वेदान्ताचार्यवर्यो सन्निधत्ताम् सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीयमुपास्महे व्यासम् वसिष्ठनप्तारम् शक्ते पौत्रमकल्मषम् पराशरात्मजम् वन्दे सुखतातन्तपोनिधिम् सम्यङ् न्यायकलापेन महता भारतेन च उपबृंहितवेदाय नमो व्यासाय विष्णवे ನಮೋಸ್ತು ತೇ ವ್ಯಾಸ ವಿಶಾಲ ಬುದ್ಧೆ ಹುಲ್ಲಾರವಿಂದಾಯತ ಪತ್ರನೇತ್ರ ಏನ ತ್ವಯ ಭಾರತ ತೈಲಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಜಡಾಂಧಪಜಲೋನ್ಮತ್ತಂ ತಮೋಭೂತಂ ಜಗದ್ಭವೇತ್ ಯದಿ ಜ್ಞಾನಹುತಾಶೇನ ತ್ವಯಾ ನೋಜ್ವಲಿತಂ ಭವೇತ್ ತಮಸಾಂಧಸ್ಯ ಲೋಕಸ್ಯ ವೇಷ್ಟಿತಸ್ಯ ಸ್ವಕರ್ಮಭಿ ಜ್ಞಾನಾಂಜನಶಲಾಕಾಭಿ ಬುದ್ಧಿ ನೇತ್ರೋತ್ಸವಕೃತ धर्मार्थ काम व्यास कीर्तन त्वया भारत सूर्येण नृणाम विनिहतंतम प्रपन्न पारिजाताय वेत्तोत्रैकपाने ज्ञानमुद्राय कृष्णाय गीतामृतदुहे नमः कृष्णम् कमलभद्राक्षम् पुण्यश्रवणकीर्तनम् जगद्योनिम् नारायण नारायणम् हरिम् कृष्णाय यादवेन्द्राय ज्ञानमुद्राय योगिने ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದನೆ ಪಾರಾಶರ್ಯವಚ ಸರೋಜಮಬಲಂ ಗೀತಾರ್ಥಗಂಧೋತ್ಕಟಂ ನಾನಾಖ್ಯಾನಕ ಕೇಸರಂ ಹರಿಕಥಾ ಸಂಬೋಧನಾ ಬೋಧಿತಂ ಲೋಕೆ ಭೂಯಾತ್ ಭಾರತ ಪಂಕಜಂ ಕಳಿಮಲ ಪ್ರಧ್ವಂಸನ ಶ್ರೇಯಸೆ ದ್ವೈಪಾಯನೋಷ್ಟಪುಟ ನಿಸ್ಸತಮಪ್ರಮೇಯಂ ಪುಣ್ಯಂ ಪವಿತ್ರಮದ ಪಾಪಾರಂ ಶಿವಂಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂತಸ್ಯ ವಿದುಷೇ ಸುಬಹುಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಶೃಣೋತಿ तुल्यम बलम भवति तस्य तदस्य चैव धर्मे चार्थे च कामेश मोक्षे च भरदर्षभ यदि हास्ति तदन्यत्र यन्मे हास्ति न कुत्रचित् महत्वात् भारवत्वाच्च महाभारतमुच्यते ತಮಸ್ಯಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಸ್ಕಂಧೋರ್ಜುನ ಭೀಮಸೇನೋಸ್ಯ ಕಾಕಾ ಮಾತೃಸುತೌ ಪುಷ್ಪಫಲೇ ಸಮೃದ್ಧೇ ಮೂಲಂ ಕೃಷ್ಣೋ ಬ್ರಹ್ಮ ಚ ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರು ಧನಂಜಯ ಕೀರ್ತನೇನ ಮಾತೃಸು ತೌ ಕಥಯತಾಂ ನ ಭವಂತಿ ರೋಗಾ ನೀಲೋಪಲ ಶಲ್ಯಗ್ರಾಹವತಿ ಕೃಪೇಣ ವಹಿನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ स्वतीर्णा खलु पाण्डवैर्णनदि कैवर्तके केशवे श्रीकृष्णाय परब्रह्मणे नमः नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ತಮಗೆಲ್ಲರಿಗೂ ಪ್ರಣಾಮಗಳು ನಳಚರಿತ್ರೆಯನ್ನು ತಾವು ನಿನ್ನೆ ಸಾಕಷ್ಟು ದೀರ್ಘವಾಗಿಯೇ ಕೇಳಿದಿರಿ ಅಂಥ ಇನ್ನು ಹದಿನೈದು ಕಥೆಗಳಿವೆ ವನಪರ್ವದಲ್ಲಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ವನಪರ್ವ ಮುಗಿಯದೇ ಇದ್ರೆ ಮಹಾಭಾರತ ಮುಗಿಯೋದೇ ಇಲ್ಲ ಆದ್ದರಿಂದ ಇದನ್ನು ಹೇಗೆ ಅಡಕ ಮಾಡುವುದು ಯಾವುದನ್ನು ಹೇಳಬೇಕು ಯಾವುದನ್ನು ಬಿಡಬೇಕು ಯಾವುದನ್ನು ಎಷ್ಟು ಹೇಳಬೇಕು ತುಂಬ ಗೊಂದಲದಲ್ಲಿದ್ದೇನೆ ಭಗವಂತ ಮೊದಲು ನನ್ನನ್ನು ಕಾಪಾಡಬೇಕು ಆಮೇಲೆ ನಿಮ್ಮನ್ನು ಕಾಪಾಡಿ ಈ ಹೊತ್ತು ಅಗಸ್ತ್ಯ ಚರಿತ್ರೆಗೆ ಪ್ರವಸ್ ನಾವು ಪ್ರವೇಶ ಮಾಡುತ್ತಿದ್ದೇವೆ ಅಗಸ್ತ್ಯ ತೀರ್ಥ ಅಂತ ಒಂದು ತೀರ್ಥ ಪಾಂಡವರು ಉತ್ತರದಲ್ಲೆಲ್ಲ ಕಾಡು ಮೇಡು ಅಲಿಯುವಾಗ ಅಲ್ಲಿದ್ದ ಋಷಿಗಳು ಒಂದೊಂದು ಕಡೆಯೂ ತೀರ್ಥಗಳ ಪರಿಚಯವನ್ನು ಮಾಡ್ತಾರೆ ಅದರಲ್ಲಿ ಈಗ ಅಗಸ್ತ್ಯ ಚರಿತ್ರೆಗೆ ಬಂದಿದ್ದೇವೆ ಋಗ್ವೇದದಲ್ಲಿ ಅಗಸ್ತ್ಯದೃಷ್ಟವಾದ ಮಂತ್ರಗಳಿವೆ ಅವುಗಳನ್ನು ಮಹಾಭಾರತ ರಾಮಾಯಣಾದಿಗಳಲ್ಲಿ ಬರುವ ಪ್ರಸಂಗಗಳನ್ನು ಅಗಸ್ತ್ಯರ ಅತಿಮಾಂಶ ಚರಿತ್ರೆಗಳನ್ನು ಉಪಯೋಗ ಮಾಡಿಕೊಂಡು ಅಗಸ್ತ್ಯ ಎಂಬ ಹೆಸರಿನಿಂದಲೇ ಒಂದು ಕಾದಂಬರಿಯನ್ನು ನಾನು ಬರೆದೆ ಈ ಪುಸ್ತಕ ಮತ್ತೆ ಪ್ರಿಂಟ್ ಆಗ್ತಾ ಇದೆ ಬೇಗ ತಗೊಂಡ್ಬರ್ತೇವೆ ಅಂತ ಹೇಳ್ತಿದ್ದಾರೆ ಪಬ್ಲಿಷರ್ಸ್ ಯಾವಾಗ ಬರ್ತಾರೆಯೋ ಗೊತ್ತಿಲ್ಲ ನಿಮಗದರಲ್ಲಿ ಕುತೂಹಲ ಉಂಟಾಗಲಿ ಪ್ರಾತಸ್ಮರಣೀಯರಾದ ಋಷಿಗಳ ಉಪಕಾರವನ್ನು ತಾವು ನೆನೆಸಿಕೊಳ್ಳಲಿ ಅಂತ ಸ್ವಲ್ಪ ಅದನ್ನು ವಿವರಿಸ್ತೇನೆ ಅದಕ್ಕೆ ಹೊಂದಿಕೊಂಡಂತೆಯೇ ನಹುಷ ಚರಿತ್ರೆ ಅದು ಕೊನೆಯಲ್ಲಿ ಬರ್ತದೆ ವನಪರ್ವದಲ್ಲಿ ಆದರೆ ಈ ಸ್ವಲ್ಪ ಕ್ರಮವನ್ನು ಆನುಪೂರ್ವಿಯನ್ನು ನಾನು ಬದಲಿಸಿಕೊಂಡಿರೋ ಕಾರಣ ಏನು ಅಂದ್ರೆ ಕೊಂತಕ್ಕೆ ಸೇರಿದ ಹಾಗೆ ಕಥೆಗಳು ಬಂದುಬಿಟ್ಟರೆ ನಿಮಗೆ ಕೇಳುವುದಕ್ಕೆ ಸಂಗತಿ ಸಿಗ್ತದೆ ಇಲ್ಲದೆ ಹೇಳಿದ್ದನ್ನು ಪುನಃ ಹೇಳಿದ್ರು ಅಂತ ಅನಿಸಬಾರದು ಅದಾದ ಮೇಲೆ ಸ್ವಲ್ಪ ಋಷ್ಯಶೃಂಗ ಚರಿತ್ರೆಯನ್ನು ಮುಟ್ಟುತ್ತೇನೆ ಸಗರ ಚರಿತ್ರೆ ಪರಶುರಾಮ ಚರಿತ್ರೆ ಅಷ್ಟಾವಕ್ರ ಗೀತೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೇನೆ ಅದಾದ ಮೇಲೆ ಸೌಗಂಧಿಕಾಹರಣ ಭೀಮ ಹನುಮರ ಪರಸ್ಪರ ಭೇಟಿಯ ಪ್ರಸಂಗ ರೋಮಹರ್ಷಕ ಪ್ರಸಂಗ ಇಷ್ಟಕ್ಕೆ ಸಾಕಾಗಬಹುದು ಅದಾದ ಮೇಲೆ ಮಾರ್ಕಂಡೇಯರು ವರ್ಣನೆ ಮಾಡುವ ಮತ್ಸ್ಯಾವತಾರ ಚರಿತ್ರೆ ಧರ್ಮವ್ಯಾಸನ ಉಪಾಖ್ಯಾನ ಘೋಷಯಾತ್ರಾ ಪ್ರಕರಣ ದ್ರೌಪದಿ ಸತ್ಯಭಾಮ ಸಂವಾದ ಸೂಕ್ಷ್ಮದಲ್ಲಿ ರಾಮೋಪಾಖ್ಯಾನ ಸಾವಿತ್ರಿ ಚರಿತ್ರೆ ದುರ್ವಾಸಾತಿಥ್ಯ ಕುಂಡಲಾಹರಣ ಕರ್ಣನಿಗೆ ಹುಟ್ಟಿನಿಂದಲೇ ಬಂದಿದ್ದ ಆ ಕುಂಡಲಗಳನ್ನು ಇಂದ್ರ ಬಂದು ಕಸಿದುಕೊಂಡು ಹೋಗ್ತಾನೆ ಅವನಿಗೊಂದು ದಾನವನ್ನು ಕೊಡ್ತಾನೆ ಈ ಕಥೆ ಇಲ್ಲಿ ಬರ್ತದೆ ಕುಮಾರವ್ಯಾಸ ಇದನ್ನು ತಿರುವುಮುರು ಮಾಡಿ ಯುದ್ಧ ಭೂಮಿಯಲ್ಲಿ ಕರ್ಣನನ್ನು ಸಾಯಿಸುವುದಕ್ಕೆ ಕೃಷ್ಣ ತಂತ್ರ ಮಾಡಿದ ಅಂತ ಅಲ್ಲಿಲ್ಲದ ಕಥೆಯನ್ನು ಇಲ್ಲಿಂದ ಅಷ್ಟು ದೊಡ್ಡ ಕವಿ ಅದ್ಭುತವಾಗಿ ಬರೆದ ಕವಿ ಯಾತಕ್ಕೆ ವಕ್ರ ಮಾಡಿದನೋ ಗೊತ್ತಿಲ್ಲ ಮಹಾಭಾರತದ ಕಥೆಯಲ್ಲಿ ಒಂದು ಹನಿ ಒಂದು ಎಳೆ ನೀವು ಹೆಚ್ಚು ಕಮ್ಮಿ ಮಾಡಿದರೆ ಅರ್ಥಗಳೆಲ್ಲ ಅಪಾರ್ಥವಾಗಿ ಹೋಗ್ತವೆ ಮೆಚ್ಚಬೇಕಾದ ಜಾಗದಲ್ಲಿ ಮೆಚ್ಚಬೇಕು ಎಚ್ಚರಿಕೆ ಕೊಡಬೇಕಾದಲ್ಲಿ ಕೊಡಬೇಕು ಕನ್ನಡ ಕವಿಗಳನ್ನು ನಂಬುವಂತಿಲ್ಲ ಸಂಸ್ಕೃತ ಕವಿಗಳಲ್ಲಿಯೂ ಮೂಲ ಗ್ರಂಥಕ್ಕೆ ಭಂಗವನ್ನು ತಂದವರನ್ನು ನಂಬುವಂತಿಲ್ಲ ಪದೇ ಪದೇ ಹೇಳ್ತೇನೆ ನಾವು ವಾಲ್ಮೀಕಿಯ ರಾಮಾಯಣಕ್ಕೆ ವ್ಯಾಸರ ಮಹಾಭಾರತ ಶುಕಾಚಾರ್ಯರ ಭಾಗವತ ಇವುಗಳಿಗೆ ಶರಣ ಹೋಗಬೇಕು ನಮ್ಮನ್ನು ಕಾಪಾಡತಕ್ಕ ತ್ರಿವೇಣಿ ಸಂಗಮ ಈ ಮೂರು ದಿವ್ಯ ಸ್ರೋತಗಳು ಏನು ಹೇಳಿದ್ದೆ ಹೇಳ್ತಾರೆ ಏನು ಬೇಡಿ ಇದೇ ಉಪನ್ಯಾಸಗಳನ್ನು ರಾಮಾಯಣ ಭಾರತ ಭಾಗವತ ಎಷ್ಟು ಸಲ ಹೇಳಿದರೂ ನಿಮಗೆ ಬೇಜಾರಾಗೋದಿಲ್ಲ ಕೇಳಿ ಸಂತೋಷ ಪಡ್ತೀರಿ ಅಗಸ್ತ್ಯ ಚರಿತ್ರೆ ವೇದದಲ್ಲಿ ಬರ್ತದೆ ರಾಮಾಯಣದಲ್ಲಿ ಬರ್ತದೆ ಮಹಾಭಾರತದಲ್ಲಿ ಬರ್ತದೆ ಅನೇಕ ಪುರಾಣಗಳಲ್ಲಿ ಬರ್ತದೆ ಈ ಚರಿತ್ರೆಯ ಅಂಶವನ್ನು ಸ್ವಲ್ಪ ಗಮನಿಸೋಣ ಅಗಸ್ತ್ಯರು ಉತ್ತರ ಭಾರತದವರೇ ದಕ್ಷಿಣ ಭಾರತದವರೇ ಈ ಕೆಲವರಿಗೆ ಇದು ಬೇಡದೇ ಪ್ರಶ್ನೆಗಳೆಲ್ಲ ಎಬ್ಬಿಸ್ತಾರೆ ಲೊಕ್ಯಾಲಿಟಿ ಬೇಕವರಿಗೆ ಅವರಿಗೆ ಎಲ್ಲಿಯವರು ಅನ್ನೋದು ಮುಖ್ಯ ಅಲ್ಲ ಎಂಥವರು ಅನ್ನೋದು ಮುಖ್ಯ ಅವರು ಎಲ್ಲಿಯವರಾದ್ರೂ ನಮಗೇನಂತೆ ಇಡೀ ಭಾರತ ದೇಶಕ್ಕೆ ಸೇರಿದವರು ದೊಡ್ಡ ಕೆಲಸ ಮಾಡಿದವರು ಸಣ್ಣ ಊರಲ್ಲೇ ಹುಟ್ಟಿರಬಹುದು ಹಲ್ಕಾಯಿ ಕೆಲಸ ಮಾಡೋರು ದೊಡ್ಡ ಊರಲ್ಲೇ ಹುಟ್ಟಿರಬಹುದು ತಗೊಂಡೇನ್ ಮಾಡ್ತೀರಿ ಊರು ದೊಡ್ಡದಲ್ಲ ವ್ಯಕ್ತಿ ದೊಡ್ಡದು ಅಗಸ್ತ್ಯರು ಕುಂಭ ಸಂಭವರು ಅವತ್ತು ಸ್ವಲ್ಪ ಹೇಳಿದೆ ದ್ವಾದಶಾದಿತ್ಯದಲ್ಲಿ ಮಿತ್ರ ಮತ್ತು ವರುಣ ಅಂತ ಎರಡು ಅಂಶಗಳು ಪ್ರಾತಃ ಕಾಲ ಮೂರು ಗಂಟೆ ನಾಲ್ಕು ಗಂಟೆ ಹೊತ್ತಿನಿಂದ ಹಿಡಿದು ಮರುದಿವಸ ಬೆಳಗ್ಗೆ ಮೂರು ಗಂಟೆ ನಾಲ್ಕು ಗಂಟೆ ತನಕ ಇರುವ ಇಪ್ಪತ್ನಾಲ್ಕು ಗಂಟೆಗಳ ಕಾಲವನ್ನು ವೈದಿಕ ಮಹರ್ಷಿಗಳು ಎರಡೆರಡು ಗಂಟೆಗಳನ್ನಾಗಿ ವಿಭಾಗಿಸಿ ಆ ಹನ್ನೆರಡು ಏನು ಸಂಖ್ಯೆ ಬರುತ್ತದೆ ಅದಕ್ಕನುಗುಣವಾಗಿ ಒಬ್ಬನೇ ಭಗವಂತ ಸೂರ್ಯ ಆದಿತ್ಯ ತನ್ನ ಹನ್ನೆರಡು ರೂಪಗಳಲ್ಲಿ ಭಗ ಅರ್ಯಮ ಸವಿತಾ ಪೂಷ ತ್ವಷ್ಟ ಆಮೇಲೆ ಅರ್ಯ ಇದು ವರುಣ ಇತ್ಯಾದಿ ರೂಪಗಳು ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳಿದ್ದಾರೆ ಒಬ್ಬನೇ ಸೂರ್ಯ ಋತುಗಳ ಭೇದದಿಂದ ನಾನಾ ರೂಪದಲ್ಲಿ ಕಾಣಿಸ್ತಾನೆ ಮಾಘಿ ತಿಂಗಳಲ್ಲಿ ತಂಪಾಗಿರುತ್ತೆ ಸೂರ್ಯ ಬೆಳದಿಂಗಳಿದ್ದಾಗಿರುತ್ತೆ ವೈಶಾಖ ಮಾಸದಲ್ಲಿ ತುಂಬಾ ಜೋರಾಗಿರ್ತಾನೆ ಒಬ್ಬನೇ ಸೂರ್ಯ ಯಾತಕ್ಕೆ ಹೀಗಿರ್ತಾನೆ ಅಂದ್ರೆ ಭೂಮಿಗೆ ಅವನಿಗೆ ಇರುವ ಅಂತರದ ವ್ಯತ್ಯಾಸದಿಂದ ಹೀಗೆಲ್ಲ ಆಗುತ್ತೆ ನಾನಾ ಲಿಂಗದ್ವಾ ಧೃತೂನಾಂ ನಾನಾ ಸೂರ್ಯತ್ವಂ ವೇದದಲ್ಲಿ ಹೇಳಿಬಿಟ್ರಿ ಮಾತನ್ನ ಋತುಗಳ ಲಿಂಗಭೇದದಿಂದ ಚಿಹ್ನಾಭೇದದಿಂದ ಸೂರ್ಯ ಬಾಹುಳ್ಯವನ್ನು ಹೇಳ್ತೇವೆ ಒಬ್ಬನೇ ಸೂರ್ಯ ಏಕೋಗ್ನಿ ಏನೇನು ಹೇಳಿದ ಒಬ್ಬನೇ ಅಗ್ನಿ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಹೆಸರಿನಿಂದ ಕಲಿಸಿಕೊಳ್ತಾನೆ ಅದೇ ರೀತಿಯಲ್ಲಿ ಭಗವಂತ ಬೆಳಗು ಮುಂಜಾನೆ ಆಗೋದಕ್ಕೆ ಎಷ್ಟೋ ಪೂರ್ವದಲ್ಲಿ ಭಗನೆಂಬ ಹೆಸರಿನಿಂದ ದರ್ಶನವನ್ನು ಕೊಡ್ತಾನೆ ಅವನು ಕಣ್ಣಿಲ್ಲದ ದೇವತೆ ದಕ್ಷಿಣ ಯಜ್ಞದಲ್ಲಿ ಅವನಿಗೆ ಕಣ್ಣನ್ನು ಕಿತ್ತು ಆ ಕಣ್ಣಿಲ್ಲದ ದೇವತೆ ನಿಮ್ಮನ್ನು ಕಣ್ಣೆದುರಿಗೆ ನೋಡದೆಯೇ ಕೋರ್ಟಲ್ಲಿ ತಕ್ಕಡಿ ಹಿಡ್ಕೊಂಡಿರೋ ದೇವತೆ ಇರುವಂತೆ ನಿಮ್ಮ ಪುಣ್ಯ ಪಾಪಕ್ಕೆ ಏನೇನು ಕೊಡಬೇಕೋ ಅದನ್ನು ಕೊಡ್ತಾನೆ ಭಗ ಕೊಡುವುದು ಭಾಗ್ಯ ನಮ್ಮ ಭಾಗಕ್ಕೆ ಬಂದದ್ದು ಭಾಗಧೇಯ ಈ ಶಬ್ದಗಳೆಲ್ಲವೂ ಭಗ ಭಗವಂತ ಈ ಶಬ್ದಗಳೆಲ್ಲ ವೇದೋಕ್ತವಾದ ಶಬ್ದಗಳು ಭಗ ಅಂದ್ರೆ ಐಶ್ವರ್ಯ ಐಶ್ವರ್ಯವನ್ನು ಕೊಡತಕ್ಕ ದೇವರು ಭಗ ಸೂರ್ಯೋದಯಕ್ಕೆ ಮುಂಚೆ ಅವನೇ ಸವಿತಾ ಆಮೇಲೆ ಮೈತ್ರ ಮಿತ್ರ ಅಂತ ಹೇಳ್ತಾರೆ ಇದು ಹನ್ನೆರಡು ರೂಪ ಅದರಲ್ಲಿ ಮಿತ್ರ ಅಂತ ಒಂದು ಅಂಶ ವರುಣ ಅಂತ ಒಂದು ಅಂಶ ಇದೆಲ್ಲ ನೀವು ಯೋಗದಲ್ಲಿ ಧ್ಯಾನ ಮಾಡಬೇಕು ವೇದದಲ್ಲಿ ಇದೆ ಅಂತ ತೋರಿಸ್ತಾ ಇದ್ದೇನೆ ಅಸ್ತಂಗತಃ ಸೂರ್ಯ ವರುಣ ವಿಧೀಯತೆ ಪಶ್ಚಿಮ ಸಮುದ್ರದಲ್ಲಿ ಸಾಯಂಕಾಲ ಮುಳುಗಿದ ಮೇಲೆ ಅದೇ ಸೂರ್ಯನನ್ನು ವರುಣ ಅಂತ ಕರಿತೇವೆ ಅವು ಕಣ್ಣಿಗೆ ಕಾಣಿಸೋದಿಲ್ಲ ನಿಮ್ಮ ಹೃದಯ ಸಮುದ್ರದಲ್ಲಿ ನಿಂತು ನೀವು ಮಾಡುವ ಪುಣ್ಯ ಪಾಪಗಳನ್ನೆಲ್ಲ ನೋಡ್ತಾ ನಮ್ಮಲ್ಲಿ ಪಾಪಶಕ್ತಿ ಉದ್ಭವ ಆದರೆ ತನ್ನ ಪಾಶದಿಂದ ಕಟ್ಟಿ ಹಾಕ್ತಾನೆ ಅದಕ್ಕೆ ವರುಣ ಪಾಶ ವರುಣ ಪಾಶವನ್ನು ಯಾರೂ ತಪ್ಪಿಸಿಕೊಳ್ಳಾರರು ಅವನಿಗೆ ಧೃತವ್ರತ ಎಂಬುದಾಗಿ ಹೆಸರು ಕುಲಶೇಖರಾಳ್ವಾರರ ತಂದೆಯವರ ಹೆಸರು ಧೃತವ್ರತರಾಯ ಎಂಬುದಾಗಿ ಶ್ರೀರಂಗದ ಕೋಟೆ ಕಟ್ಟಿಸು ಮಹಾನುಭಾವರು ಧೃತವ್ರತ ವರುಣನ ಹೆಸರು ಆ ವರುಣನ ಸತ್ಯಾಂಶ ಮಿತ್ರನ ಲೋಕಕಾರುಣ್ಯ ಎರಡೂ ಕೋಡಿ ಕುಂಭದಲ್ಲಿ ಹುಟ್ಟಿದವರು ಅಗಸ್ತ್ಯ ಮಹರ್ಷಿಗಳು ಊರ್ವಶಿ ಪ್ರೇರಣೆ ಇತ್ತು ಊರ್ವಶಿ ಪುತ್ರರು ವಸಿಷ್ಠರು ಅಷ್ಟೇ ಇವರು ಅಷ್ಟೇ ನಿನ್ನೆ ಸಾಕಷ್ಟು ಹೇಳಿದ್ದೇನೆ ಊರ್ವಶಿ ವಿಷಯ ನಿಮ್ಗೆ ಎಷ್ಟಾದರೂ ಹತ್ತಿರ ತಲೆಗೆ ಬಿಡಲಿ ಬೇರೆ ವಿಷಯ ಇಲ್ಲೇನೋ ಇದೆ ಅನ್ನೋಷ್ಟು ಗೌರವ ಉಂಟಾದರೂ ಸಾಕು ನಮಗೆ ಇವರೇನೋ ಬುಡುಬುಡಿಕೆ ಹೇಳಿದ್ರು ಅಂತ ತಿಳ್ಕೋಬೇಡಿ ಈ ದೈವತಾಂಶಗಳ ಸ್ವರೂಪವನ್ನು ಬಹಿರಂಗವಾಗಿ ಹೇಳಬಾರದು ಅಂತ ಮುಚ್ಚಿಟ್ಟು ಮುಚ್ಚಿಟ್ಟು ನಾವು ಇವತ್ತು ಈ ಅಧಪಾತ ಸ್ಥಿತಿಗೆ ಬಂದಿದ್ದೇವೆ ಹೇಳಿದ್ರೆ ಅರ್ಥ ಆಗುವುದಿಲ್ಲ ಜನಗಳಿಗೆ ಊರ್ವಶೇಂದ್ರ ದೇವದೇಶ ವೇಷಪುತ್ರರು ಹೀಗೆ ಮಾತಾಡಿಬಿಟ್ರೆ ನೀವು ಅಗಸ್ತರ ಬಗೆಗೆ ಏನರ್ಥ ಆಗುತ್ತೆ ಯಾವ ಉರ್ವಶಿ ಸ್ವರೂಪವನ್ನು ಅಷ್ಟು ಲಘುವಾಗಿ ಮಾತನಾಡಬೇಡಿ ದಿವ್ಯ ಸ್ಫೂರ್ತಿ ಸ್ವರೂಪಿಣಿ ಎದ್ದು ಕುಣಿಯುವ ಶಕ್ತಿ ಎದ್ದು ಕುಣಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಉತ್ ಪ್ಲಸ್ ಲಾಸ ಉಲ್ಲಾಸ ಶಬ್ದ ಹಾಕ್ತಾರೆ ನೋಡಿ ಎಟಿಮಾಲಜಿ ದೈವ ಸಂಸ್ಕೃತ ಓದಿ ಅರ್ಥವಾಗುತ್ತೆ ಉಲ್ಲಾಸ ಅದನ್ನೇ ಸ್ಫೂರ್ತಿ ಇನ್ಸ್ಪಿರೇಷನ್ ಎನ್ ಥಿಯೋ ದೇವರು ಥಿಯೋ ದೇವರು ಥಿಯೋ ನಿಮ್ಮಲ್ಲಿ ಪ್ರವೇಶ ಮಾಡ್ತಾನೆ ಗ್ರೀಕ್ ಭಾಷೆಯಲ್ಲಿ ಹೇಳ್ತಾರೆ ಅದು ಎಂಥ್ಯೂಸಿಯಾಸಮ್ ಅಂತ ಹೇಳ್ತೇವೆ ಇಸ್ ವೆರಿ ಎಂಥ್ಯೂಸಿಯಾಸ್ಟಿಕ್ ಅಂದ್ರೆ ಇನ್ಸ್ಪೈರ್ಡ್ ಅಂದ್ರೆ ದೇವತಾ ಶಕ್ತಿ ಒಳಗೆ ಆಹ್ವಾನವಾಗಿದೆ ಎದ್ದು ಕುಣಿತಾ ಇದೆ ಅನ್ನೋ ಅರ್ಥ ಇಂಥ ಅಗಸ್ತ್ಯ ಮಹರ್ಷಿಗಳು ಇದ್ದ ಕಾಲ ಯಾವುದು ಪರಶುರಾಮರ ಸಮಕಾಲ ಶ್ರೀರಾಮ ಪರಶುರಾಮ ಅಗಸ್ತ್ಯರು ಜಮದಗ್ನಿ ಕಣ್ವ ಚವನ ಇವರೆಲ್ಲ ವಿಶ್ವ ಇವರು ಪರಶುರಾಮರು ಹೇಳಿದ್ನಲ್ಲ ಇವರೆಲ್ಲ ಒಂದೇ ಕಾಲದಲ್ಲಿದ್ದ ಮಹರ್ಷಿಗಳು ತ್ರೇತಾಯುಗದವರು ಅದೇ ತ್ರೇತಾಯುಗದಲ್ಲಿ ಭಯಂಕರವಾದ ಘರ್ಷಣೆಗಳು ಸಮಾಜದಲ್ಲಿ ವರ್ಗಗಳಲ್ಲಿ ನಡೀತಾ ಇದ್ದವು ದುಷ್ಟರಾದ ಆಡಳಿತಗಾರರು ಬ್ರಹ್ಮವಿದ್ಯಾ ಸಂಪಾದನೆ ಮಾಡುವ ಮಹರ್ಷಿಗಳನ್ನು ನಿಮ್ಮದೇ ನಮಃ ಅಂತ ಹೇಳಿದರು ಇವತ್ತಿನ ಹಾಗೆ ಶುರುವಾಯಿತು ಜಗಳ ಅದೇ ಬ್ರಾಹ್ಮಣರ ಸ್ವತ್ತು ಕದಿಯುವುದು ಗೋವನ್ನು ಕದಿಯುವುದು ಗೋ ಅಪಹಾರ ಜಮದಗ್ನಿ ಕಥೆಯಲ್ಲಿ ಇದೆ ವಸಿಷ್ಠಾಶ್ರಮದಲ್ಲಿ ವಿಶ್ವಾಮಿತ್ರರು ಪೂರ್ವಾಶ್ರಮದಲ್ಲಿ ಮಾಡಿದ್ದು ಇದೆ ಇದು ಭಯಂಕರವಾದ ಕಥೆ ಇದು ಬ್ರಾಹ್ಮಣರ ಗೋವು ಅಂದ್ರೆ ವೇದ ವೇದ ಅಥವಾ ವಾಕ್ಶಕ್ತಿ ತಪಶಕ್ತಿ ಏನು ಬೇಕಾರಾಗ್ಬೋದು ಅದನ್ನು ಕದಿಯೋದಂದ್ರೇನು ಮುಚ್ಚಿಟ್ರು ಬ್ರಾಹ್ಮಣರು ವೇದಗಳನ್ನು ಕೊಡಲಿಲ್ಲ ಅಪ್ಪ ಬಿಚ್ಚಿಡ್ತಾ ಇದ್ದೇನೆ ಎಷ್ಟು ಜನಕ್ಕೆ ತಿಳಿಯುತ್ತೆ ನೋಡಿ ಅರ್ಥ ಆಗುತ್ತೆ ನಿಮಗೆ ವೇದ ಮುಚ್ಚಿಡೋದಲ್ಲ ಕಣ್ಣೆದುರಿಗೆ ಇದ್ದಾನೆ ಸೂರ್ಯ ಎಷ್ಟು ಗೊತ್ತಾಗ್ತದೆ ನಿಮಗೆ ವಿಶ್ವಂ ವಿಷ್ಣು ಷಟ್ಕಾರ ಇಡೀ ಜಗತ್ತೇ ನಿಮ್ಮೆದುರಿಗಿದೆ tell me how much of the world you understand ಯಕ್ಷ ಸ್ವರೂಪವಲ್ಲ ನಿಮ್ಮೆದುರಿಗೇ ಇದ್ದಾನೆ ದೇವರು ನೋಡ್ಲಾರ್ರಿ ಕಣ್ಣಿಗೆ ಚಿಕಿತ್ಸೆ ಇಲ್ಲ ಕಣ್ಣಿಗೆ ರೂಪ ಇಲ್ಲ ಯಾಕೆ ಹೃದಯಕ್ಕೆ ಹತೋಟಿ ಇಲ್ಲ ಸಂಸ್ಕಾರವಿಲ್ಲ ಅಸಂಸ್ಕೃತವಾದ ಹೃದಯದಿಂದ ನೀವು ಏನನ್ನ ಕಂಡ್ರೂ ನಿಮಗೆ ಅರ್ಥ ಆಗೋದಿಲ್ಲ ಅದು ದ್ವೇಷ ಮಾಡುವುದು ಸುಲಭ ಚೂ ಬಿಡುವುದು ಕೋಪ ಬ್ರಾಹ್ಮಣರ ಮೇಲೆ ನಮ್ಮೆಲ್ಲ ಅನರ್ಥಗಳಿಗೆ ಬ್ರಾಹ್ಮಣರೇ ಮೂಲ ಬ್ರಾಹ್ಮಣರೇ ಮೂಲ ಹೇಳಿ ಹೇಳಿ ಹೇಳಿ ಅರವತ್ತು ವರ್ಷದಿಂದ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಅನರ್ಥ ಪರಂಪರೆಗಳನ್ನು ಮಾಡಿದ್ದಾರೆ ಪುರೋಹಿತ್ ಶಾಹಿ ಪುರೋಹಿತ್ ಶಾಹಿ ಒಬ್ಬರು ನಿವೃತ್ತ ವೈಸ್ ಚಾನ್ಸಲರ್ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇದನ್ನೆಲ್ಲ ಹಲವು ಸಲ ಹೇಳಿ ಯತಿಗಳನ್ನು ಬ್ರಾಹ್ಮಣ ಯತಿಗಳನ್ನು ನೇಣು ಹಾಕಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅವ್ರಿಗೊಂದು ದಬಾಯಿಸಿದೆ ಪತ್ರಿಕೆಯಲ್ಲಿ ವಿಜಯ ಕರ್ನಾಟಕದಲ್ಲಿ ಉಸಿರು ಮುಚ್ಚೋಯ್ತು ಅವ್ರಿಗೆ ಆಮೇಲೆ ಇನ್ನೊಂದು ಸಲ ಶಬ್ದ ಹೇಳಿರಿ ನೀವು ವಿಶ್ವವಿದ್ಯಾಲಯದಲ್ಲಿ ಘನತೆ ವ್ಯತ್ಯ ಜಾಗದಲ್ಲಿ ಕೂತವರು ನೀವು ಇಂತಹ ಬೇಜವಾಬ್ದಾರಿ ಆಡಬಹುದು ಶಾಹಿ ಶಬ್ದಕ್ಕೆ ಆಡಳಿತ ಅಂತ ಅರ್ಥ ಅದು ಹಿಂದಿ ತುರುಕರ ಭಾಷೆ ಅದು ಶಾಹಿ ಇಮಾಮ್ ಅಂದಾಗೆ ಆದಿಲ್ ಶಾಹಿ ಇಬ್ರಾಹಿಂ ಶಾಹಿ ಶಾಹಿ ರಾಜ್ಯಗಳು ಒಡೆದವಲ್ಲ ಗೋಲ್ಕೊಂಡ ಬೀದರ್ ನಿಟ್ಟಾವೂರು ಅಳುವುದು ಬ್ರಾಹ್ಮಣ ಶಾಹಿ ಅಂದ್ರೆ ಪುರೋಹಿತ ಶಾಹಿ ಬ್ರಾಹ್ಮಣರು ರಾಜ್ಯವನ್ನ ಆಡಿದರು show me one instance where Brahmins have built a party and ruled over this country ಬ್ರಾಹ್ಮಣರು ಕ್ಷತ್ರಿಯ ವಿದ್ಯೆಗಳಿಲ್ಲ ನಮ್ದು ಇದು ಅಂದ್ರು ಆಡಳಿತ ಮಾಡುವ ನಿಯಂತ್ರಿಸ್ತೇವೆ ಇದ್ದ ಹಾಗೆ ಲಗಾಮ್ ಕುದುರೆಗಿಂತ ಹೆಚ್ಚು ಅಂತ ಕೇಳಿದ್ರೆ ಅದು ಕುದುರೆ ಬಾಯಲ್ಲೇ ಇರುತ್ತೆ ಅದು ಅದು ಸಾರಥಿ ಕೈಯಲ್ಲಿರ್ತದೆ ಅದಿಂದ ಎದ್ರೆ ಕೂದ್ರೆ ನಿಮ್ಮನ್ನು ಕೊರಕಲು ಹೋಗಿ ತಳ್ಳಿ ಹಾಕಿಬಿಡ್ತದೆ ಬ್ರಾಹ್ಮಣನೆಂಬ ಹಗ್ಗದಿಂದ ಕ್ಷತ್ರಿಯನೆಂಬ ಶಿಶು ಕ್ಷತ್ರಿಯ ರಮಣಿಯ ಹೊಟ್ಟೆಯಲ್ಲಿ ಹುಟ್ಟುವಾಗ ದೇವತೆಗಳು ಕಟ್ಟಿ ಹಾಕಿದರು ವೇದದಲ್ಲಿ ಯಜುರ್ವೇದ ಸಂಹಿತೆಯಲ್ಲಿ ಕಥೆ ಬರ್ತದೆ ಒಬ್ಬ ಕ್ಷತ್ರಿಯ ಪತ್ನಿಯ ಹೊಟ್ಟೆಯಲ್ಲಿ ಮಗು ಅಂಕುರವಾದ ಕೂಡಲೇ ಬ್ರಾಹ್ಮಣನೆಂಬ ಹಗ್ಗದಿಂದ ದೇವತೆಗಳು ಅದನ್ನು ಕಟ್ಟಿದರು ಇವನು ಎಲ್ಲಿ ಉದ್ದಂಡಾಗಿ ಬಿಡ್ತಾನೆ ಲೋಕದಲ್ಲಿ ಪಶ್ಚಿಮದಲ್ಲಿ ನೆಪೋಲಿಯನ್ ಹಿಟ್ಲರ್ ಆದಾಗ ಆಗಬಾರದು ಅಂತ ಬ್ರಹ್ಮಶಕ್ತಿಯಿಂದ ಕಟ್ಟಿ ಹಾಕಿದರು ಇದು ಬಹಳ ದೊಡ್ಡ ಕಥೆ ಅದಕ್ಕೆಲ್ಲ ಸಿಂಬಾಲಿಕ್ ಮೀನಿಂಗ್ ಬಹಳ ದಯವಿಟ್ಟು ವೇದ ಸಂಸ್ಕೃತಿ ಪರಿಚಯ ಐದನೇ ಸಂಪುಟವನ್ನು ಓದಿ ವಸಿಷ್ಠ ವಿಶ್ವಾಮಿತ್ರ ತಿಕ್ಕಾಟದ ಕಥೆ ಅದು ಒಂದು ಅಂಶ ಅಗಸ್ತರಿಗೆ ಸಂಬಂಧಪಟ್ಟದ್ದು ಏನಾಯಿತು ಜಮದಗ್ನಿ ಮಹರ್ಷಿಗಳ ಕೊಲೆಯಾಯಿತು ಬಹಳ ದೊಡ್ಡ ಬ್ರಹ್ಮಿಷ್ಟ ಯಾವನ ಹೆಸರನ್ನು ಹೇಳಿದರೆ ರಾಕ್ಷಸರು ಸಾಯ್ತಿದ್ರೋ ಜಮತ್ ಅಗ್ನಿ ಚೆನ್ನಾಗಿ ಪ್ರಜ್ವಲಿಸುವ ಅಗ್ನಿ ಸ್ವರೂಪರು ಅವರ ಮುಖದಲ್ಲಿ ತೇಜಸ್ ಎದು ಕಾಣ್ತಿತ್ತು ಇವತ್ತಿಗೂ ತುಂಬಾ ಶ್ರೇಷ್ಠವಾದ ಬ್ರಾಹ್ಮಣರು ನೋಡಿದ್ರೆ ಜಮದಗ್ನಿ ಇದ್ದಾಗಿದ್ದಾರೆ ಅಂತ ಹೇಳ್ತಾರೆ ಭೃಗುವಂಶದವರು ವಂಶದವರು ಆಂಗಿರಸ ಗೋತ್ರದವರು ಆ ಜಮದಗ್ನಿಯನ್ನ ಕೊಲೆ ಮಾಡಿದ್ರು ಇವರಿಂದಲೇ ಇಷ್ಟಲ್ಲ ಅನರ್ಥ ಅಂತ ಕಾರ್ತಿವೀರ್ಯ ಅರ್ಜುನ ಅದನ್ನು ಮಾಡಿಬಿಟ್ಟ ಪರಶುರಾಮರಿಗೆ ಕೋಪ ಉಂಟಾಯಿತು ತಂದೆಯಲ್ಲಿ ತುಂಬ ಪ್ರೀತಿ ಈ ದುಷ್ಟ ಕ್ಷತ್ರಿಯರನ್ನ ಒಬ್ಬರನ್ನೂ ಇಲ್ಲದೆ ಮಾಡ್ತೇನೆ ಎಂದರು ಒಬ್ಬನ ಸಲುವಾಗಿ ಒಂದು ಇಡೀ ಕ್ಷತ್ರಿಯ ಕುಲ ನಾಶ ಮಾಡುವುದೇ ನೀವು ಕೇಳ್ತೀರಿ ಒಬ್ಬ ಬಹಿರಂಗವಾಗಿ ಅಭಿವ್ಯಕ್ತಿ ಮಾಡಿದ ಉಳಿದವರಿಗೆಲ್ಲ ಪೊಟೆನ್ಷಿಯಲಿ ದ್ವೇಷ ಇತ್ತು ಇವತ್ತು ಒಬ್ಬ ರಾಜಕಾರಣಿಯಲ್ಲ ಎಲ್ಲೋ ಅಪರೂಪಕ್ಕೆ ಒಬ್ಬರಿಬ್ಬರನ್ನು ಬಿಟ್ರೆ ರಾಜಕಾರಣಿಗಳ ಕುಳವೆಲ್ಲ ಇವತ್ತು ಆಂಟಿ ಹಿಂದೂ ಈ ದೇಶ ನಂಬಿಕೊಂಡು ಬಂದ ಸಂಸ್ಕೃತಿಯನ್ನು ದ್ವೇಷ ಮಾಡ್ತಾ ಕೂತಿದ್ದಾರೆ ಇವತ್ತು ಪೇಪರ್ನಲ್ಲಿ ನೋಡಿ ಮತ್ತೆ ಹೇಳಿದ್ದೇ ಹೇಳುವರು ಕೇಳಿದ್ದೇ ಕೇಳುವರು ವಿರಾಟ್ ವಿಶ್ವ ಹಿಂದೂ ಇಪ್ಪ ಇದು ಯಾರ ವಿರುದ್ಧವಲ್ಲ ಹಿಂದೂಗಳನ್ನು ಸಂಘಟನೆ ಮಾಡ್ತಾ ಕೂತಿದ್ದೇವೆ ನಾನು ಅವರು ವಕಾಲ್ ತಗೊಂಡಿದ್ದೇನೆ ತಿಳ್ಕೋಬೇಡಿ we are not against anybody we are trying to unite our devs ಅವರು ಅಂಬೇಡ್ಕರ್ ಅವರಿರ್ಬೋದು ಬಸವಣ್ಣವ್ರ ಕಡೆಯವರಿರ್ಬೋದು ಕನಕದಾಸರವ್ರ ಕಡೆಯವರಿರ್ಬೋದು ನಾವೆಲ್ಲ ಒಂದಾಗಿದ್ದೇವೆ ಅಂತ ಹೇಳ್ತೇವೆ why should you be frightened with this ನಿಮ್ಗೆ ಯಾಕೆ ಭಯ ಇದ್ದಾರೆ ಅಂತ ಕೇಳಿದ್ರೆ ಹಾಗಿದ್ರೆ ನೀವು ಒಡಕರು ದಲಿತರನ್ನು ಬೇರೆ ಅಂತೀರಿ ಮತ್ತೊಬ್ಬನ ಬೇರೆ ಅಂತೀರಿ ಒಡಕ ಒಡಕ ಶಕ್ತಿ ಎಲ್ಲಿದೆಯೋ ಆ ಒಡಕನ್ನು ಮುಚ್ಚುವ ಕೆಲಸವನ್ನು ಬ್ರಾಹ್ಮಣನೇ ಮಾಡಬೇಕು ಬೇರೆಯವರಿಗೆ ಪ್ರಜ್ಞೆ ಇಲ್ಲ ಲೋಕದಲ್ಲಿ ಈ ಬೆಸೆಯುವ ಕೆಲಸ ಹೃದಯ ಬೆಸೆಯುವ ಕೆಲಸ ವೇದ ತಿಳಿದವನೇ ಮಾಡಬೇಕು ಅದನ್ನ ಕಂಕಣ ಕಟ್ಕೊಂಡು ಮಾಡ್ತಿದ್ರು ಹಾಲು ಕರೆಯುವ ಗೋವು ಇದು ರೋಗಿಯಲ್ಲ ಇದನ್ನ ಕೊಲ್ಲಬೇಡಿ ಮಂತ್ರವನ್ನು ಹೇಳಿದರು ಮಾಗ ಮದಿ ತಿಮ್ಮಧಿಷ್ಠ ನನ್ನ ಮಾತನ್ನು ಕೇಳಿ ಪ್ರಣವೋಚಂ ಚಿಕಿತುಷೆ ಚಿಕಿತುಷೆ ಜನಾಯ ಚಿಕಿತ್ಸೆ ತಿಳ್ಕೊಳ್ಳಬೇಕು ಅಂತ ಆಸೆ ಇರತಕ್ಕ ಜನಗಳಿಗೆ ಪ್ರಣುವೋಚಂ ಗಟ್ಟಿಯಾಗಿ ಹೇಳ್ತೇನೆ ಮಾ ಅನಾಗಾಂ ಅದಿತಿಂ ವಧಿಷ್ಠ ಇದು ಸರ್ವರಿಗೆ ತಾಯಿ ಸ್ವರೂಪಿಣಿ ಗೋವು ಇದನ್ನು ಕೊಲ್ಲಬೇಡಿ ಗೋವಂದ್ರ ಭೂಮಿ ಗೋವಂದ್ರ ಬೆಳಕು ಗೋವಂದ್ರ ವೇದ ಇಪ್ಪತ್ಮೂರು ಅರ್ಥ ಇದೆ ವೇದದಲ್ಲಿ ಗೋವನ್ನು ಕೊಲ್ಲಬೇಡಿ ಯಾರಿಗೆ ನಾವು ವಿರುದ್ಧವಿಲ್ಲ ಎಲ್ಲಿ ಯಾರ ವಿರುದ್ಧ ಕೆಲಸ ಮಾಡಿದ್ದೇವೆ in fact all other people in this country are against Brahmins ಅದು ನಡೆದಿದೆ ಅರವತ್ತು ವರ್ಷ ನಡೆದಿರೋ ದ್ವೇಷದ ಕೆಲಸ ಪುಂಡು ಪೋಖರಿಗಳು ರಾಜಕಾರಣಿಗಳು ದಾರ್ ಎನ್ಕರೇಜಿಂಗ್ ಸಪರೇಟಿಸ್ಟ್ ಪ್ರತ್ಯೇಕತಾವಾದಿಗಳನ್ನ ಬೆನ್ನು ತಟ್ಟಿ ತಟ್ಟಿ ಅವರಿಂದ ನಿಮಗೆ ತೊಂದರೆ ಆಗುತ್ತೆ ಹಿಂದೂಗಳಿಂದ ನಾನು ನಿಮಗೆ ಓಟ್ ಕೊಡಿಸ್ತೇನೆ ನಾನು ನಿಮಗೆ ದುಡ್ಡು ಕೊಡ್ತೇನೆ ಅದು ಮಾಡ್ತೇನೆ ಎಸ್ ಪಾರ್ಟಿ ಇದೇ ನಡೆಯಿತು ಹತ್ತು ಸಾವಿರ ವರ್ಷಗಳ ಹಿಂದೆ ಅದೇ ಗೋಳು ಮತ್ತೆ ಅದಕ್ಕೆ ಹೇಳ್ತೀರಿ ನಾನು ಜಮದಗ್ನಿ ವಂಶ ಅದಕ್ಕೆ ಹೇಳ್ತಾ ಇದ್ದೆ ಆ ಸಂಕಟ ನನಗೆ ಅರ್ಥ ಆಗ್ತದೆ ನಾವು ಭಾರ್ಗವರು ನಮ್ಮಲ್ಲಿ ನಮ್ಮಲ್ಲಿರೋದ್ರಿಂದ ಸ್ವಲ್ಪ ಕ್ಷಾತ್ರದ ಮಾತನ್ನು ಆವಾಗ ಅವಾಗ ಯಾತಕ್ಕೆ ಹೇಳ್ತೇವೆ ಅಂದ್ರೆ I share this concern with the great Maharshi ನಾನು ಅಷ್ಟು ದೊಡ್ಡವನಲ್ಲ ಅವರ ಪಾದಧೂಳಿಗೂ ಸಮ ಅಲ್ಲ ಆದರೆ ವೇದದ ಕಥೆಗಳನ್ನು ಓದೋ ನೋಡಿ ಮೈ ಬೆವರ್ತಾ ಇದೆ ನನಗೆ ಯಾತಕ್ಕೆ ಬೆವರುತ್ತೆ ಅಂದ್ರೆ ನಡೆದದ್ದೇ ತಪ್ಪು ಮತ್ತೆ ಮತ್ತೆ ಮಾಡ್ತಾರೆ ದುಷ್ಟ ರಾಜಕಾರಣಿಗಳು <clears throat> ಯಾವನೋ ಒಬ್ಬ ಅದಕ್ಕೆ ಎಕ್ಸ್ಪ್ರೆಷನ್ ಕೊಟ್ಟ ಕಾರ್ತಿವೀರ್ಯ ಉಳಿದವರು they're waiting waiting for their opportunities ಪರಶುರಾಮರು ನೋಡಿದ್ರು ಮುಗಿಸ್ಬಿಡ್ತೇನೆ ಒಬ್ಬರನ್ನ ಎಲ್ದ ಹಾಗೆ ಕೊಡ್ಲಿ ತಗೊಂಡು ಹೊರಟರು ಒಂದು ಕೈಯಲ್ಲಿ ಬಿಲ್ಲು ಒಂದು ಕೈಯಲ್ಲಿ ಕೊಡ್ಲಿ ಇಡೀ ಜಗತ್ತನ್ನು ಸುತ್ತಾಡಿದ್ರು ಎಲ್ಲೋ ಅಲ್ಲಿ ಇಲ್ಲಿ ಕೆಲವು ಪುಸ್ತಕಗಳು ತಪ್ಪಿಸ್ಕೊಂಡ್ರು ದಶರಥನಂತ ಅವರು ರಾಮಾಯಣದಲ್ಲಿ ಬಹಳ ದೊಡ್ಡ ಕಥೆ ಅದು ಅಶ್ಮಕಾಂತ್ ಒಬ್ಬ ತಪ್ಪಿಸ್ಕೊಂಡ ನಾರಿ ಕವಚ ದಶರಥನ ಪೂರ್ವಜ ಸುತ್ತಿ ಸುತ್ತಿ ಒಂದು ಕಡೆ ನಿಲ್ಲದ ಯಾವ ಪರಿವಿರಾಜಕರು ಮಾಡಿದರೋ ಹಾಗೆ ಮಾಡಿ ಎಲ್ಲ ಕ್ಷತ್ರಿಯರನ್ನು ಕೊಂದರು ಸಮಂತ ಪಂಚಕ ಕುರುಕ್ಷೇತ್ರಕ್ಕೆ ಹೋಗಿ ಯಾವ ಯಾವ ಪ್ರಸಿದ್ಧ ಕ್ಷತ್ರಿಯರನ್ನು ಕೊಂದಾಗಲೆಲ್ಲ ಒಂದೊಂದು ಕುಡಿಕೆಯ ರಕ್ತವನ್ನು ಸ್ವೀಕಾರ ಮಾಡಿದರೋ ಆ ರಕ್ತದಲ್ಲಿ ತಂದೆಗೆ ತರ್ಪಣವನ್ನು ಕೊಟ್ಟರು ಪರಶುರಾಮರು ಕೇಳಿದ್ದೀರ ಲೋಕದಲ್ಲಿ ರಕ್ತದ ತರ್ಪಣ ಮಾಡುವುದನ್ನು ಪರಶುರಾಮರು ಮಾಡಿದರು ನಭೂತೋನ ಭವಿಷ್ಯಕ್ಕೆ ತಂದೆ ಶ್ರಾದ್ದವನ್ನು ರಕ್ತದಲ್ಲಿ ಮಾಡಿದರು ಅಪ್ಪ ನೀನು ಋಣ ತೀರಿಸಿದ್ದೇನೆ ಎಂದರು ಆಮೇಲೆ ಭೂಮಿಯನ್ನೆಲ್ಲ ಬ್ರಾಹ್ಮಣರಿಗೆ ಕೊಟ್ಟರು let not Kshatriyas rule Kashyapa ಗೋತ್ರದವರು ಕೊಟ್ಟರು ಮುಳುಗಿದ್ದ ಭೂಮಿಯ ಮೇಲೆ ಕೆತ್ತಿದರು ಕರಾವಳಿ ಪ್ರಾಂತವನ್ನ ಅಲ್ಲಿ ಬ್ರಾಹ್ಮಣರನ್ನ ಪ್ರತಿಷ್ಠೆ ಮಾಡಿದರು ನೀವು ಹವ್ಯ ಕವ್ಯ ಮಾಡಿಕೊಳ್ಳಿ ಹವ್ಯಕರಾಗಿ ಹೋಗಿ ಅಂತ ಹೇಳಿ ಅಲ್ಲಿ ನಿಲ್ಲಿಸಿದರು ಇದು ಒಂದು ಭಾಗ ಈ ಕಥೆಯ ಅಗಸ್ತ್ಯರ ಚರಿತ್ರೆಯ ಪೂರ್ವ ಭಾಗ ಇದರ ಉತ್ತರ ಭಾಗ ಯಾವುದು ಅಂದ್ರೆ ಅಗಸ್ತ್ಯರು ಯೋಚನೆ ಮಾಡಿದರು ಕ್ಷತ್ರಿಯರನ್ನೆಲ್ಲ ಕೊಂದೇ ಬಿಟ್ರೆ ಕ್ಷತ್ರಿಯರು ಬೇಕಲ್ಲ ಲೋಕಕ್ಕೆ ನೀವು ನನ್ನನ್ನು ಕೇಳಬಹುದು ಪಾಲಿಟಿಷಿಯನ್ಸ್ ಪಾಲಿಟಿಷಿಯನ್ಸ್ ನೀವು ಬೈತಾ ಇದ್ದೀರಿ ಪದೇ ಪದೇ ಪಾಲಿಟಿಷಿಯನ್ಸ್ ಬೇಕಲ್ಲ ಬೇಕು ಸರಿಯಾದವರು ಬೇಕು ಲೋಕಕ್ಕೆ ಪಾಲಿಟಿಕ್ಸ್ ಬೇಕು ಎಂಥ ಪಾಲಿಟಿಕ್ಸು ಕೃಷ್ಣನ ಪಾಲಿಟಿಕ್ಸು ವಿದುರ್ನ ಪಾಲಿಟಿಕ್ಸು ರಾಮಚಂದ್ರನ್ ಪಾಲಿಟಿಕ್ಸು ಧರ್ಮರಾಜ ದ್ರೌಪದಿ ಭೀಮಸನ ಹೇಳುವಪ್ಪ ಇದು ನಮಗೆ ಬೇಕು ಪೂರ್ವಾಶ್ರಮದ ವಿಶ್ವಾಮಿತ್ರ ಹೇಳುವುದು ಬೇಡ ಉತ್ತರಾಶ್ರಮದ ವಿಶ್ವಾಮಿತ್ರ ಹೇಳುವುದು ಬೇಕು ಪೊಲೀಸರು ಬೇಕು ಬೇಡ ಅಂತ ಹೇಳೋದಿಲ್ಲ ಆದ್ರೆ ಅವರಿಗೆ ಕರ್ತವ್ಯಗಳು ಬೇಕು ವಿಧಿ ನಿಯಮಗಳು ಬೇಕು ಏನು ಮಾಡಬೇಕು ಮಾಡಬಾರದು ಹೇಳಬೇಕು ಅವರನ್ನು ಹದ್ದು ಬಸ್ನಲ್ಲಿಡಬೇಕು ಪಾಲಿಟಿಕ್ಸ್ ಅನ್ನು ಕಂಟ್ರೋಲ್ ಮಾಡೋರು ಯಾರು ಕೋರ್ಟ್ ಅದೇ ಬ್ರಾಹ್ಮಣರ ಕೆಲಸ ಸುಪ್ರೀಂ ಕೋರ್ಟ್ ಮಾಡುತ್ತೆ ಆ ಕೆಲಸವನ್ನು ಬೇಕಾದ ಇರಲಿ ನಾನು ಇಷ್ಟನ್ನು ಬಂತ ಮಾಡ್ತೇನೆ ಅಂದ್ರೂ we are the interpreters of the constitution you can only make the constitution but I am the interpreter once you prepare the constitution you also come under the rules of the constitution you are not its keeper I am the keeper ಇದು ಬ್ರಾಹ್ಮಣ ಕ್ಷತ್ರಿಯ ಚಿಕ್ಕಾಟದ ಹಳೆಯ ಕಥೆ ಪುನರಾವರ್ತನೆ ಕಥೆ ಆ ಸಂದರ್ಭದಲ್ಲಿ ಅಗಸ್ತ್ಯರು ತುಂಬಾ ಕರುಣಾಪೂರ್ಣರಾಗಿ ಅಯ್ಯೋ ಪರಶುರಾಮರು ಕೋಪದಲ್ಲಿ ಹೀಗೆ ಮಾಡಿಬಿಟ್ರು ಕ್ಷತ್ರಿಯ ವಂಶವೇ ಇಲ್ಲದೆ ಹೋಯ್ತಲ್ಲ ಅದಕ್ಕೆ ಕ್ಷತ್ರಿಯ ಇರಬೇಕೆಂಬುದಾಗಿ ಒಂದು ಉಪಾಯವನ್ನು ಹೂಡಿದರು ಇಮ್ಮಿಡಿಯೇಟ್ ಬೇಕಲ್ಲ ಸಂತಾನ ಕ್ಷತ್ರಿಯರು ಎಲ್ಲೆಲ್ಲಿ ದೊರೆಗಳೆಲ್ಲ ಕೊಲ್ಲಲ್ಪಟ್ಟಿದ್ರು ಎಲ್ಲೆಲ್ಲಿ ವಿಧವೆಯರು ಅವರವರ ಪತ್ನಿಯರು ಅಳ್ತಾ ಇದ್ರು ಅವರಲ್ಲಿ ಬ್ರಾಹ್ಮಣರಿಂದ ನಿಯೋಗ ಸಂತಾನವನ್ನು ಮಾಡಿಸಿ ಹೊಸ ಕ್ಷತ್ರಿಯ ಪೀಳಿಗೆಯನ್ನುಂಟು ಮಾಡಿದರು ಅಲ್ಲಿಂದಾಚೆಗೆ ನಿಜವಾದ ಕ್ಷತ್ರಿಯರ ಸಂತಾನ ಅಳಿದು ಹೋಯಿತು ಈ ಕಲಿಯುಗದವರೆಗೆ ಇವತ್ತು ನಹುಷ ಅಜಗರ ಸಂವಾದದಲ್ಲಿ ಇದನ್ನೇ ಕೇಳ್ತೀರಿ ಇವತ್ತು ಒಬ್ಬ ಮನುಷ್ಯನ ಜಾತಿಯನ್ನು ನಿಜವಾಗಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಪತ್ತೆ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ಸಂಕರವಾಗಿ ಬಿಟ್ಟಿದೆ ಈ ಸಂಕರ ಕೃತಿಯುಗದಲ್ಲೇ ಆರಂಭವಾಯಿತು ತ್ರೇತಾಯುಗದಲ್ಲಿ ಬೆಳೆಯಿತು ದ್ವಾಪರದಲ್ಲಿ ಕೊಲೆಗೆಟ್ಟು ಹೋಯಿತು ಕಲಿಯುಗದಲ್ಲಿ ಹೇಳಿ ಹೆಸರಿಲ್ಲದಂತೆ ಹಾಳಾಗಿ ಹೋಯಿತು ನಿಜವಾದ ಬ್ರಾಹ್ಮಣ ಯಾರು ಎಷ್ಟು ಕಡೆ ಬರುತ್ತೆ ಪ್ರಶ್ನೆ ಧರ್ಮವ್ಯಾಧನನ್ನು ಕೇಳ್ತಾರೆ ಧರ್ಮರಾಜನನ್ನ ಅಜಗರ ನಹುಷ ಚಕ್ರವರ್ತಿ ಕೇಳ್ತಾನೆ ಯಮಧರ್ಮರಾಜ ಮತ್ತೆ ಧರ್ಮರಾಜನ ಯಕ್ಷ ಪ್ರಶ್ನೆಯಲ್ಲಿ ಕೇಳ್ತಾನೆ most crucial questions of sociology of politics ಇವತ್ತು ನಾವೆಲ್ಲ ಓದಬೇಕಾದ ಭಾಗಗಳು ರಂಜನೆಗೋಸ್ಕರವಲ್ಲ ಈ ಕಥೆ ಅಗಸ್ತ್ಯ ಖನಿತ್ರೈ ಖನಮಾನ ಋಷಿ ಉಭೌ ವರ್ಣೌ ಉಗ್ರಹ ಪುಪೋಷ ಋಗ್ವೇದದಲ್ಲಿ ಒಂದು ಮಂತ್ರ ಈ ಮಂತ್ರವನ್ನು ನಾನು ಓದಿಕೊಂಡಾಗ ನನಗೆ ಝುಮ್ ಅಂದುಬಿಡಿತು ಬಿಡಿತು ಅಗಸ್ತ್ಯ ಪ್ರಜಾಮಪತ್ಯಂ ಬಲಮಿಚ್ಛಮಾನ ಋಗ್ವೇದ ಸ್ವರನ ಹೇಳಬಾರ್ದು ಯಜುರ್ವೇದಿ ಆದ್ರಿಂದ ಸ್ವರ ಬಿಟ್ಟು ಹೇಳ್ತಾ ಇದ್ದೇನೆ ಪ್ರಜಾಂ ಅಪತ್ಯಂ ಬಲಂ ಇಚ್ಛಮಾನ ಈ ದೇಶಕ್ಕೆ ಸತ್ಪ್ರಜೆಗಳು ಬೇಕು ಈ ದೇಶಕ್ಕೆ ಬಲವೆಂಬುದು ಬೇಕು ಈ ದೇಶವನ್ನು ಆಳ್ತಕ್ಕ ಮಕ್ಕಳು ಬೇಕು ಪ್ರಜಾಂ ಅಪತ್ಯಂ ಬಲಂ ಇಚ್ಛಮಾನ ಆಶೆಪಟ್ಟು ಉಭೌ ವರ್ಣವು ಋಷಿ ಉಗ್ರಹ ಉಪೋಷ ಘೋರ ತಪಸ್ಸನ್ನು ಮಾಡಿ ಎರಡು ವರ್ಣಗಳನ್ನು ಮುಖ್ಯವಾಗಿ ಕ್ಷತ್ರಿಯ ಬ್ರಾಹ್ಮಣ ಉಳಿದವರು ಹೇಗೋ ಇರ್ತಾರೆ ವೈಶ್ಯ ಕ್ಷತ್ರ ಶೂದ್ರಾದಿಗಳು ಇದನ್ನ ಅವರು ಖನಿತ್ರೈಹಿ ಖನಮಾನ ವ್ಯವಸಾಯಗಾರನು ಗುದ್ದಲಿಯಿಂದ ಖನಿತ ಅಂದ್ರೆ ಗುದ್ದಲಿ ಗುದ್ದಲಿಯಿಂದ ಗುದ್ದಲಿಯಿಂದಾಗಿದು ಅಗೆದು ನೇಗಿಲಿನಿಂದ ಉತ್ತು ಭೂಮಿಯನ್ನ ನೀರು ಕಟ್ಟಿ ಪೈರುಗಳನ್ನು ನೆಟ್ಟು ಬೆಳೆಸುವಂತೆ ಬ್ರಾಹ್ಮಣ ಕ್ಷತ್ರಿಯ ಸಸಿಗಳನ್ನು ನೆಟ್ಟು ಅಗಸ್ತ್ಯರು ಈ ದೇಶದಲ್ಲಿ ಬೆಳೆಸಿದರು ಋಗ್ವೇದ ಪಂಡಿತರು ಗೋಕರ್ಣದಲ್ಲಿ ನಮ್ಮ ಪುಸ್ತಕ ಹೋಗೋ ತನಕ ಅವರು ಈ ಮಂತ್ರಕ್ಕೆ ಏನು ಅರ್ಥ ಮಾಡಿದ್ರು ಅಂದ್ರೆ ಅಗಸ್ತ್ಯರು ಅಗ್ರಿಕಲ್ಚರು ಮಾಡ್ತಾ ಇದ್ರು ಕೃಷಕ ಅವು ದೊಡ್ಡ ಪಂಡಿತರು ಪೂರ್ತಿ ವೇದ ಅಗ್ನಿ ವಾಯು ಇಂದ್ರ ಸಹಸ್ರನಾಮವೆಲ್ಲ ಹುಡುಕಿ ವೇದದಿಂದ ಅವರೇ ವ್ಯಾಖ್ಯಾನ ಮಾಡಿದ್ದಾರೆ ಬಹಳ ದೊಡ್ಡ ಪಂಡಿತರು ನಮ್ಮಲ್ಲಿ ಎಷ್ಟು ಪ್ರೀತಿಯೋ ಪಾಪ ಅವರಿಗೆ ನಿಮ್ಮ ಗ್ರಂಥ ಓದೋ ತನಕ ಇದು ಸಿಂಬಾಲಿಕ್ ಕೃಷಿ ಅಂತ ನನಗೆ ಗೊತ್ತಿರಲಿಲ್ಲ ನಿಜವಾಗಿಯೇ ವ್ಯವಸಾಯ ಮಾಡ್ತಿದ್ರು ಅಂತ ತಿಳ್ಕೊಂಡ್ಬಿಟ್ಟೆ ಅವ್ರು ಮಾಡಿದ್ದು ಯಾವ ವ್ಯವಸಾಯ ಈಗ ನಾವು ನೀವು ಮಾಡ್ತಿರೋ ವ್ಯವಸಾಯ ನಾವು ಕೇಳ್ತೇವೆ ಲೇಖದಲ್ಲಿ ಲೋಕದಲ್ಲಿ ಒಳ್ಳೆ ಕ್ಷತ್ರಿಯರು ಉಂಟಾಗಲಿ ನಮ್ಮ ರಾಷ್ಟ್ರಗೀತೆ ಕೇಳಿಲ್ವೆ ನೀವು ವೇದದಲ್ಲಿ ರಾಷ್ಟ್ರಗೀತೆ ಇದೆ ನೆಹರು ಗೊತ್ತಿದ್ರೆ ಹೊಸ ರಾಷ್ಟ್ರಗೀತೆ ಮಾಡ್ತಾ ಇರಲಿಲ್ಲ ವೇದದಲ್ಲಿ ರಾಷ್ಟ್ರಗೀತೆ ಇದೆ ಅದನ್ನ ಎಲ್ಲಿ ಹೇಳ್ತೇವೆ ಅಂದರೆ ಯಾರ ಮನೆಯಲ್ಲಿ ಶ್ರಾದ್ದಾಗಿ ಇದ್ದಾದ್ರೆ ಊಟ ಮಾಡುವ ಬ್ರಾಹ್ಮಣರು ಹೇಳಬೇಕಾದ ಮಂತ್ರ ಅಂತ ಇಳಿಸಿ ಕೂರಿಸಿದ್ದೇವೆ ಆ ಬ್ರಾಹ್ಮಣರಿಗೆ ಊಟ ಮಾಡೋದು ಗೊತ್ತಿಲ್ಲ ಮಂತ್ರವೂ ಗೊತ್ತಿಲ್ಲ ನೀವು ಮಾಡೋ ಶ್ರಾದ್ದಗಳೆಲ್ಲ ವ್ಯರ್ಥ ಯಾಕೆ ಸರಿ ಊಟ ಮಾಡೋಕೆ ಬರೋದಿಲ್ಲ ಅವರಿಗೆ ಊಟ ಮಾಡುವವನು ಒಂದು ಮಂತ್ರ ಹೇಳಬೇಕು ಯಾವ ಮಂತ್ರ ಹರಸುವ ಮಂತ್ರ ಅದು ಗೊತ್ತಿಲ್ಲದೆ ಇದ್ದವ್ ನಮಸ್ಕಾರ ಮಾಡಬಾರ್ದು ನೀವು ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸಿ ಜಾಯತಾ ಆಸ್ಮಿನ್ ರಾಷ್ಟ್ರೇ ರಾಜನ್ಯ ಶವ್ಯಶೂರೋ ಮಹಾರಥೋ ಜಾಯತಾಂ दोग्ध्रीधेनुर्वोढा नड्वानाशु सप्तिः पुरञ्जिर्योषा जिष्णुरथेष्टा सभेयो युवा अस्य यजमानस्य वीरो जायताम् निकामे निकामेन पर्जन्यो वर्षतु फलिन्य फलिन्यो न ओषधे पच्यन्ताम् योगक्षेमो न कल्पताम् ಚೆನ್ನಾಗಿಲ್ವೇ ನೋಡಿ ಈ ಮಂತ್ರ ಇದು ಸಂಸ್ಕೃತದಲ್ಲಿ ಇದನ್ನು ರಾಷ್ಟ್ರಗೀತೆ ಅಂತ ಒಪ್ಪಿಬಿಟ್ಟಿದ್ರೆ ಆಲ್ ಅವರ್ ಪ್ರಾಬ್ಲಮ್ಸ್ ಕೂಡ ಹ್ಯಾವ್ ಬೀನ್ ಸಾಲ್ಡ್ ಹೇಳೋರಿಲ್ಲ ಕೇಳೋರಿಲ್ಲ ಅವ್ರು ಯಾರನ್ನ ಅವರು ಹೇಳೋರು ಬುದ್ಧಿಯನ್ನ ಈ ದೇಶದಲ್ಲಿ ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸಿ ಜಾಯತ ಬ್ರಾಹ್ಮಣ್ಯದ ರಕ್ಷಣೆ ಅಂದ್ರೆ ಜಾತಿ ಬ್ರಾಹ್ಮಣನಾಗಲಿ ಗುಣಬ್ರಾಹ್ಮಣನಾಗಲಿ ಜ್ಞಾನದ ಹೊಣೆ ಹೊತ್ತವನು ಜ್ಞಾನನಿಷ್ಠನಾಗಲಿ ಆಸ್ಮಿನ್ ರಾಷ್ಟ್ರೇ ರಾಜನ್ಯ ಈಶವ್ಯ ಶೂರೋ ಮಹಾರಥೋ जायत ಕ್ಷತ್ರಿಯನ ಕರ್ತವ್ಯ ಮಾಡುವವನು ಇಷವ್ಯ ಬಿಲ್ಲು ಬಾಣಗಳನ್ನು ಚೆನ್ನಾಗಿ ಪ್ರಯೋಗ ಮಾಡುವವನಾಗಿ ಮಹಾರಥೋ ಜಾಯತ ಮಹಾರಥಿಯಾಗಲಿ let us be well protected both by knowledge and by arms ಶೂರೋ ಮಹಾರಥೋ ಜಾಯತಾಂ ದೋಗ್ಧ್ರಿ ಧೇನು ಮೂರನೇದು ಈ ದೇಶದಲ್ಲಿ ಯಾವ ಗೋವು ಗೊಡ್ಡಾಗಬಾರದು ಹಾಲು ಕರೆಯುವ ದುಗ್ಧ ಆಗಲಿ ದೋಗ್ಧಿ ಧೇನು ನಿಮ್ಮ ರಾಷ್ಟ್ರಗೀತೆಯಲ್ಲಿ ಗೋವುಗಳು ಚೆನ್ನಾಗಿರಲಿ ಅಂತೇಳಿದೆ ಹೇಳಿ ಓಢ ನಡ್ವಾನ್ ಎಳೆ ಕರುಗಳು ಗಾಡಿಯನ್ನು ಎಳೆಯುವ ಸಾಮರ್ಥ್ಯವನ್ನು ಹೊಂದಲಿ ಓಢ ನಡ್ವಾನ್ ಆಶು ಸಪ್ತಿ ಕುದುರೆಗಳು ವೇಗವಾಗಿ ಓಡುವಂತಾಗಲಿ ಅವರಿಗೂ ಚೆನ್ನಾಗಿ ರಕ್ಷಣೆಯನ್ನು ಕೊಡಿ ಪುರಂಧಿರ್ಯೋಷ ಯೋಷ ಸ್ತ್ರೀಯರು ಪುರಂಧಿ ಪುರಂಧಯತಿ ನಾರಿಯರು ನಗರಗಳನ್ನು ಸಂರಕ್ಷಿಸುವ ಶಕ್ತಿಯನ್ನು ಹೊಂದಲಿ let women be able to protect our cities ಪುರಂಧರ್ಯೋಷ ರಥೇಷ್ಠಾ ರಥದಲ್ಲಿ ಹೊರತಕ್ಕಂತಹ ಸೈನಿಕರು ಗೆದ್ದು ವಾಪಸ್ಸು ಬರಲಿ ಸೋತ್ ಯಾರು ಬರದೇ ಇರಲಿ ಸಭೆ ಯೋ ಯುವ ಈ ದೇಶದ ಯುವಕರು ಪುಂಡುಕೋಕರಿಗಳಾಗದೆ ಸಭೆಗೆ ಲಾಯಕ್ಕಾಗಿ ಅರ್ಹತೆಯನ್ನು ಹೊಂದಲಿ ಯೋಗ್ಯರಾದ ಪ್ರಜೆಗಳಾಗಲಿ ಅಸ್ಯ ಯಜಮಾನಸ್ಯ ವೀರೋಜಾಯತಾಂ ಯಜ್ಞ ಮಾಡ್ತಕ್ಕಂಥ ಯಜಮಾನನಿಗೆ ವೀರಪುತ್ರರು ಹುಟ್ಟಲಿ ವೀರೋಜಾಯತಾಂ ಕಾಲೇ ಕಾಲದಲ್ಲಿ ಕಾಮೇನಿ ಕಾಮೇನ ಪರ್ಜನ್ಯೋ ವರುಷತು ಸಕಾಲಕ್ಕೆ ಮಳೆ ಬೆಳೆಯಾಗಲಿ ಪರ್ಜನ್ಯೋ ಔಷಧಿ ಪಜ್ಯಂತ ಔಷಧಿ ವನಸ್ಪತಿಗಳು ಬೆಳೆಗಳು ಸಮೃದ್ಧವಾಗಿ ನಿಮಗೆ ಆಹಾರದ ಕೊರತೆ ಇಲ್ಲದಂತಾಗಲಿ ಹೇ ದೇವರೇ ಯೋಗ ಕ್ಷೇಮವನ್ನ ಕಲ್ಪತಾ ನಮ್ಮ ಯೋಗಕ್ಷೇಮವನ್ನು ಗಮನಿಸು ಅವ್ರು ಮಾಡದೇ ಇದ್ರೆ ಬೇಡ ಸರ್ಕಾರ ನಿತ್ಯ ಹೇಳಿ ಗೀತೆಯನ್ನು ಎಲ್ಲರೂ ಹೇಳಿ ರಾಷ್ಟ್ರಗೀತೆ ಇದು ಮುಟ್ಟುತ್ತೆ ರಾಷ್ಟ್ರದ ಸೆಂಟ್ರಲ್ ಗೌರ್ಮೆಂಟು ಗೌರ್ಮೆಂಟ್ ಆಫೀಸ್ಗಳು ಹೇಳೋ ಗೀತೆ ಮುಟ್ಟಿಸ್ತದೆಯೋ ಮುಟ್ಟೋದಿಲ್ವೋ ಗಟ್ಟಿಯಾಗಿದ್ದ ನಾಲ್ಕು ಜನ ಹೇಳುವಂತಾದ್ರೆ ಭಗವಂತನಿಗೆ ಖಂಡಿತ ಮುಟ್ಟುತ್ತೆ ನಾವಂತೂ ನಿತ್ಯ ಹೇಳ್ತೇವೆ ಶ್ರಾದ್ದ ಮಾಡಿದಾಗಲೇ ಹೇಳಬೇಕು ಅಂತ ಅಲ್ಲ ಪ್ರತಿನಿತ್ಯ ಹೇಳಬೇಕು ಎಲ್ಲಿ ಊಟ ಮಾಡ್ತಿರೋ ಅದನ್ನು ಹೇಳಬೇಕು ನೀವು ಊಟ ಮಾಡಿದ್ರು ಅನ್ನಕ್ಕೆ ದ್ರೋಹ ಮಾಡಬಾರದು ಭಗವಂತ ಕೊಟ್ಟಿದ್ದನ್ನ ಈ ದೇಶ ಚೆನ್ನಾಗಿರಲಿ ಅಂತ ಹರಿಸಬೇಕು ಇದು ವೀರ ಪ್ರತಿಜ್ಞೆ ಮಹರ್ಷಿಗಳು ಯಾರು ಪುಳಿಚಾರು ಮಹರ್ಷಿಗಳಲ್ಲ ವೇದವನ್ನು ಹೇಳುವರು ಸಮಯಾಂತರ ಕಥೆಯನ್ನು ಹಿಡಿಯೋರು ಮಿಲಿಟೆಂಟ್ ಮಹರ್ಷಿಗಳು ಅಗಸ್ತ್ಯ ಕಣ್ವ ಅತ್ರಿ ಜಮದಗ್ನ ಬದಲಾದವರು ಆದ್ದರಿಂದ ಅಗಸ್ತ್ಯರು ಅಯ್ಯೋ ಈ ದೇಶಕ್ಕೆ ಬ್ರಾಹ್ಮಣರು ಬೇಕು ಕ್ಷತ್ರಿಯರು ಬೇಕು ಏನ್ ಮಾಡೋದು ಹಳ್ಳಿ ಹಳ್ಳಿ ಊರು ಊರು ಸುತ್ತಿ ಸುತ್ತಿ ಆರ್ ಎಸ್ ಎಸ್ ಅವರು ಮಾಡೋ ಹಾಗೆ ಶಾಖಾ ಕಟ್ಟೋ ಹಾಗೆ ಹೊಸ ಕ್ಷತ್ರಿಯ ಪೀಳಿಗೆ ತಯಾರು ಮಾಡೋ ಹಾಗೆ ಔರಂಗಜೇಬನ ಕಾಲದಲ್ಲಿ ಅದಕ್ಕಿಂತ ಮೊದಲು ಗುರು ನಾನಕ್ ಸಿಖ್ ಮತವನ್ನು ತಯಾರು ಮಾಡಿ ಗುರು ಗೋವಿಂದ್ ಸಿಂಗರು ಆ ಕ್ಷತ್ರಿಯ ಕೈಯಲ್ಲಿ ಕತ್ತಿಯನ್ನು ಕೊಟ್ಟು ಕೃಪಾಣವೆಂಬುದನ್ನು ಸಿಖ್ ಧರ್ಮದ ಲಕ್ಷಣವನ್ನಾಗಿ ಮಾಡಿದರು ಅಯ್ಯ ಅವರು ಬೆಲೆ ತೆತ್ತಿದ್ದಾರೆ ಗುರು ಗೋವಿಂದ್ ಸಿಂಗ್ ಅರ್ಜುನ್ ಸಿಂಗ್ ಅವರ ಬೆಲೆ ನಿಮಗೆ ಗೊತ್ತಿಲ್ಲ ಉತ್ತರ ಭಾರತದಲ್ಲಿ ಮನೆಗೊಂದು ಹುಡುಗನಂತೆ ಹಿಂದೂಗಳು ಕೊಟ್ಟು ಆ ಮತವನ್ನು ಬೆಳೆಸಿದ್ರು ಇಲ್ಲದಿದ್ರೆ ಇವತ್ತು ಪೂರ್ತಿ ಮುಸಲ್ಮಾನ ಮಯವಾಗ್ತಿತ್ತು ಉತ್ತರ ಭಾರತ ದೇಶವನ್ನು ಬೆಳೆಸೋವ್ರನ್ನ ಶತ್ರುಗಳು ಅಂತ ಇದ್ದೀರಿ ಶತ್ರುಗಳನ್ನು ನೀವು ಒಳಗೆ ಹಾಕೊಂಡು ಓಟಬೇಕು ಅಂತ ಇದ್ದೀರಿ ತಲೆಯಲ್ಲಿ ಬುದ್ಧಿ ಇದೆಯಾ ನಮ್ಮ ರಾಜಕಾರಣಿಗಳಿಗೆ ಎಷ್ಟು ಕೋಪ ಬರುತ್ತೆ ನಮಗೆ ಅದು ಇಂಥದೊಂದು ಸಾತ್ವಿಕ ಕೋಪ ಆಗಷ್ಟರಿಗಿತ್ತು ಮಗು ಹುಡುಗನಾಗಿದ್ದ ಅದರಿಂದ ಊರೂರು ಸುತ್ತತಾ ಸುತ್ತತಾ ಋಷಿ ಉಗ್ರವು ವರ್ಣವು ಉಪಕೋಶ ಬ್ರಾಹ್ಮಣ ಕ್ಷತ್ರಿಯ ಸಸಿಗಳನ್ನು ಬೆಳೆಸ್ತಾ ಬೆಳೆಸ್ತಾ ಬೆಳೆಸ್ತಾ ಹೋದರು ಒಂದು ದಿವಸ ಒಂದು ಕಡೆ ಬರ್ತಾ ಇದ್ದಾರೆ ಯಾಕೋ ಸ್ಕ್ರೀಚಿ ವಾಯ್ಸ್ ಬರ್ತಾ ಇದೆಯಲ್ಲ ಸರಿಯಾಗಿ ಕೇಳಿಸ್ತಾ ಇದೆಯಾ ನಿಮಗೆ ವಾಲ್ಯೂಮ್ ಹೆಚ್ಚು ಕಮ್ಮಿ ಆಗಿದೆಯಾ ನೋಡಿ ಪತ್ತು ಕೊಡಿಸ್ಬೇಡಿ ದಯವಿಟ್ಟು ನಾನು ಕಿವಿ ಯಾಕೋ ಕರ್ಕಶವಾಗಿ ಕೇಳ್ತಾ ಇದೆ ವಾಯ್ಸ್ ಇದು ಏನ್ ಮಾಡಿದಾರೋ ಗೊತ್ತಿಲ್ಲ ಅದು ಒಂದು ದಿವಸ ಯಾವುದೋ ಊರಿನಿಂದ ಅಗಸ್ತ್ಯರು ವಾಪಸ್ ಬರ್ತಾ ಒಂದು ಬಾವಿಯಲ್ಲಿ ಶಬ್ದ ಕೇಳಿಸ್ತು ಅಪ್ಪ ಮಗು ಅಂತ ಕರೀತು ಆ ಧ್ವನಿ ಬಾವಿಯಲ್ಲಿ ಹೋಗಿ ನೋಡಿದ್ರು ಅವರ ತಂದೆ ಸತ್ತು ಎಷ್ಟೋ ವರ್ಷ ಆಗಿದ್ದವರು ಬಾವಿಯ ಕಟ್ಟೆಯ ಒಳಗಡೆ ಒಂದು ಜೊಂಡು ಹುಲ್ಲನ್ನು ಹಿಡ್ಕೊಂಡು ತಲೆ ಕೆಳಕಾಗಿ ನೇತಾಡ್ತಾ ಇದ್ರು ಅಪ್ಪ ನಿನಗೆ ಈ ಗತಿ ನೀ ನೀನು ಸದ್ಗತಿಗೆ ಹೋಗಲಿಲ್ವೇ ನಾ ಎಲ್ಲ ಪಿಂಡ ಪ್ರದಾನ ಮಾಡಿದ್ದೇನಲ್ಲ ಅಗಸ್ತ್ಯರ ವಂಶದಲ್ಲಿ ಪ್ರಾಯಶಃ ತಂದೆಗೆ ಒಬ್ಬನೇ ಮಗ ಇದೇ ಕ್ರಮದಲ್ಲಿ ಬಂತು ಗೋತ್ರಪ್ರವರ ಮಂಜರಿ ಅಂತ ಒಂದು ಗ್ರಂಥ ಇದೆ ಅತ್ಯಪೂರ್ವವಾದ ಗ್ರಂಥ ಸಪ್ತರ್ಷಿಗಳ ಕಾಲದಿಂದ ಹಿಡಿದು ಇನ್ನೂ ಹಿಂದಕ್ಕೆ ಹೋದರೆ ಈ ದೇಶದಲ್ಲಿ ಬ್ರಾಹ್ಮಣರಲ್ಲಿ ಕ್ಷತ್ರಿಯರಲ್ಲಿ ವೈಶ್ಯರಲ್ಲಿ ಎಷ್ಟು ಗೋತ್ರಗಳಿವೆಯೋ ಎಲ್ಲ ಗೋತ್ರಗಳನ್ನು ಕೊಟ್ಟು ಪ್ರವಧವನ್ನು ಮಾಡಿದ್ದಾರೆ ಇಷ್ಟು ದಪ್ಪದ ಪುಸ್ತಕ ಮೈಸೂರು ಓರಿಯಂಟ್ ಲೈಬ್ರರಿ ಹಳೇ ಪ್ರತಿ ನನಗೆ ಯಾರೋ ಒಬ್ಬರು ದಾನ ಕೊಟ್ಟರು ಅಗಸ್ತ್ಯರು ಪುಲಸ್ಥರು ಅಣ್ಣ ತಮ್ಮಂದರು ಪುಲಸ್ಥರ ಗೋತ್ರದವೆಲ್ಲ ರಾಕ್ಷಸರಾಗಿ ಹೋದರು ರಾವಣನ ಕಡೆಯಿಂದ ಆ ಗೋತ್ರವೇ ಹಾಳಾಯಿತು ಪುಲಸ್ಥ ಗೋತ್ರ ಅಂದ್ರೆ ಹೆಣ್ಣು ಕೊಡ್ತಿರಲಿಲ್ಲ ಹೆಣ್ಣು ತಗೊಂಡ್ಬರ್ತಿರಲಿಲ್ಲ ಬೇಡ ಅಂತ ಹೇಳಿ ದೇವರು ವೈಪ್ಡ್ ಮುಂದೆ ಅವರು ಶೈವರಾಗಿ ಕರ್ನಾಟಕದಲ್ಲಿ ಬೇರೆ ಕಡೆ ಲೂಟಿ ಆರಂಭ ಮಾಡಿದ್ರು ಅಂತ ಹೇಳ್ತಿದ್ರು ಬೇಂದ್ರೆ ಅವರು ರಾವಣನ ಹೆಸರನ್ನು ಬದಲಾವಣೆ ಮಾಡಿಕೊಂಡ್ರು ಇದೆಲ್ಲ ಸಭೆಯಲ್ಲಿ ಬಹಿರಂಗವಾಗಿ ಹೇಳುವ ವಿಷಯಗಳಲ್ಲ ಇರಬಹುದು ನಮಗೆ ಗೊತ್ತಿಲ್ಲ ಅದು ಆದರೆ ಅಗಸ್ತ್ಯರ ಪರಂಪರೆಯಲ್ಲಿ ತಂದೆ ತಂದೆಗೊಬ್ಬನೇ ಮಗ ಅವನಿಗೊಬ್ಬನೇ ಮಗ ಅವನಿಗೊಬ್ಬನೇ ಮಗ ಈ ನಮ್ಮ ಪ್ರಕೃತದ ಕಥೆಯ ಅಗಸ್ತ್ಯರ ತಂದೆ ಹಾಳು ಬಾವಿಯಲ್ಲಿ ತಾಡ್ತಿದ್ದಾರೆ ಮಗು ಬಾಯಲ್ಲಿ ಅಪ್ಪ ನಿನಗೆ ಆ ಸ್ಥಿತಿ ಇದೆ ಯಾಕೆ ಹೌದು ವಂಶ ಬೆಳೆಸಲಿಲ್ಲ ನೀನು ಮದುವೆ ಮಾಡಿಕೊಂಡು ಒಬ್ಬ ಮಗನನ್ನು ಹಡೆದಿದ್ರೆ ವಂಶೋತ್ಕರ ಪುತ್ರ ಇದ್ದಿದ್ದು ಸದ್ಗತಿ ಆಗ್ತಿತ್ತು ನನಗೆ ಅಯ್ಯೋ ಏನು ಮಾಡೋದು ನನಗೆ ಮದುವೆ ಬೇಡವಲ್ಲ ನಾನು ಬ್ರಹ್ಮಚಾರಿ ಆಗಬೇಕು ದೇಶ ಪೂರ್ತಿ ಸುತ್ತಬೇಕು ಆರ್ ಎಸ್ ಎಸ್ ಕ್ಯಾಂಡಿಡೇಟ್ಸ್ ಇದ್ದ ಹಾಗೆ ನಾನೇನು ಮಾಡಲಿ ಇಲ್ಲ ನೀನು ಹಾಗೆ ಮಾಡೋ ತನಕ ನನಗೆ ಇದೇ ಗತಿ ತಪ್ಪೋದಿಲ್ಲ ಕೊಚ್ಚಿಯಲ್ಲಿ ಬಿದ್ದು ಅಂದ್ರು ಅವರು ಸರಿ ನಿನಗೆ ಸದ್ಗತಿ ಮಾಡ್ತೇನೆ ವಿವಾಹ ಮಾಡ್ಕೋತೇನೆ ಅಂತ ಮಾತು ಕೊಟ್ಟರು ಅಲ್ಲಿಂದ ಆಚೆಗೆ ವಿದರ್ಭರಾಜನಿಗೆ ಅನುಗ್ರಹವನ್ನು ಮಾಡಿದರು ಅವಳಿಗೊಬ್ಬ ಪುತ್ರಿ ಉಂಟಾದಳು ಆ ಪುತ್ರಿ ಎಷ್ಟೊಂದು ಸುಂದರಿ ಅಂದರೆ ಊರ್ವಶಿಯಷ್ಟು ಸುಂದರಿ ಒಂದೊಂದು ಪ್ರಾಣಿ ಪಕ್ಷಿ ಪಶುಗಳಲ್ಲಿ ಇರುವ ಒಂದೊಂದು ಸೌಂದರ್ಯಾಂಶವನ್ನೆಲ್ಲ ಒಗ್ಗೂಡಿಸಿ ಆ ಪ್ರಾಣಿ ಪಶು ಪಕ್ಷಿಗಳಲ್ಲಿ ಆಯಾ ಸೌಂದರ್ಯದ ಮುದ್ರೆಗಳನ್ನು ಲೋಪ ಬರುವಂತೆ ಮಾಡಿ ಸೃಷ್ಟಿಸಲ್ಪಟ್ಟ ಹೆಣ್ಣು ಮಗುವಿಗೆ ಲೋಪಾಮುದ್ರೆ ಮುದ್ರೆ ಅಂತ ಹೆಸರಾಯಿತು ವಿದರ್ಭರಾಜನ ಮಗಳು ಇವಳಿಗಾಗಿಯೇ ಹುಟ್ಟಿದವರು ಮಹರ್ಷಿ ಅಗಸ್ತ್ಯರಿಗೆ ತಂದೆ ಮಾತನ್ನ ನಡೆಸಬೇಕಲ್ಲ ಅಂತ ವಿದರ್ಭರಾಜನ ಹತ್ರ ಹೋಗಿ ಕೇಳಿದ್ರು ನಿಮ್ಮ ಮದುವೆ ಆಗ್ತೇನೆ ಒಪ್ಪಿಕೊಂಡ್ಲು ಅವಳು ವಿವಾಹ ನಡೆದು ಹೋಯಿತು ವಿವಾಹ ಆಗಿ ಎಷ್ಟೋ ವರ್ಷವಾದ ಮೇಲೆಯೂ ಹೆಂಡತಿಯನ್ನ ಇವರು ಒಂದು ಕಡೆ ಇಟ್ಟುಕೊಂಡು ಸಂಸಾರವನ್ನು ಮಾಡಿ ಆರಂಭ ಮಾಡಿ ಮಕ್ಕಳು ಮರಿ ಹಡೆಯೋದ್ರ ಬದಲು ಎಂದಿನಂತೆ ಊರೂರು ಸುತ್ತ ಬ್ರಹ್ಮಕ್ಷೇತ್ರ ಈ ವರ್ಣಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ರು ಒಂದು ದಿವಸ ಲೋಪಾಮುದ್ರೆ ತಲೆಯಲ್ಲಿ ಒಂದು ಬಿಳಿ ಕೂದಲು ಕಾಣಿಸ್ತು ಆ ಮುದ್ರೆ ಕೇಳಿದಳು ನೀವು ನಿಮ್ಮ ತಂದೆ ಕೊಟ್ಟ ಆಶ್ವಾಸನೆ ಮರೆತೋಯ್ತೆ ಬಾವಿಯಲ್ಲೇ ಬಿದ್ದಿದ್ದಾರೆ ಸದ್ಗತಿ ಮಾಡುವುದಿಲ್ಲವೇ ಹೌದಲ್ಲ ಅಂದರು ಆಗ ಅವರಿಬ್ಬರಲ್ಲಿ ಒಂದು ಸಂವಾದ ಏರ್ಪಟ್ಟಿತು ಗೃಹಸ್ಥಾಶ್ರಮ ಶ್ರೇಷ್ಠವೋ ಬ್ರಹ್ಮಚರ್ಯ ಶ್ರೇಷ್ಠವೋ ಈ discussion dialogue this has been recorded in the Rigveda ಋಗ್ವೇದದಲ್ಲಿದೆ ನಾ ಕೊಟ್ಟಿದ್ದೇನೆ ಮಂತ್ರವನ್ನು ಆಮೇಲೆ ಆ ವರ್ಷ ಶ್ರಾದ್ದ ಮಾಡುವುದಕ್ಕೆ ಹೋದ್ರು ಪಿಂಡಕ್ಕೆ ಸೇರಿಸಿದರೆ ಪಿಂಡ ಸಂಯೋಜನೆ ಆಗಲಿಲ್ಲ ಆಗ ಇವಳು ಹಿಂದೆ ನಿಂತುಕೊಂಡು ತೆರೆಯಲ್ಲಿ ಶ್ರಾದ್ದದಲ್ಲಿ ಸ್ತ್ರೀಯರು ಪ್ರವೇಶ ಮಾಡೋ ಹಾಗಿಲ್ಲ ಅಂತ ಒಂದು ನಿಯಮ ಬೇರೆ ಮಾಡಿಟ್ಟಿದ್ದಾರೆ ತೆರೆಮರೆಯಲ್ಲಿ ಜಾತಕ ಹೀಗಾಯಿತು ಅಂತ ಉತ್ತರ ಹೇಳ್ತೇನೆ ಅಂತ ಆ ತಾನು ಕೇಳಿದ್ದ ರಹಸ್ಯವನ್ನು ಹೇಳಲಾಗಿ ಪಿಂಡಗಳು ಸಂಯೋಜನೆ ಅಲ್ಲಿಂದ ಮುಂದಕ್ಕೆ ಆ ಪತ್ನಿಯನ್ನು ಕರೆದುಕೊಂಡು ಮತ್ತೆ ಹದಿನೇಳು ವರ್ಷ ಆಕೆಯ ಮುಖವನ್ನು ನೋಡಲಿಲ್ಲ ಬರೀ ಸುತ್ತಾಟ ಕೊನೆಯಲ್ಲೊಬ್ಬ ಮಗ ಹುಟ್ಟಿದ ಅವನಿಗೆ ವಂಶ ಪಾರಂಪರ್ಯವಾದ ಜ್ಞಾನವೆಲ್ಲ ಕೊಟ್ಟರು ಮಾಡಿದರು ಲೋಪ ಮುದ್ರೆ ವಿವಾಹವೆಂಬುದು ಒಂದು ಘಟ್ಟ ಇದಾದ ಮೇಲೆ ಎಷ್ಟಾದರೂ ಕ್ಷತ್ರಿಯ ಪುತ್ರಿ ಆದ್ದರಿಂದ ಇವಳನ್ನು ಸ್ವಲ್ಪ ಸುಖವಾಗಿಡಬೇಕು ಒಂದು ಮಂಚ ಬೇಕಲ್ಲ ಏನ್ರಿ ಒಂದು ಮಂಚದ ಗತಿ ಇಲ್ಲ ಇವರಿಗೆ ಇವ್ರ ಮನೆ ಹೆಣ್ಣು ಕೊಡ್ತೀರಿ ಅಂತ ಕೇಳಿದ್ರೆ ಏನು ಮಾಡ್ತೀರಿ ಬ್ರಾಹ್ಮಣರ ಮನೆಗೆ ಹೆಣ್ಣು ಕೊಡಬೇಕಾದ್ರೆ ಫ್ಯಾನ್ ಇದೆಯೇ ಫ್ರಿಜ್ ಇದೆಯೇ ಓರಡ್ ಕಲ್ಲಲ್ಲಿ ರುಬ್ಬೇಕೆ ಕುಟ್ಟಬೇಕೆ ಇದೆಲ್ಲ ಕೇಳ್ತಿದ್ರು ವೈದಿಕ ಅಲ್ಲೇ ಪುರಂದ್ರದಾಸರು ಒಂದು ಹಾಡು ಬೇರೆ ಬರೆದಿಟ್ಟಿದ್ದಾರೆ ಅವಳು ಹುಡುಗಿ ಪಾಪಿ ಹೇಳಿದ್ದಂತೆ ಇದು ವೈದಿಕ ಗಂಡನ ನೊಲ್ಲೆ ಯಾಕೆ ಇವತ್ತು ಅದೇ ಸ್ಥಿತಿ ಜುಟ್ಟು ಗಿಟ್ಟು ಜನಿವಾರ ಇಟ್ಕೊಂಡಿದ್ದ ಅಯ್ಯೋ ಅವನ ಮನೆ ಕೊಡಬಾರದು ಹುಡುಗರನ್ನು ಏನೊಂದು ಸಿಗರೇಟ್ ಸೇದೋಕೆ ಯೋಗ್ಯತೆ ಇಲ್ಲ ಅವನಿಗೆ ಅವನಿಗೆ ಯಾಕೆ ಕೊಡ್ತೀರಿ ಅನ್ಫ್ಯಾಷನಬಲ್ ಕೆಟ್ಟ ಹೋಗೋ ಕುಲ ಶ್ರೇಷ್ಠ ವೇದ ಗೀದ ಹೇಳುವುದು ತುಂಬಾ ಅಸ್ವಾರಸ್ಯ ಇವತ್ತು ಹಾಗೆಯೇ ಅವತ್ತು ಹಾಗೆಯೇ ಹೆಂಡತಿಗೆ ಯಾಕೆ ಡಿಸಪಾಯಿಂಟ್ಮೆಂಟ್ ಆಗಬೇಕು ಅಂತ ಇವರು ಪ್ರಸಿದ್ಧರಾದ ದೊರೆಗಳಲ್ಲೆಲ್ಲ ಹೋಗಿ ಅವರ ಯೋಗಕ್ಷೇಮ ಕೇಳಿ ಅವರಿಗೆ ಯೋಗ್ಯತೆ ಚೆನ್ನಾಗಿತ್ತಲ್ಲ ಬ್ರಹ್ನಾಶ್ವ ಅಂತ ಒಬ್ಬ ದೊರೆ ಇನ್ನೂ ಬೇರೆ ಬೇರೆ ದೊರೆಗಳಲ್ಲಿ ಹೋಗಿ ಕೇಳಿದ್ರು ನನಗೆ ಸ್ವಲ್ಪ ಹಣ ಬೇಕಾಗಿದೆ ಹೇಗಾದರೂ ತೀರಿಸ್ತೇನೆ ನಾನು ಸಂಸಾರ ಮಾಡಬೇಕು ನಾವು ಒಬ್ಬನೇ ಇದ್ರು ಎಲ್ಲಿದ್ರಲ್ಲಿ ಮಲಗ್ತಿದ್ದೆ ಆಗ್ತಿತ್ತು ಕೇಳಿದ್ರು ಅವರೇನು ಮಾಡಿದ್ರು ದೊರೆಗಳು ಆರ್ಯಾವರ್ತದ ದೊರೆಗಳು ಲೆಕ್ಕ ವೆಚ್ಚದ ಪತ್ರವನ್ನು ಪುಸ್ತಕ ಅಕೌಂಟ್ಸ್ ಎದುರು ತೆಗೆದಿಟ್ಟುಬಿಟ್ರು ಅದನ್ನು ನೋಡಿ ಅಯ್ಯೋ ನಿಮಗೆ ವ್ಯಯ ಸರಿಯಾಗಿದೆ ನಿಮ್ಮಲ್ಲಿ ಕೇಳೋದಿಲ್ಲ ಅಂತ ಅಲ್ಲದೆ ಸುತ್ತಾಡಿದರು ಕೊನೆಯಲ್ಲಿ ಒಂದು ರಾಕ್ಷಸ ಜೋಡಿ ಇಲ್ವಲ ಮತ್ತು ವಾತಾಪಿ ಅಂತ ಇದ್ದರು ಶೂದ್ರರು ಬ್ರಾಹ್ಮಣರಂತೆ ನಾಟಕ ಮಾಡ್ತಿದ್ರು ಸಂಸ್ಕೃತ ಗೊತ್ತಿತ್ತು ಸಮುದ್ರ ಮತನ ಕಾವ್ಯ ಬರೆದಿದ್ದ ಇಲ್ವಲ ಬ್ರಾಹ್ಮಣ ನಿರ್ನಾಮಕ್ಕೆ ಪಣ ತೊಟ್ಟಿದ್ದ ಕರುಣಾನಿಧಿಯವರಂತೆ ಕಂಕಣ ಅದಕ್ಕೇನ್ ಮಾಡ್ತಿದ್ದ ಯಾರು ಆ ಕಾಡಲ್ಲಿ ಬಂದ್ರೆ ನಮ್ಮ ಮನೆಯಲ್ಲಿ ಇವತ್ತು ತಂದೆ ಶ್ರಾದ್ದ ದಯವಿಟ್ಟು ಬರಬೇಕು ನಿಮಂತ್ರಣಕ್ಕೆ ಬರಬೇಕು ಪ್ರಥಮ ಪಂಕ್ತಿಗೆ ಬರಬೇಕು ಕರ್ಕೊಂಡ್ಬಂದು ತಮ್ಮನಾದ ವಾತಾಪಿಯನ್ನ ಇಲ್ವಲ್ಲ ತಾನೇ ಕೊಂದು ಅಡಿಗೆ ಮಾಡಿ ಅವನನ್ನ ಮಾಂಸವನ್ನು ಬಡಿಸಿ ಅವರು ಚೆನ್ನಾಗಿ ತಿಂದು ಉಂಡ ಮೇಲೆ ವಾತಾಪಿ ಬಾರೋ ಅಂತ ಕರೆದು ಮೃತ ಸಂಜೀವನಿ ವಿದ್ಯೆಯಿಂದ ಅವನನ್ನು ಮತ್ತೆ ಹೊಟ್ಟೆ ಒಡಕೊಂಡು ಬರುವಂತೆ ಮಾಡಿ ಬದುಕಿಸಿ ನಿಮಂತ್ರಣ ಹೇಳಿದ ಬ್ರಾಹ್ಮಣರನ್ನು ಕೊಲ್ತಿದ್ದ ಇದು ಒಂದು ಒಂದು ಟ್ರ್ಯಾಪ್ ಇದು ಬ್ರಾಹ್ಮಣರು ಕೊಲ್ಲೋದಕ್ಕೆ ದಾರಿ ಉಣಿಸಿ ಕೊಲ್ಲುವುದು ಭೀಮನಿಗೆ ಮಾಡಿದ ಹಾಗೆ ಈ ಇಲ್ವಲ ಮಾತಾ ವಾತಾಪಿ ಇದ್ದಿದ್ದಲ್ಲಿ ವಾತಾಪಿ ಇದ್ದಿದ್ದು ಬಿಜಾಪುರ ಡಿಸ್ಟಿಕ್ ಬಾದಾಮಿಯಲ್ಲಿ ಅದಕ್ಕೆ ವಾತಾಪಿ ವಾತಾಪಿ ಗಣಪತಿ ಭಜೆ ಹೇಳ್ತಿರಲ್ಲ ಇಲ್ಲಿಂದ ಕದ್ಕೊಂಡು ಹೋಗಿದ್ದ ಗಣಪತಿ ಮದ್ರಾಸಲ್ಲೆಲ್ಲೋ ಇಟ್ಟಿದ್ದ ಅದು ವಾತಾಪಿ ಗಣಪತಿ ಮುತ್ತುಸ್ವಾಮಿ ದೀಕ್ಷಿತರಿಗೆ ಆ ಗಣಪತಿ ಚರಿತ್ರೆ ಗೊತ್ತಿಲ್ಲ ಆ ವಾತಾಪಿ ಗಣಪತಿ ನಮ್ಮ ಕರ್ನ ಕರ್ನಾಟಕದವನು ಬಿಜಾಪುರದವನು ಸಾಸಿವೆ ಕಾಳು ಗಣಪತಿ ಹೇಳ್ತಾರೆ ನೋಡಿ ಇದರಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ವಾತಾಪಿ ಇಲ್ವಲ ಮೈಸೂರು ಹತ್ರ ಇಲ್ವಾಲ ಅಂತ ಒಂದು ಊರಿಗೆ ಅಲ್ಲಿದ್ದ ಅವನು ಇಲ್ಲಿಂದ ಅಲ್ಲಿ ತನಕ ಅವ್ರದ್ದು ಪ್ರಾಂಚ ಬ್ರಾಹ್ಮಣರೆಲ್ಲ ಅರ್ಧಕಾರದ ಕಾರದ ರೂಪಿ ಅನ್ನುವ ಇಲ್ವರನ ಹತ್ರ ಹೋದ್ರು ಇಷ್ಟವಿಲ್ಲದೆ ಹೋದ್ರು ಅಬ್ರಾಹ್ಮಣನ ಹಣವಾಯ್ತಲ್ಲ ಸ್ವಲ್ಪ ಹಣ ಬೇಕಲ್ಲಯ್ಯ ಅಯ್ಯೋ ನಿಮಗಿಲ್ಲ ಅಂತೇನೇ ಬೇಕಾದಷ್ಟು ತಗೊಂಡು ಹೋಗಿ ಆದ್ರೆ ಒಂದು ನಮ್ಮ ತಂದೆ ಶ್ರಾದ್ದ ಇದೆ ಇವತ್ತು ದಿವಸ ಮಾಡೋರು ಒಬ್ರು ಲೀವ್ ಅಪ್ಲಿಕೇಶನ್ ಇವತ್ತು ನಮ್ಮ ತಂದೆ ಶ್ರಾದ್ದ ಇದೆ ಲೀವ್ ಕೊಡಿ ಮತ್ತೆ ತಿರುಗಿ ನಾಳೆ ದಿವಸ ನಾಡಿದ್ದು ಒಂದು ವರ್ಷಕ್ಕೆ ಎಷ್ಟು ಸಲ ತಂದೆ ಶ್ರಾದ್ದ ಮಾಡ್ತೀಯ ಅಂತ ಕೇಳಿದ್ರಂತೆ ಅವರು ಒಂದೇ ತಂದೆ ಶ್ರಾದ್ದವೋ ಬೇರೆ ಬೇರೆ ತಂದೆ ಶ್ರಾದ್ದವೋ ಅಂತ ಕೇಳಿದ್ರಂತೆ ಮುಂದೆ ಅದು ಇವು ನಾಚೆ ಕೆಟ್ಟವ್ರು ನೋಡಿ ವೇದ ಇಲ್ಲ ಮಂತ್ರ ಇಲ್ಲ ಮತ್ತೊಂದಿಲ್ಲ ಅಗಸ್ತರು ಯೋಚನೆ ಮಾಡಿದ್ರು ಓ ಎರಡು ಕೆಲಸನೂ ಆಯಿತು ನನಗೆ ದುಡ್ಡು ಬರಬೇಕು ಇವನ ಕಡೆಯಿಂದ ಇವನು ಮುಗಿಸೋ ಕೆಲಸವೂ ಅಂತ ತಿಳ್ಕೊಂಡು ಒಪ್ಪಿದರು ಆ ಕಥೆ ನಾ ಬರ್ದಿದ್ದು ಓದಬೇಕು ನೀವು ಅವತ್ತು ಆ ತಮ್ಮನನ್ನ ಕೊಲ್ಲಬೇಕು ಅಂತ ಏನೇನೋ ಪ್ರಯತ್ನ ಮಾಡಿದ್ವಿ ಯೋ ಇವತ್ತು ಬಿಟ್ಬಿಡು ಯಾಕೋ ನಾವು ಬದುಕ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ ಅಂತ ನಾವು ಮೃತ ಸಂಜೀವಿನಿಯಲ್ಲಿ ಯೋಚನೆ ಮಾಡಬೇಡ ಶುಕ್ರಾಚಾರ್ಯ ಹೇಳ್ಕೊಟ್ಟಿದ್ದು ದುರ್ವಿದ್ಯೆ ಅವನು ಕೊಂದ ಅಡಿಗೆ ಮಾಡ್ದ ಬಡಿಸಿದ ಅದಲ್ಲ ಆದ ಮೇಲೆ ಅನ್ನಶೇಷ ಕಿಂಕ್ರಿಯತಾಂ ಉಳಿದಿದ್ದನ್ನ ಏನು ಮಾಡಬೇಕು ಇಷ್ಟೈ ಸಹ ಬೇಕಾದರೂ ಬೇಕಾದ್ರೂ ಊಟ ಮಾಡು ಅಂತ ಹೇಳಬೇಕು ಅದಕ್ಕೆ ಮುಂಚೆ ಅವನು ಆಪೋಷಣವನ್ನು ಕೊಡುವಾಗ ವಾತಾಪಿ ಹೊರಗೆ ಬಾರೋ ಅಂತ ಕರಲಾಗಿ ಎಲ್ಲಿ ವಾತಾಪಿ ವಾತಾಪಿ ಜೀರ್ಣೋ ಭವ ಹೊಟ್ಟೆ ಹೀಗಂತ ಅಲ್ಲೇ ಮುಗಿತ ಬೂದಿಯಾಗಿಬಿಟ್ಟ ಈ ಕಥೆಗೆ ಸಿಂಬಾಲಿಕ್ ಮೀನಿಂಗ್ ನೋಡಿ ವಾತಾಪಿಯನ್ನು ಜೀರ್ಣ ಮಾಡಿಕೊಂಡವರು ಯುದ್ಧ ನಡೆಯಿತೋ ಏನು ನಡೆಯಿತೋ ಅಡಿಗೆ ಆಯಿತೋ ಕಥೆ ಇತ್ತು ಹೀಗಿದೆ ಆಮೇಲೆ ಇಲ್ವಲನನ್ನು ಸೋಲಿಸಿದರು ಇಲ್ವಲನನ್ನು ಮುಗಿಸಿದರು ಅಗಸ್ತರ ಲೋಕೋಪಕಾರ ಕಾರ್ಯದಲ್ಲಿ ಇಲ್ವಲ ವಾತಾಪಿಗಳ ಸಂಭರಣ ದಕ್ಷಿಣ ಭಾರತಕ್ಕೆ ಪ್ರವೇಶ ದ್ವಾರ ಬಿಜಾಪುರ ಆ ಕಡೆಯಿಂದ ಬರಬೇಕು ಬಾದಾಮಿ ಇವತ್ತು ವನಶಂಕ್ರಿ ಕೂತಿದ್ದಾಳೆ ಅಲ್ಲಿ ಅಲ್ಲಿ ಮಹಾದ್ವಾರ ಕ್ಲಿಯರ್ ಆಯಿತು ಅಲ್ಲಿಂದ ಅವರು ಮಾಡಿದ ಇನ್ನೊಂದು ದೊಡ್ಡ ಕೆಲಸ ಅಂದ್ರೆ ದಕ್ಷಿಣ ಭಾರತಕ್ಕೆ ಹೋಗಬೇಕು ಇಲ್ಲಿ ಬರೀ ರಾಕ್ಷಸರೇ ಇರುವ ದಿಕ್ಕು ದಕ್ಷಿಣಾಧಿಕೃತ ಏನ ಶರಣ್ಯ ಕರ್ಮಣ ರಾಮಾಯಣದಲ್ಲಿ ರಾಮಚಂದ್ರನ ವಾಕ್ಯ ಅಗಸ್ತ್ಯಾಶ್ರಮಕ್ಕೆ ಬರುವಾಗ ಲಕ್ಷ್ಮಣನಿಗೆ ಹೇಳ್ತಾನೆ ನೋಡಯ್ಯ ಮಹರ್ಷಿ ಆಶ್ರಮ ಇದು ದಕ್ಷಿಣ ದಿಕ್ಕನ್ನ ಸಾಧು ಸಜ್ಜನರು ಪ್ರವೇಶ ಮಾಡುವುದಕ್ಕೆ ಯೋಗ್ಯ ಮಾಡಿದ್ದಾರೆ ಅಗಸ್ತ್ಯರು ಅವರಾಶ್ರಮವಂತೆ ನಡಿ ಹೋಗೋಣ ಅಂತ ಹೇಳಿ ಆ ಲಕ್ಷ್ಮಣನ ಕರ್ಕೊಂಡು ಬರುವಂತಹ ಸಂದರ್ಭ ಪಂಚವಟಿ ತೀರದಲ್ಲಿದ್ದರು ಅವರು ಪಂಚವಟಿ ತೀರದಲ್ಲಿ ಮಹಾರಾಷ್ಟ್ರದಲ್ಲಿ ಇವತ್ತಿಗೂ ದೊಡ್ಡದಾದ ಅಗಸ್ತ್ಯರ ಆಶ್ರಮ ಇದೆ ಅಲ್ಲಿ ಒಬ್ಬರು ಮಹಾರಾಷ್ಟ್ರೀಯನ್ ಬ್ರಾಹ್ಮಣರಲ್ಲ ಅವರು ಈ ದೇಶದಲ್ಲಿ ಎಷ್ಟು ಕಡೆ ಅಗಸ್ತ್ಯರು ಕಟ್ಟಿದ ಗುಡಿಗಳು ಆಶ್ರಮಗಳು ಇವೆ ಮಾಹಿತಿಗಳಿವೆ ಎಲ್ಲ ಕಲೆ ಹಾಕ್ತಾ ನಮ್ಮನೆಗೂ ಒಂದು ದಿವಸ ಬಂದಿದ್ರು ಅಗಸ್ತ್ಯೇಶ್ವರ ಲಿಂಗ ಟಿ ನರಸೀಪುರ ತಿರುಮುಕೂಡ್ಲು ನರಸೀಪುರದಲ್ಲಿ ಅಗಸ್ತ್ಯರು ಪ್ರತಿಷ್ಠೆ ಮಾಡಿದ ಶಿವಲಿಂಗ ಇದೆ ಅವರು ಎಲ್ಲೆಲ್ಲಿ ಶಿವಲಿಂಗ ಪ್ರತಿಷ್ಠೆ ಮಾಡಿದ್ದಾರೆಯೋ ಆ ಭೂಮಿಯಲ್ಲೆಲ್ಲ ಕೆಂಪು ವಜ್ರಗಳಿವೆ ಅಂಥದ್ದನ್ನು ಗುರುತು ಮಾಡಿಯೇ ಮಾಡಿದ್ದಾರೆ ಇವರ ಗ್ರೇಟ್ ಜಿಯಾಲಜಿಸ್ಟ್ ಅಗಸ್ತ್ಯರು ಅಸ್ಟ್ರಾನಮಿ ಅಗಸ್ತ್ಯರು ಆಯುರ್ವೇದ ಅಗಸ್ತ್ಯರು ಜಿಯಾಲಜಿ ಅಗಸ್ತ್ಯರಿಗೆ ಗೊತ್ತಿಲ್ಲದ ಶಾಸ್ತ್ರವೇ ಇಲ್ಲ ಇಂತಹ ಮಹಾನುಭಾವರು ದಕ್ಷಿಣಕ್ಕೆ ಬರಬೇಕು ವಿಂಧ್ಯ ಪರ್ವತಾಡ್ಡವಿತ್ತು ಅದಕ್ಕೇನು ಮಾಡಿದ್ರು ಮಹರ್ಷಿಗಳು ಬಂದ್ರಲ್ಲ ಅಂತ ಹೇಳಿ ಬೆಳೀತಾ ಇತ್ತಂತೆ ಈ ಪರ್ವತ ಪರ್ವತಗಳು ಬೆಳೆಯೋದಂದ್ರೆ ಏನು ಅಂತ ಹುಚ್ಚು ಕತೆ ಅಂತೀರಿ ಆದರೆ ಇವತ್ತು ಭೂಗರ್ಭಶಾಸ್ತ್ರಜ್ಞರು ಹೇಳ್ತಾರೆ ಒಂದೊಂದು ಇಂಚು ಬೆಳೆಯುವುದುಂಟು ಪರ್ವತಗಳು ಈ ಟೆಕ್ಟಾನಿಕ್ ಪ್ಲೇಟ್ಸ್ ಅಂತ ಹೇಳ್ತಾರೆ ಸಮುದ್ರದ ಆಳದಲ್ಲಿ ಅವು ಒಂದಕ್ಕೊಂದಕ್ಕೆ ತಾಕುವಾಗ ಪರ್ವತಗಳ ಮೇಲೆ ಬಿಡುತ್ತೆ ಹಿಮಾಲಯ ಬೆಳೀತಾ ಇದೆ ಅಂತ ಹೇಳ್ತಾರೆ ನಮ್ಮ ದಕ್ಷಿಣ ಭಾರತ ಉತ್ತರದ ಕಡೆಗೆ ಹೋಗ್ತಾ ಇದೆ ಅಂತ ಹೇಳ್ತಾರೆ ರಭಸವಾಗಿ ಅಲ್ಲ by little by little centimetre by centimetre ಅಂಥದ್ದೇನೋ ಒಂದು ಆಗ್ತಿತ್ತು ವಿಂಧ್ಯ ಪರ್ವತ ಮೇಲೆ ಕೇಳುತ್ತಿದ್ದ ಕಾಲ ಅದನ್ನು ಕಥೆಯಲ್ಲಿ ಹೇಳ್ತಾರೆ ಅಗಸ್ತ್ಯರು ಬಂದರು ಅಂತ ನಮಸ್ಕಾರ ಮಾಡಿದ ವಿಂಧ್ಯ ಅಗಸ್ತ್ಯರು ಹೇಳಿದರು ಆಯುಷ್ಮಾನ್ ಭವ ಆದರೆ ನಾ ಬರೋ ತನಕ ಹೀಗೆ ಮಲಗಿರು ಅಂದ್ರು ಅವನಿಗೆ ಒಂದು ದೀಪಕ್ಕೆ ಯಾರಾದ್ರೂ ಅಡ್ಡಲಾಗಿ ನಿಂತ್ಕೊಂಡ್ರೆ ಏನು ವಿಂಧ್ಯ ನಿಂತಾಗಿ ನಿಂತಿದ್ದೀಯಲ್ಲ ವೈದಿಕರ ಪರಿಭಾಷೆ ಬೆಳಕಿಗೆ ಅಡ್ಡ ಬರೋ ನೋಡಿ ವಿಂಧ್ಯ ಶಬ್ದಕ್ಕೆ ವಿಧ ಒಡೆಯುವವನು ಒಡಕ ಅಂತ ಅರ್ಥ ವಿಂಧ್ಯ ಅಂದ್ರೆ ಒಡಕ ಉತ್ತರ ಭಾರತ ದಕ್ಷಿಣ Bharat north India south India Arya Dravida ಇದು ಮಾಡೋರೆಲ್ಲ ವಿಂಧ್ಯರೆ ಕರುಣಾನಿಧಿ ಹೇಳಿ ಜಸ್ಟಿಸ್ ಪಾರ್ಟಿ ಹೇಳಿ ಇದನ್ನ ಉತ್ತರ ಭಾರತ ದಕ್ಷಿಣ ಭಾರತ ಕೂಡಿ ಒಂದೇ ಸಂಸ್ಕೃತಿ ಮಹಾರಾಯರೇ ಈ ಎರಡು ಬೇರೆ ಸಂಸ್ಕೃತಿ ಇಲ್ಲ ಪಂಜಾಬ್ನಲ್ಲಿ ಕಾಶ್ಮೀರದಲ್ಲಿ ಬ್ರಾಹ್ಮಣರಿದ್ದ ಕಾಲದಲ್ಲಿ ಬಂಗಾಳದಲ್ಲಿ ದಕ್ಷಿಣ ಭಾರತದಲ್ಲಿ ವೇದ ಹೇಳಿದರೆ ಒಂದೇ ರೀತಿಯ ಸ್ವರೋಚ್ಚಾರಣೆ ಪರಿಶುದ್ಧವಾದ ಮಹಾಭಾರತದ ಪಾಠ ನಿಮಗೆ ಸಿಕ್ಕುವುದು ಬಂಗಾಳದಲ್ಲಿಯೇ ದಕ್ಷಿಣ ಭಾರತದಲ್ಲಿ ಬೇಡದೇ ಕಥೆಗಳು ಸುಳ್ಳು ಕಥೆಗಳೆಲ್ಲ ಸೇರಿಸಿಬಿಟ್ಟಿದ್ದಾರೆ ಕುಂಭಕೋಣ ಮೇಷನ್ನಲ್ಲಿ ಆ ಬಂಗಾಳಿ ಪಾಠದ ಪರಿಶುದ್ಧ ಟ್ರಾನ್ಸ್ಲೇಷನ್ ಇಂಗ್ಲಿಷ್ನಲ್ಲಿ ಎಂ ಎನ್ ದತ್ ಅವರದ್ದು ಇನ್ನೊಬ್ರು ಅದಕ್ಕಿಂತ ಹಿಂದೆ ಏಯ್ಟೀನ್ ಏಯ್ಟಿ ಒಬ್ಬರು ಮಾಡಿದ್ದಾರೆ ಯಾರು ಅದರದ್ದು ಸಿಡಿ ತಂದುಕೊಟ್ರು ಗಂಗೂಲಿ ಅಂತ ಕ್ರಿಕೆಟ್ನವನಲ್ಲ ಇವನ್ ಚಂಗೂಲಿ ನಾವು ಹೇಳಿದ್ ಗಂಗೂಲಿ ಏಯ್ಟೀನ್ ಏಯ್ಟಿ ತ್ರೀಯಲ್ಲಿ ಒಬ್ಬ ಇಡೀ ಮಹಾಭಾರತವನ್ನು ಹದಿನೆಂಟು ಪರ್ವಗಳನ್ನು ಮಾಡಿದ್ದಾನೆ ಮಹಾನುಭಾವರೇ ದಕ್ಷಿಣದವ್ರಿಗೆ ನಾಚಿಕೆ ಆಗಬೇಕು not one fellow has translated into English ಅವನು ಮಾಡಿದ ಬಾಗಲ್ ತೆರೆಯಿತು ಯಾಕೆ ಹೇಳ್ತೇವೆ ಅಂದರೆ ಬಂಗಾಳಿಗಳು ಇವತ್ತಿನ ಬಂಗಾಳಕ್ಕೂ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಅರವಿಂದ ಘೋಷರು ಅವರು ಬಂಗಾಳಕ್ಕೂ ಏನು ಸಂಬಂಧ ಉಜ್ವಲವಾದ ಭಾರತೀಯ ಸಂಸ್ಕೃತಿ ಇದ್ದ ಕಾಲ ಮೈಸೂರಲ್ಲಿ ಒಂದು ಜುಜುಬಿ ಬಲ್ಬ್ ತಯಾರು ಮಾಡುವ ಕಾರ್ಖಾನೆಗೆ ಬೆಂಗಾಲ್ ಲ್ಯಾಂಪ್ಸ್ ಅಂತ ಹೆಸರಿಟ್ಟರು ಮೈಸೂರು ಲ್ಯಾಂಪ್ಸ್ ಆಯ್ತು ಆಮೇಲೆ ಅದು ಬೆಂಗಾಲ್ ಹೆಸರು ಯಾತಕ್ಕಿಟ್ರು the greatest lamps of the freedom fight were born in Bengal Bangala ಹೋಗಿ ಬರಗಾಲ ಆಯಿತು ಕಮ್ಯುನಿಸ್ಟ್ನ ಕೈಗೆ ಸಿಕ್ಕ ರಾಕ್ಷಸರ ಕೈಗೆ ಕಮ್ಯುನಿಸ್ಟ್ ಹೊಕ್ಕ ಕಡೆ ಭಸ್ಮಾಸುರ ದೇಶ ಬೆಳೆಯೋದಿಲ್ಲ ಸುಮ್ಮನೆ ಶೋಷಣೆ ಮಾಡಿ ಮಾಡಿ ಮಾಡಿ ಜನಗಳನ್ನು ಅವ್ರನ್ನ ತೊಂದರೆ ಮಾಡ್ತಾರೆ ಇಲ್ಲದೆ ಭೂತ ಹಿಂಸಿ ಕ್ಯಾಪಿಟಲಿಸ್ಟ್ ಅದು ಇದು ಮಾಡಿ ಅವ್ರನ್ನ ಎಲ್ಲಿ ಕೆಳಗಿಡಬೇಕು all world industrialists are terribly afraid of communist Kerala most backward Bangala ತುಂಬಾ ಬ್ಯಾಕ್ವರ್ಡ್ ಅದಕ್ಕೆ ಹೇಳ್ತೇವೆ ಅಲ್ಲಿ ಒಳ್ಳೆಯ ಪ್ರತಿ ಸಿಕ್ಕಿತು ಅದನ್ನು ಗೋರಖ್ಪುರದವರು ಉಪಯೋಗ ಮಾಡಿಕೊಂಡು ಗೀತಾ ಪ್ರೆಸ್ನವರು ಮಹಾಭಾರತ ತಯಾರು ಮಾಡಿದ್ದಾರೆ ಈ ದೇಶದ ಸಂಸ್ಕೃತಿ ಒಂದೇ culturally we are all one cultural universalism that is Hinduism ಅದೇ ಹಿಂದುತ್ವ ಅದನ್ನು ಪ್ರತಿಪಾದನೆ ಮಾಡಿದವರು ಅಗಸ್ತ್ಯ ಮಹರ್ಷಿ ಎಷ್ಟು ಹಳೆ ವಿಷಯ ನೋಡಿ ಇದು ಹಿಂದುತ್ವ ಗೊತ್ತಿಲ್ಲ ಇದು ಅಗೇನ್ಸ್ಟ್ ಅದರ್ ಪೀಪಲ್ ಒಂದು ವಾಕ್ಯ ತೋರಿಸಿ ಸರ್ವೇ ಜನ ಭವಂತು ನಾವು ಹೇಳ್ತೇವೆ ಹಿಂದೂಗಳು ಹೇಳ್ತೇವೆ ಬರೀ ಕ್ರಿಶ್ಚಿಯನ್ರು ಮಾತ್ರ ಒಳ್ಳೇದಾಗಲಿ ಕ್ರಿಶ್ಚಿಯನ್ರು ಅಲ್ಲದೆ ಇದ್ದವರೆಲ್ಲ ನರಕಕ್ಕೆ ಹೋಗಲಿ ನೀವೆಲ್ಲ ಪೂಜೆ ಮಾಡ್ತೀರಿ ಯಾವಳವಳು ಮದರ್ ಟೆರಿಸಾ ಅವಳ ವಾಕ್ಯ ನಿಮಗೆ ಗೊತ್ತಿಲ್ಲ ಏನು ಹೇಳ್ತಿದ್ಲು it's better that a patient dies as a Christian rather than live as a Hindu ಆಸ್ಪತ್ರೆಗಳಲ್ಲಿ ಅವಳು ಹೇಳ್ತಿದ್ದ ಮಾತು ನಿಮಗೆ ಗೊತ್ತಿಲ್ಲ ಓದೋದಿಲ್ಲ ನೀವು ಕನ್ವರ್ಟ್ ಮಾಡಬೇಕು ಸಾಯ್ತಿದ್ದವನು ಕ್ಯಾನ್ಸರ್ ಪೇಷಂಟ್ ಕೊನೆಯಲ್ಲಿ ಸಾಯೋಕ್ ಮುಂಚೆ ಕನ್ವರ್ಟ್ ಮಾಡ್ತಿದ್ಲು ಯಾತಕ್ಕೆ ಅಂದ್ರೆ it's better a patient dies a Christian rather than live as a Hindu Vivekananda ಹೇಳ್ತಿದ್ರು ಪ್ರತಿಯೊಬ್ಬ ಹಿಂದೂ ಮತಾಂತರಗೊಂಡಾಗ it not only means one Hindu minus but one anti Hindu more ಇದು ವಿವೇಕಾನಂದರ ಮಾತು ನಾನು ಬರೀ ಸತ್ಯವನ್ನೇ ಹೇಳ್ತಿದ್ದೇನೆ ಸುಳ್ಳು ಹೇಳಿ ನನಗೇನು ಪ್ರಯೋಜನ ನಾ ರಾಜಕಾರಣಿ ಅಲ್ಲ ನಿಮ್ಮ ತಲೆ ಕೆಡಿಸೋದಕ್ಕೆ ಕೂತಿಲ್ಲ ಇದು ಎಲೆಕ್ಷನ್ ಪ್ಲಾಟ್ಫಾರ್ಮ್ ಅಲ್ಲ ನೀವು ನನಗೆ ಓಟ್ ಕೊಡಬೇಡಿ ಬೇಕಾದ್ರೆ ಏಟು ಕೊಡಿ ಬೇಡ ಅಂತ ಹೇಳೋದಿಲ್ಲ ಇದು ಅಗಸ್ತ್ಯರ ಹೆಸರು ಹೇಳಿದ ಕೂಡಲೇ ಝುಮ್ ಅನ್ನುತ್ತೆ ಮೈಯಲ್ಲಿ ರಕ್ತ ಸಂಚಾರ ಹೇಗಾಗ್ತದೆ ನೋಡಿ ಬಿ ಪಿ ಒಳ್ಳೆ ಔಷಧಿ ಅಗಸ್ತ್ಯರ ಹೆಸರನ್ನು ಹೇಳಿಬಿಟ್ರೆ ಬಿ ಪಿ ಹೋಗಿಬಿಡುತ್ತೆ ಅದು ಸಂಗೀತ ಕೇಳಿದ್ರೆ ಆಗುವಷ್ಟು ಎಫೆಕ್ಟು ನಾನು ಐ ಎನ್ ಎ ರಾಮರಾಯ್ ಕೈಯಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಟ್ರೈನಿಂಗ್ ಪಡೆದವನು ಸುಭಾಷ್ ಚಂದ್ರ ಸೈನಿಕ ಸೇರೋದ್ರಲ್ಲಿದ್ದೆ ದೇವರು ನನ್ನ ನೀಲಿ ಬಂದ ಜ್ಞಾತಿ ಕೇಳ್ತೇವೆ ಅಂದ್ರೆ ಆ ಭೃಗುವಂಶ ಸ್ವಲ್ಪ ಎಲ್ಲಿಯಾದರೂ ರಕ್ತದಲ್ಲಿದ್ರೆ ಆ ಆ ಕೆಲಸ ಮಾಡದೆ ಹೋಗೋದಿಲ್ಲ ಬ್ರಾಹ್ಮಣಾಂಶ ಕ್ಷತ್ರಿಯಾಂಶ ಎರಡೂ ಕೂಡಿದ್ರೆ ಇವತ್ತು ಉತ್ತಮ ಬ್ರಾಹ್ಮಣ ಇಲ್ಲದಿದ್ರೆ ಗೊಡ್ಡು ಪುಳಿಸಾರು ಬ್ರಾಹ್ಮಣ ಏನು ಪ್ರಯೋಜನ ಆಗೋದಿಲ್ಲ ಕಲ್ಚರಲ್ ಯೂನಿವರ್ಸಲಿಸಂ ಸಂಸ್ಕೃತಿ ಎನ್ನುವುದು ಒಂದು ಏಕೀಕರಣ ಸಾಂಸ್ಕೃತಿಕ ಏಕೀಕರಣ ಅಪ ಭಾರತೀಯರು ಜಗತ್ತನ್ನು ಗೆದ್ದರು ಮದ್ದುಗುಂಡಿನಿಂದಲ್ಲ ಸೈನ್ಯದಿಂದಲ್ಲ ಸಂಸ್ಕೃತಿಯ ಪ್ರಸಾರದಿಂದ ಗೆದ್ದರು ಇಂಡೋನೇಷ್ಯಾದವರು ಪೂರ್ತಿ ಹಿಂದೂಗಳಾದರು ಅಲ್ಲಿರುವಷ್ಟು ದೊಡ್ಡ ಹಿಂದೂ ದೇವಾಲಯ ರಂಗನಾಥ ಸ್ವಾಮಿ ದೇವಾಲಯ ಅಂಕೋರ್ ವ್ಯಾಟ್ ಜಗತ್ತಲ್ಲೇ ಇಲ್ಲ ಶ್ರೀರಂಗ ದೇವಸ್ಥಾನ ಏನೂ ಇಲ್ಲ ಅದರ ಮುಂದೆ they are very proud of their culture ಹೇಗೆದ್ರು ಚೋಳರು ದಕ್ಷಿಣ ಭಾರತದ ಚೋಳರು they are very great navigators ಅಲ್ಲಿ ತನಕ ಹೋದರು ಮಾಡಿದರು ಗುಡಿಗಳನ್ನು ಕಟ್ಟಿದರು ಅಲ್ಲ ಇಂಡೋನೇಷ್ಯನ್ ಮಹಾಭಾರತ ಅಂತ ಒಂದಿದೆ ಕೇಳಿದ್ದೀರಾ ನನ್ನಲ್ಲಿದೆ ಅದು ಹದಿನೆಂಟು ಪರ್ವ ಇದೆ ಭಾಷಾಂತರ ಎಷ್ಟು ಪುಸ್ತಕ ತರಬೇಕು ಅವರು ಕಾರ್ ಮಾಡಿ ಕರೆಸಿದ್ರು ಕಾರಲ್ಲಿ ಲೋಡ್ ಹಿಡಿಯೋದಿಲ್ಲ ಅಂತ ಹಾಗೆ ಬಂದುಬಿಟ್ಟೆ ನಾನು ಇಂಡೋನೇಷ್ಯನ್ ಮಹಾಭಾರತ ಒಂದು ಕಡೆಯಲ್ಲಿ ಅವರದು ಜಾವನೀಸ್ ಭಾಷೆ ಇಂದು ಇನ್ನೊಂದು ಕಡೆಯಲ್ಲಿ ಇಂಗ್ಲಿಷ್ ಭಾಷಾಂತರ ಮೂಲದಲ್ಲಿ ಎಲ್ಲೆಲ್ಲಿ ಗೊಂದಲ ಇದೆ ಅಲ್ಲೆಲ್ಲ ಪರಿಹಾರವಾಗುವಂತಹ ವಾಕ್ಯಗಳು ಬರುತ್ತವೆ ಬಲರಾಮನ ವಾಕ್ಯ ವಿರಾಟ್ ಪರ್ವದ ಕೊನೆಯಲ್ಲಿ ಬೇಕಾದ್ರೆ ಹೇಳಿ ತೋರಿಸ್ತೇನೆ Indonesian Ramayana first world Ramayana conference ನಡೆದದ್ದು ಇಂಡೋನೇಷ್ಯಾದಲ್ಲಿ ತುರ್ಕರ ರಾಜ್ಯದಲ್ಲಿ greatest Muslim country they are very proud of their culture ಬಗದಷ್ಟು ಆಗದಷ್ಟು ಹಿಂದೂ ಸಂಸ್ಕೃತಿ ಅದರಿಂದ ಸೈನ್ಯ ತಗೊಂಡು ಹೋಗಲಿಲ್ಲ ನಾವು ಸಂಸ್ಕೃತಿಯ ಸೂತ್ರವನ್ನು ಬಿತ್ತಿದೆವು ಭಾರತೀಯರು ಎಲ್ಲಿ ಹೋದರೂ they take their culture with them and I hope one day the whole of America will become Hindu ನಮ್ಮ ಜನ ಏನಲ್ಲಿದ್ದಾರೆ ನೋಡಿ ಹುಡುಗರು ಎಂಜಿನಿಯರಿಂಗ್ ಓದೋ ಹುಡುಗರು ಮೆಡಿಕಲ್ ಓದೋ ಹುಡುಗರು ಬೇರೆ ಬೇರೆ ಹೊಟ್ಟೆಪಾಡಿನ ವೃತ್ತಿಗೆ ಹೋದವರು they have formed innumerable associations ತಮಿಳರು ಕನ್ನಡಗಳು ಅವರು ತಾವು ತಾವೇ ಸಂಗೀತ ತ್ಯಾಗರಾಜರಾಧನೆ ಮಾಡ್ತಾರೆ ಅಲ್ಲಿ ಪುರಂದ್ರದಾಸರ ಆರಾಧನೆ ಮಾಡ್ತಾರೆ ಇಲ್ಲಿ ಮಾಡ್ತಾರೋ ಬಿಡ್ತಾರೋ ಅಲ್ಲಿ ಮಾಡ್ತಾರೆ ಅವರು ನನ್ನನ್ನು ಬಾಂತ್ ಕೂಚಿದ್ದಾರೆ ಕೂತಿದ್ದಾರೆ ಈಗ ಯೂನ್ಯಾರ್ಕ್ ಕರ್ಕೊಂಡು ಹೋಗ್ತೇವೆ ಅಂತ ನನಗೆ ವಯಸ್ಸಾಗಿದೆ ಹೋಗೋದು ತುಂಬಾ ಕಷ್ಟ ಯಾತಿ ಹೇಳ್ತೇವೆ ಅಂದ್ರೆ ಸಂಸ್ಕೃತಿಯಿಂದ ನೀವು ಮನುಷ್ಯನನ್ನು ಗೆಲ್ಲಬಹುದು ಪ್ರೀತಿಯಿಂದ ಗೆಲ್ಲಬಹುದು ಧ್ಯೇಯವಾದದಿಂದ ಗೆಲ್ಲಬಹುದು ಮಿಲಿಟರಿಯಿಂದ ಗೆಲ್ಲುವುದಕ್ಕಾಗೋದಿಲ್ಲ ಇದು ಮೂರ್ಖರು ಕ್ರಿಶ್ಚಿಯನ್ರು ಮುಸಲ್ಮಾನರು ಮಾಡ್ತಿರೋ ದಾರಿ ನಮ್ಮ ದಾರಿಗೆ ಬರೋದಿದ್ರೆ ಕೊಲ್ತೀವಿ ಇಲ್ಲ ನಿಮ್ಮ ಸಂಸ್ಕೃತಿ ನಮಗಿಂತ ಉತ್ತಮವಾಗಿದ್ರೆ ಅದರ ಅಂಶವನ್ನು ಹೇಳಿ ಸ್ವೀಕಾರ ಮಾಡೋಣ ಯಾರು ಬೇಡ ಅಂತೇವೆ we are welcome good ideas are welcome from all sides ಅದನ್ನು ಮಾಡಿದ್ರು ಅಗಸ್ತ್ಯರು ಇದು ಹಿಂದುತ್ವ ಇವತ್ತು ಆ ಶಬ್ದ ಹೇಳ್ತೇವೆ ಹೇಳಬೇಕಾಗಿ ಬಂದಿದೆ ಅಂತ ಅದು ಮೂಲದಲ್ಲಿ ಆ ಶಬ್ದ ಇರಲಿಕ್ಕಿಲ್ಲ ಅದು ಬೇಕಾಗಿರಲಿಲ್ಲ ಆವಾಗ ಕಂಚಿ ಕಾಮಕೋಟಿ ದೊಡ್ಡ ಸ್ವಾಮಿಗಳು ಹೇಳ್ತಿದ್ರು ಗುರುಮೂರ್ತಿಯವರು ಬರೆದಿದ್ದಾರೆ ನಮ್ಮ ಪುಸ್ತಕದ ಮುನ್ನುಡಿಯಲ್ಲಿ ಜಗತ್ತಲ್ಲಿ ಒಂದು ಕಾಲದಲ್ಲಿ ಇದ್ದಿದ್ದು ಒಂದೇ ಒಂದು ಧರ್ಮ ಅದಕ್ಕೆ ಇಂಥದ್ದು ಅನ್ನೋ ಹೆಸರು ಟ್ಯಾಗ್ ಆನ್ ಮಾಡುವ ಅವಶ್ಯಕತೆ ಇರಲಿಲ್ಲ ಅದಕ್ಕೆ ಸುಮ್ಮನೆ ಧರ್ಮ ಧರ್ಮ ಅಂತಿದ್ರು ಆಮೇಲೆ ಅದನ್ನೇ ಸನಾತನ ಧರ್ಮ ಅಂದ್ರು ಬೇರೆ ಮತಗಳು ಧರ್ಮದ ಸೋಗಿನಲ್ಲಿ ಹುಟ್ಟುಕೊಂಡ ಮೇಲೆ ಅದನ್ನೇ ಹಿಂದೂ ಅಂತ ಯಾರೋ ಪರ್ಷಿಯನ್ ಕರೆದ್ರು ಅದು ಮಾತ್ರದಿಂದ ಅದು ಒಂದು ಸೆಕ್ಟೇರಿಯನ್ ಧರ್ಮ ಅಲ್ಲ ಇದು ವಿಶ್ವ ಧರ್ಮ ಇದು ಸೂರ್ಯ ಅಂತ ಹೇಳಿದ್ರೆ ಓ ನಿಮ್ಮ ಹತ್ರ ಸೂರ್ಯ ಅಂತೀರೋ ನಮ್ಮ ಹತ್ರ ಚಂದ್ರ ಅಂತ ಹೇಳ್ತೇವೆ ಅಂದ್ರೆ ತಲೆಯಲ್ಲಿ ಬುದ್ಧಿ ಇಲ್ಲ ಅನ್ಬೇಕಾಗತ್ತೆ ಎಲ್ಲ ಮತದಲ್ಲಿಯೂ ಸೂರ್ಯ ಸೂರ್ಯನೇ ಚಂದ್ರ ಚಂದ್ರನೇ ಭೂಮಿ ಭೂಮಿಯ ಹುಟ್ಟು ಹುಟ್ಟೆ ಸಾವು ಸಾವೇ ಕಷ್ಟ ಕಷ್ಟವೇ ಅದಕ್ಕೆ ಹೇಳ್ತೇವೆ ಅಂದ್ರೆ ಜೀವನದ ನಿಯಮಗಳನ್ನು ಹಿಡಿದವರು ಅಂಥ ಮಹರ್ಷಿ ವಿಂಧ್ಯವನ್ನ ಮಲಗಿಸಿದರು ದಕ್ಷಿಣಕ್ಕೆ ಬಂದರು ಈ ಸೌತ್ ನಾರ್ತ್ ಅಂತ ಬಡದಾಟ ಇದ್ದ ಕಾಲದಲ್ಲಿ ಏನೂ ಗೊತ್ತಿಲ್ಲದೆ ಇದ್ದ ದಕ್ಷಿಣ ಭಾರತೀಯರಿಗೆ ತಮಿಳು ಭಾಷೆಯನ್ನು ಸುವ್ಯವಸ್ಥೆಯನ್ನಾಗಿ ಮಾಡಿ ವ್ಯಾಕರಣವನ್ನು ಕಲಿಸಿದರು first Tamil grammar is Agathiyam ಅಗಸ್ತ್ಯವಾದ ವ್ಯಾಕರಣ ತಮಿಳು ಭಾಷೆಗೆ ಪೂರ್ವದ ಭಾಷೆ ಏನು ಹೆಸರು ಗೊತ್ತಾ ನಗಬೇಡಿ ಪೈಶಾಚಿ ಭಾಷೆ ಅಂತ ಹೆಸರು ಗುಣಾಢ್ಯನೆಂಬ ಒಬ್ಬ ಕವಿ ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥಾ ಮಂಜರಿ ಪೆರಂಕದೈ ತಮಿಳಲ್ಲಿದೆ ಬೃಹತ್ ಕಥೆ ಈ ಸ್ವಪ್ನವಾಸೋದತ್ತ ಇದೆಲ್ಲ ಕಥೆಗಳು ಅಲ್ಲಿಂದ ಬಂದದ್ದು ಕಥಾ ಸರಿತ್ಸಾಗರ ಸಾಗರ ಅದರ ಸಂಸ್ಕೃತ ರೂಪಾಂತರ ಸೋಮದತ್ತ ಬರೆದಿದ್ದು ಬಹಳ ದೊಡ್ಡ ಚರಿತ್ರೆ ತಮಿಳಿಗೆ ವ್ಯಾಕರಣ ಎಲ್ಲಿತ್ತು ಅಗಸ್ತ್ಯರು ಬರೆದು ಕೊಟ್ಟು ಭಿಕ್ಷೆ ಅದು ಅಹತ್ಯಂ ಕರುಣಾನಿಧಿ ಅದನ್ನು ಓದೇ ಸಾಯಬೇಕು ಬೇರೆ ದಾರಿ ಇಲ್ಲ first grammar first produce by a Brahmin ಸಿದ್ಧೌಷಧಿ ಕಂಡುಹಿಡಿದರು ಆಯುರ್ವೇದ ಮೂಲಿಕೆಗಳನ್ನು ಕಂಡುಹಿಡಿದರು ಮನುಷ್ಯ ಬದುಕೋದಕ್ಕೆ ಬೇಕಾದೆಲ್ಲ ಮಾಡಿದರು ಸಾಚಾಗಸ್ತ್ಯ ಪ್ರಸೂತ ವೇದಾಂತೇಶಕರು ತಮಿಳು ಭಾಷೆಯಲ್ಲಿ ಕೊಂಡಿದ್ದಾರೆ ಭಗವಂತನನ್ನ ಅಗಸ್ತ್ಯರು ಮಾಡಿದ ಭಾಷೆ ಇದು ಸಾಸ ಅಗಸ್ತ್ಯ ಪ್ರಸೂತ ಹೇಳ್ತಾರೆ ಅಗಸ್ತ್ಯರು ಆ ಭಾಷೆಯನ್ನೇ ಹಡೆದು ಬಿಟ್ರು ಆಮೇಲೆ ಕನ್ನಡ ವ್ಯಾಕರಣ ತೆಲುಗು ವ್ಯಾಕರಣ ಮಲಯಾಳಿ ವ್ಯಾಕರಣ ಇದೆಲ್ಲ ಈಚೆಗೆ ಬಂದಿದ್ದು ಆಮೇಲೆ ಇನ್ನೊಂದು ಕೆಲಸ ಅಗಸ್ತ್ಯರು ಮಾಡಿದ್ದು ಕಾಲಕೇಯರೆಂಬ ರಾಕ್ಷಸರು ತಮಿಳುನಾಡಲ್ಲಿ ಕೇರಳದಲ್ಲಿ ಈಗಿನ ಕೇರಳದಲ್ಲಿ ಅಡ್ಕೊಂಡಿದ್ದವರು ಅಗಸ್ತ್ಯರು ಕಾಲೋನೈಸರ್ ಸೌತ್ಗೆ ಬಂದರಲ್ಲ ಅಂದ್ಬಿಟ್ಟು ದ್ವೀಪಾಂತರಗಳಲ್ಲಿ ಅಡಗಿಕೊಂಡು ಎಲ್ ಟಿ ಟಿ ಹಾಗೆ ಉಪದ್ರವ ಮಾಡಿ ರಾತ್ರಿ ಹೊತ್ತು ಬಂದು ಬಂದು ಬಂದು ಕಾಟ ಕೊಡ್ತಿದ್ರು ದೇಶಕ್ಕೆ ಅಗಸ್ತ್ರೇನು ಮಾಡಿದ್ರು ಕಥೆಯಲ್ಲಿ ಹೇಳ್ತೇವೆ ಸಮುದ್ರವನ್ನು ಆಪೋಷಣ ತಗೊಂಡು ದ್ವೀಪಾಂತರಗಳಲ್ಲಿದ್ದವರನ್ನೆಲ್ಲ ಹೋಗಿ ಬೆನ್ನಟ್ಟಿ ಅವರನ್ನ ಬೇಟೆಯಾಡಿ ಸಂಹಾರ ಮಾಡಿದರು ದೊರೆಗಳ ಕೈಲಿ ಮಾಡಿಸಿದರು ಅದರ ಅರ್ಥ ಈ ವೆಂಟ್ ಬಿಯಾಂಡ್ ದಿ ಸೀ ಸಮುದ್ರವನ್ನು ದಾಟಿದರು ಅಗಸ್ತ್ಯರು ಸಮುದ್ರಯಾನ ಮಾಡಿದರೆ ಬಹಿಷ್ಕಾರ ಹಾಕ್ತಿದ್ರು ನಮ್ಮಲ್ಲಿ ಬ್ರಾಹ್ಮಣರು ಯಾಕೆ ಮೀನು ಚಿಂತಾನೆ ಮೊಸಳೆ ತಿಂತಾನೆ ಜಾತಿ ಕೆಟ್ಟೋಗಿದ್ದಾನೆ ಅಂತ ಒಂದು ಕಾಲದಲ್ಲಿ ಹಾಗಿದ್ದಿರಬಹುದು ಸಮುದ್ರದಲ್ಲಿ ಯಾಗ ಮಾಡುವವನು ಆರು ತಿಂಗಳು ಎಂಟು ತಿಂಗಳು ಹಡಗಿನಲ್ಲಿದ್ದರೆ ಅಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಕಾಗತ್ತೆ ಮಲ ವಿಸರ್ಜನೆ ಮಾಡಬೇಕಾಗತ್ತೆ ಸಕಲ ತೀರ್ಥಗಳ ಸಾರ ಸಮುದ್ರ ಸಮುದ್ರಯಾನ ನಿಷಿದ್ಧ ಹೇಳಿದರು ಸ್ಮೃತಿಗಳಲ್ಲಿ ಇದು ಒಬ್ಬರು ಸ್ವಾಮಿಗಳ ಸಭೆಯಲ್ಲಿ ಚರ್ಚೆಗೆ ಬಂತು ಸಮುದ್ರಯಾನ ಮಾಡುವುದೇ ತಪ್ಪೇ ಅವರೆಲ್ಲ ಹೇಳಿದ್ರು ಒಬ್ಬರು ಪಂಡಿತರು ನನಗೋ ಉರಿತಾ ಇತ್ತು ಮೈ ನಾವು ಸ್ವಲ್ಪ ಕ್ರಾಂತಿಕಾರಿ ವಿಷಯಗಳಲ್ಲಿ ಅವ್ರಿಗೆ ಕೇಳಿದೆ ಸಮುದ್ರವನ್ನು ಹನುಮಂತ ಲಂಘನೆ ಮಾಡಿ ವಾಪಸ್ ಬಂದನಲ್ಲ ಯಾರು ಬಹಿಷ್ಕಾರ ಹಾಕಿದ್ರು ಅಂತ ಕೇಳಿದೆ ರಾಮ ಸೈನ್ಯದಲ್ಲಿ ಹನುಮಂತ ಆ ಲಂಕೆಗೂ ಹೋದ ವಾಪಸ್ಸು ಬಂದ ಅಲ್ಲಿ ಒಂದು ಪಕೋಡ ಕೂಡ ತಿನ್ನಲಿಲ್ಲ ಲಂಕೆಯಲ್ಲಿ ಹನುಮಂತ ಒಂದು ಕಪ್ ಕಾಫಿ ತಗೊಳ್ಳಿಲ್ಲ ಒಬ್ಬರು ಬಂದು ವಾಪಸ್ ಬಂದ ಯಾರು ಬಹಿಷ್ಕಾರ ಹಾಕಿದ್ರು ಅವನಿಗೆ ಹಾಗೆ ಇವತ್ತು ನಮ್ಮ ದಕ್ಷಿಣ ಭಾರತದ ಯತಿಶ್ರೇಷ್ಠರು ಅಲ್ಲಿಂದ ಕೊಟ್ಟರೆ ಕೋಟಿ ರೂಪಾಯಿ ನಿಮಗೆ ಬೇಕು ನಿಮ್ಮ ಮಠ ಕಟ್ಟೋದಕ್ಕೆ but you have no responsibility for the Indian settled abroad ಬೇರೆ ದೇಶದಲ್ಲಿ ಇದ್ದಾರೆ ನಿಮ್ಮ ಹುಡುಗರು ಕ್ರಿಶ್ಚಿಯನ್ ಆಗ್ತಿದ್ದಾರೆ ತುರುಕರಾಗ್ತಾ ಇದ್ದಾರೆ ಎರಡನೇ ಮೂರನೇ ಜನರೇಷನ್ ಅವರು ನಮ್ಮ ಸಂಸ್ಕೃತಿ ಗೊತ್ತಿಲ್ಲ ರಾಮಾಯಣ ಗೊತ್ತಿಲ್ಲ ಮಹಾಭಾರತ ಗೊತ್ತಿಲ್ಲ ಒಬ್ಬರು ಅಲ್ಲಿ ಹೋಗುವುದಕ್ಕೆ ಅವರಿಗೆ ಅವರು ಮೊದಲೇ ಬೋಟ್ ಒಬ್ರು ಹೇಳಿದ್ರು ಅವರು ಮೊದಲು ಹೋಗಲಿ ಆಮೇಲೆ ಹೋಗ್ತೇನೆ ಯಾಕಪ್ಪ ಯೋಚಿಕೆ ನಿಮಗೆ ಹೇಳಿತನ ಇದು ನಾವು ಸನ್ಯಾಸಿ ಆಗಿದ್ರೆ ಹೋಗುತ್ತಿದ್ದೆ ಖಂಡಿತ ಈಗ ಶಕ್ತಿ ಇಲ್ಲ ನಮಗೆ ವಯಸ್ಸಿಲ್ಲ ಸನ್ಯಾಸಿ ಆಗಬೇಕಾದ ಅವಶ್ಯಕತೆ ನನಗಿಲ್ಲ ಅವರಿಗಿಂತ ದೊಡ್ಡ ಕೆಲಸ ನಾನು ಮಾಡ್ತಾ ಕೂತಿದ್ದೇನೆ ಸನ್ಯಾಸಿ ಆದರೆ ಮಠ ಬೆಳ್ಳಿ ಬಂಗಾರ ಪಾದಪೂಜೆ ಈ ಕಾಣಿಕೆ ಆ ಶಿಷ್ಯರ ಮಧ್ಯದಲ್ಲಿ ಸಿಕ್ಕು ಸರಿಯಾಗಿ ನಿಮಗೆ ಜನರ ಜೊತೆಯಲ್ಲಿ ಫ್ರೀ ಮಿಕ್ಸಿಂಗ್ ಅವಕಾಶ ತಪ್ಪಿ ಹೋಗ್ತದೆ ನನಗೆ ಅಂತಹ ಸೌಲಭ್ಯ ಭಗವಂತ ಕೊಟ್ಟಿದ್ದಾನೆ ಯಾಕೆ ಹೇಳ್ತೇವೆ ಅಂದರೆ ಅಗಸ್ತ್ಯರು ಗೃಹಸ್ಥಾಶ್ರಮದಲ್ಲಿದ್ದುಕೊಂಡು ಸಮುದ್ರ ದಾಟಿ ಹೋದರು ಇವತ್ತೇನು ನೀವು ಸಿಂಗಪುರ್ ಅಂತ ಕೇಳ್ತೀರಿ ಅಲ್ಲಿ ಸಿಂಹ ನರಸಿಂಹ ಗುಡಿಯನ್ನ ಮೊದಲು ಕಟ್ಟಿದವರು ಅಗಸ್ತ್ಯರು ಆ ನರಸಿಂಹನ ಗುಡಿಯಿಂದ ಸಿಂಹಪುರ ಅಂತ ಹೆಸರಾಯಿತು ಇವತ್ತಲ್ಲಿ ಬರೀ ಮುಸಲ್ಮಾನರು ಇದ್ರೂ ಹೆಸರು ಬದಲಾವಣೆ ಮಾಡೋಕ್ಕಾಗಿಲ್ಲ ಅವರಿಗೆ ಸಿಂಗಪುರ್ ಅಂತಾರೆ ಪ್ರಾಚೀನವಾಗಿ ಗಣೇಶನ ಗುಡಿ ಶಿವಲಿಂಗಗಳು ಹಳೆ ನಮ್ಮ ದಶಾವತಾರ ವಿಗ್ರಹಗಳು ಇಂಡೋನೇಷ್ಯಾದಲ್ಲಿ ಸಿಕ್ಕಿವೆ ಅಲ್ಲೆಲ್ಲ ಸಿಕ್ಕಿವೆ ಪ್ರಾಯಶಃ ಆಸ್ಟ್ರೇಲಿಯಾದಲ್ಲಿ ಆರ್ಕಿಯಾಲಜಿ ಅವರ ಅಗದ್ರ ಅಲ್ಲಿಯೂ ಸಿಗ್ತದೆ ಈ ಕಡೆ ಮೆಕ್ಸಿಕೋ ತನಕ <clears throat> ಮೊನ್ನೆ ಮೊನ್ನೆ ರಷ್ಯಾದಲ್ಲಿ ಒಂದು ವಿಷ್ಣು ವಿಗ್ರಹ ಪತ್ತೆಯಾಯಿತು ಪತ್ರಿಕೆಯಲ್ಲಿ ಓದಿದ್ದೀರಿ ನೀವು ಎಲ್ಲಿ ಹೋಯ್ತೀವಲ್ಲ ಎಲ್ಲಿಂದ ಬಂತು ಅಗಸ್ತ್ಯರು ಮಾಡಿದ ದಾರಿಯಲ್ಲಿ ಉಳಿದವರು ಎಲ್ಲ ಕಡೆ ಸಂಚಾರ ಮಾಡಿದರು ಕಾಲಕೇಯರ್ನ ನಿರ್ನಾಮ ಮಾಡಿದರು ಸಮುದ್ರವನ್ನು ಆಪೋಷಣ ತಗೊಂಡರು ಸಮುದ್ರವನ್ನು ವಾಪಸ್ಸು ಬಿಟ್ಟರು ದ್ರಾವಿಡ ವ್ಯಾಕರಣವನ್ನು ಬರೆದರು ಆಯುರ್ವೇದವನ್ನು ಉತ್ಥಾಪನೆ ಮಾಡಿದರು ಅದಕ್ಕಿಂತ ಮೇಲ್ಪಟ್ಟ ಇನ್ನೊಂದು ಕಥೆ ಹೇಳಿ ಅಗಸ್ತ್ಯರ ಚರಿತ್ರೆಗೆ ಮಂಗಳವನ್ನು ಹಾಡಿ ಮುಂದೆ ಹೋಗೋಣ ಅದೇ ಸಮಕಾಲದಲ್ಲಿ ಚಂದ್ರವಂಶದಲ್ಲಿ ಈ ಭರತವಂಶದ ಪೂರ್ವಜ ನಹುಷನೆಂಬ ಒಬ್ಬ ದೊರೆ ನೂರು ಅಶ್ವಮೇಧ ಯಾಗಗಳನ್ನು ಮಾಡಿದ ಆ ಚಂದ್ರವಂಶದಲ್ಲಿ ಇನ್ನೊಬ್ಬ ನಳ ಬರ್ತಾನೆ ನೆನ್ನೆ ಹೇಳಿದ ಕಥೆ ನಳನಗಿಂತ ಭಿನ್ನವಾದವನು ನಳ ನಹುಷ ಯಯಾತಿ ಯಯಾತಿಯ ತಾತ ಒಬ್ಬ ಇದ್ದ ಯಯಾತಿಯ ತಂದೆ ನಹುಷ ಈ ನಹುಷ ರಾಜರ್ಷಿ ಅವನ ಕಥೆ ಬರೆದಿದ್ದಾರೆ ದೇವರು ನರಸಿಂಹಶಾಸ್ತ್ರಿಗಳು ಮಹಾಕ್ಷತ್ರಿಯ ಓದಿರ್ಬೇಕು ನೀವು ಮಹಾಬ್ರಾಹ್ಮಣ ಯಾರು ವಿಶ್ವಾಮಿತ್ರ ಕಥೆ ಮಹಾಕ್ಷತ್ರಿಯ ನಹುಷನ ಕಥೆ ಮಹಾದರ್ಶನ ಯಾಜ್ಞವಲ್ಕ್ಯರ ಕಥೆ ಪೌರಾಣಿಕ ವೈದಿಕ ವಿಷಯಗಳನ್ನು ಕುರಿತು ಕಾದಂಬರಿಯನ್ನು ಮತ್ತು ಮೊದಲು ಕರ್ನಾಟಕದಲ್ಲಿ ಬರೆದವರು ದೇವರು ನರಸಿಂಹಶಾಸ್ತ್ರಿಗಳು ಆವಾಗ ಅವರನ್ನು ಗೌರವಿಸ್ತಿದ್ರು ಈಗ ಅಂತಹ ಕಥೆ ಬರೆಯುವವರನ್ನು ಸಾಹಿತಿಗಳಲ್ಲ ಅಂತಾರೆ ಈ ಜನ ಜಾತಿ ಒಬ್ಬರೊಬ್ಬರು ದ್ವೇಷವನ್ನು ಬರೆದ್ರೆ ಮಾತ್ರ ಸಾಹಿತ್ಯ ಇಲ್ದೇ ಸಾಹಿತ್ಯವಲ್ಲ ಇವತ್ತು ಇರಲಿ ಯಾತಿ ಕೇಳ್ತೇವೆ ಆ ನಹುಶನಿಗೆ ನೂರು ಅಶ್ವಮೇಧಗಳನ್ನು ಮಾಡಿದ ಫಲವಾಗಿ ಇಂದ್ರ ಪದವಿ ಪ್ರಾಪ್ತಿಯಾಯಿತು ಇದು ಅನೇಕ ಅಧ್ಯಾಯಗಳಲ್ಲಿ ಹರಡಿಬಿಟ್ಟಿದೆ ಕಥೆ ವನಪರ್ವದಲ್ಲಷ್ಟು ಭಾಗ ಉದ್ಯೋಗ ಪರ್ವದಲ್ಲಷ್ಟು ಭಾಗ ಶಾಂತಿ ಪರ್ವದಲ್ಲಷ್ಟು ಭಾಗ ಹಂಚಿರುವುದನ್ನು ಒಟ್ಟಿಗೆ ಸೇರಿಸಿ ಹೇಳ್ತಾ ಇದ್ದೇನೆ ಇಂದ್ರಲೋಕಕ್ಕೆ ಹೋಗಿ ಸೇರಿದ ಇಂದ್ರ ಪದವಿ ಅಂದ್ರೆ ಒಂದು ಪ್ರೈಮ್ ಮಿನಿಸ್ಟರ್ ಕೆಳಗಿಳಿದು ಇನ್ನೊಂದು ಪ್ರೈಮ್ ಮಿನಿಸ್ಟರ್ ಪದವಿ ಸಿಕ್ಕಾಗಾಯಿತು ಆದ್ರೆ ಕುರ್ಚಿ ಏನು ಮಾಡಿತು ದುರ್ಬುದ್ಧಿಯನ್ನು ಕೊಟ್ಟಿತು ನೋಷನಿಗೆ ಅಧಿಕಾರಕ್ಕೆ ಹೋಗೋ ತನಕ ನೆಟ್ಟಿಗಿರ್ತಾರೆ ಆಮೇಲೆ ಏನಾಯ್ತೋ ಏನು ಮುಲ್ಲೋಗರು ಏನು ಬರ್ತದೆಯೋ ಅವನೇನ್ ಮಾಡಿದ ಏ ನನಗೆ ನಮಸ್ಕಾರ ಮಾಡುವವರು ಎಲ್ಲೆಲ್ಲಿದ್ದೀರಿ ದೇವತೆಗಳೆಲ್ಲ ಬಂದು ನಸರೊಪ್ಪಿಸಬೇಕು ಹೌದು ವರುಣ ಅಗ್ನಿ ಅವರೆಲ್ಲ ಬಂದರು ಒಬ್ಬೊಬ್ಬರು ನಸರೊಪ್ಪಿಸಿದರು ಆಮೇಲೆ ಕೇಳಿದ ಇಂದ್ರಾಣಿಯಲ್ಲಿ ಇಂದ ಬುದ್ಧಿಯಲ್ಲಿ ಹೋಯ್ತು ನೋಡಿ ಅವನಿಗೆ ಹಳೆ ಇಂದ್ರನ ಹೆಂಡತಿ ಹೊಸ ಇಂದ್ರ ಆದಮೇಲೆ ಹಳೆ ಪದಾರ್ಥಗಳೆಲ್ಲ ನನಗೇ ಸೇರಬೇಕು ಹಳೆ ಇಂದ್ರಾಣಿ ನನ್ನ ಹೆಂಡತಿಯಾಗಬೇಕು ಅಂದ ಹೊಸ ಪ್ರೈಮ್ ಮಿನಿಸ್ಟರ್ ಹೇಳ್ತಾನೆ ಹಳೆ ಪ್ರೈಮ್ ಮಿನಿಸ್ಟರ್ ಇದ್ರ ಬಂಗಲೆಯಲ್ಲೇ ಇರಬೇಕು ಸಂತೋಷ ಹಳೆ ಸರ್ವೆಂಟ್ಸೇ ಇರಬೇಕು ಸಂತೋಷ ಹಳೆ ಪ್ರೈಮ್ ಮಿನಿಸ್ಟರ್ ಹೆಂಡತಿಯೇ ಬೇಕು ಅಂದ್ರೆ ಹೇಗೆ ಅಲ್ಲ ನೂರ ಅಶ್ವಮೇಧ ಮಾಡಿದವನಿಗೆ ಬುದ್ಧಿ ಹೇಗೆ ಕೆಟ್ಟಿದೆ ನೋಡಿ ನಮ್ಮ ರಾಜಕಾರಣಿಗಳ ಬುದ್ಧಿ ಕೆಡೋದೇನು ಆಶ್ಚರ್ಯ ಇಂದ್ರ ಪದವಿಗೆ ಹೋದವನಿಗೆ ಸಕಲ ಶಾಸ್ತ್ರವನ್ನು ತಿಳ್ಕೊಂಡಿರಬೇಕಾದ ಧರ್ಮಜ್ಞನಾದವನಿಗೆ ಇಂದ್ರಾಗಚ್ಚ ಹರಿವಹ ಬಾರೋ ಅಂತ ಕರೆದ್ರೆ ಸಾಕ್ಷಾತ್ತಾಗಿ ಬಂದು ಹವಿರ್ಭಾಗಗಳನ್ನು ದೇವತೆಗಳು ಮನುಷ್ಯರ ಕೈಯಲ್ಲಿ ಋಷಿಗಳ ಕೈಯಲ್ಲಿ ಸ್ವೀಕಾರ ಮಾಡುತ್ತಿದ್ದ ಕಾಲದಲ್ಲಿ ದೇವಲೋಕದಲ್ಲಿ ದುರ್ಬುದ್ಧಿ ಉಂಟಾಯಿತು ಹಳೆ ಇಂದ್ರಾಣಿ ಬೇಕು ನನಗೆ ಎಂದ ಶಚಿದೇವಿ ಹೋಗಿ ಬೃಹಸ್ಪತಿ ಪುರೋಹಿತನ ಕಾಲಲ್ಲಿ ಬಿದ್ದಳು ಅಯ್ಯೋ ಇವನು ಹೀಗೆ ಕೇಳ್ತಾ ಇದ್ದಾನೆ ಪಾಪಿ ಏನು ಮಾಡಬೇಕು ನಿನ್ ಗಂಡ ಎಲ್ಲಮ್ಮ ಅವರ ಆಸ್ ಯೂಶುವಲ್ ತಲೆ ತಪ್ಪಿಸಿಕೊಂಡಿದ್ದಾರೆ ಎಲ್ಲಿ ಹೋಗಿದ್ದಾರೆ ಮಾನಸ ಸರೋವರದಲ್ಲಿ ಹೋಗಿ ಒಂದು ತಾವರೆ ಹೂವಿನ ದಂಟಿನಲ್ಲಿ ಅಡಕೊಂಡಿದ್ದಾನೆ ದಂಟು ದಪ್ಪವಾಗಿದೆ ಅದನ್ನು ಅಗ್ನಿ ಮಾಡಿದ ಇದೆಲ್ಲ ವೇದದಲ್ಲಿ ಬರುತ್ತೆ ಕಥೆ ಅವರ ಯಜಮಾನರೆಲ್ಲೋ ತಪ್ಪಿಸ್ಕೊಂಡು ಹೋಗೋರು ಹೋದ್ರು ನನ್ನೂ ಕರ್ಕೊಂಡವ್ರು ಹೋದ್ರೆ ಅದು ಮಾಡಲಿ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ರು ಏನ್ ಮಾಡಲಿ ಬೃಹಸ್ಪತಿ ಎಷ್ಟಾದರೂ ಬುದ್ಧಿವಂತ ಆ ಬೃಹಸ್ಪತಿಯ ರೂಪಾಂತರವೇ ಗಣಪತಿ ಅಂತ ಹೇಳ್ತೇವೆ ಕೃತ್ಸಮುದರ ಮಂತ್ರ ಗಣಾನ ಅಂತ ಗಣಪತಿ ಇದು ಬೃಹಸ್ಪತಿ ವಿಷಯವಾದ ಮಂತ್ರ ವೇದದಲ್ಲಿ ಗಣಪತಿ ಪೂಜೆ ಎಷ್ಟು ಹಳೆಯದು ಅಂತಾರೆ ವೇದದಷ್ಟು ಹಳೆಯದು ಅದು ವೇದ ಸೂಕ್ತಗಳಲ್ಲಿ ಇದನ್ನೆಲ್ಲ ಹೇಳಿದ್ದ ಗಣಪತಿ ದೇವತೆಗಳ ಗಣಕ್ಕೆ ಅವನು ಮುಖಂಡ ಮಹಾಬುದ್ಧಿಶಾಲಿ ಬೃಹಸ್ಪತಿ ಅಂದ್ರೆ ಏನು ಮಹಾಬೃಹಸ್ಪತಿ ಅಂತ ಕೇಳ್ತಾರೆ ನೋಡಿ ಅವನಷ್ಟು ಬುದ್ಧಿ ಯಾರಿಗೂ ಇಲ್ಲ ಒಂದು ಕಡೆ ಬೃಹಸ್ಪತಿ ಒಂದು ಕಡೆ ವನಸ್ಪತಿ ಇವೆರಡರ ನಡುವೆ ಇರುವ ವ್ಯತ್ಯಾಸವನ್ನು ಲಕ್ಷ್ಮೀ ಕಟಾಕ್ಷ ಮಾಡ್ತದೆ ವ್ಯತ್ಯಾಸ ಅವಳ ಬಿದ್ದರೆ ಒಬ್ಬ ಬೃಹಸ್ಪತಿ ಲೋಕೇ ವನಸ್ಪತಿ ಬೃಹಸ್ಪತಿ ತಾರತಮ್ಯಂ ಯಸ್ಯಾ ಪ್ರಸಾದ ಪರಿಣಾಮಮುದಾಹರಂತಿ ಸಾ ಭಾರತೀ ಭಗವತಿ ತು ಯದಾಸಿ ತಾಂ ದೇವದೇವಮೈಷೀಂ ಶ್ರೇಯಮಾಶ್ರಯಾಮ ಶ್ರೀವತ್ಸಚನ್ನ ಮಿಶ್ರು ಈ ಶ್ರೀಸ್ತವದ ಲಕ್ಷ್ಮೀ ಸ್ತೋತ್ರದಲ್ಲಿ ಹೇಳ್ತಾರೆ ಅವನ ಕಟಾಕ್ಷ ಆ ಬೃಹಸ್ಪತಿ ಹೇಳಿದ ಇಂದ್ರಾಣಿಗೆ ಅವನಿನ್ನೊಂದ್ಸಲ ಹೇಳಿ ಕಳಿಸಿದ್ರೆ ಬರ್ತೇನೆ ಅಂತ ಒಪ್ಪಿಕೋ ನೀವು ನಿಮಗೂ ತಲೆ ಕೆಟ್ಟ ಹೋಯ್ತೆ ನೀವು ಹೀಗೆ ಹೇಳೋದೆ ಎಂದರು ನನ್ನ ತಲೆ ಕ್ರಮ ಕೆಡುತ್ತೆ ನಾ ಒಳ್ಳೇದೇ ಹೇಳ್ತಾ ಇದ್ದೇನೆ ಅವನು ಬಾ ಅಂತಂದ್ರೆ ಹೇಗೆ ಹೋಗೋದು ನೀ ಸುಮ್ಮನೆ ಹೇಳು ಒಂದು ನಿಬಂಧನೆ ಹಾಕು ಏನು ಹೇಳಬೇಕು ನೀನೇ ನಮ್ಮ ಮನೆಗೆ ಬಾ ನಾನು ನಾನೇಂತರ ಬರೋದಿಲ್ಲ ನೀ ಬರಬೇಕು ನಿಬಂಧನೆ ಏನು ಎರಡನೇದು ಸಪ್ತಋಷಿಗಳು ನಿನ್ನ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಬರಬೇಕು ನರವಾಹನ ನಿಷಿದ್ಧ ಅದರಲ್ಲಿ ಕ್ಷುದ್ರನಾಗಿ ಆಕಸ್ಮಿಕವಾಗಿ ಅಧಿಕಾರ ಬರ್ಕೊಂಡ ಒಬ್ಬ ದೊರೆ ಶಾಶ್ವತವಾದ ಸಪ್ತಋಷಿಗಳ ಹೆಗಲಿನ ಮೇಲೆ ಕೂತು ಪಲ್ಲಕ್ಕಿಯಲ್ಲಿ ಬರುವುದಂದ್ರೇನು ಋಷಿಗಳ ಅಪಮಾನ ಇದು ಅವನು ಅನ್ನೇನ್ ಮಾಡ್ತಾನೆ ನೋಡೋಣ ಋಷಿ ಋಷಿಗಳ ಮೇಲೆ ಹೆಗಲಲ್ಲಿ ಕೂತ್ಕೊಂಬಾರ್ತೀನಿ ಹೇಳು ಒಪ್ತಾನೆ ನೋಡೋಣ ಮಾರನೇ ವಿಷಯ ಹೇಳಿ ಕಳಿಸ್ತಾ ಹಳೆ ಇಂದ್ರಾಣಿ ಬಂದು ನನಗಿಲ್ಲಿ ನಜರೊಪ್ಪಿಸಬೇಕು ಹೇಳ ಬುದ್ಧಿ ಅವ್ರು ಬರೋದಿಲ್ವಂತ ನೀವೇ ಬರ್ಬೇಕಂತೆ ಅವ್ರ ಮನೆಗೆ ಆ ಅಷ್ಟು ಹೇಳಿದ್ಲು ಅವಳು ಬರ್ತೇನೆ ಹಾ ಸಪ್ತರ್ಷಿಗಳ ಹೆಗಲ ಮೇಲೆ ಬರ್ಬೇಕಂತೆ ಸಪ್ತರ್ಷಿಗಳ ಹೆಗಲ ಹೇಗೆ ಈ ಕಡೆ ಎರಡು ಆ ಕಡೆ ಎರಡು ನಾಲ್ಕು ಅದಲ್ಲ ಪಲ್ಲಕ್ಕಿ ಮುಂದುಗಡೆ ಮೂರೋ ನಾಲ್ಕೋ ಅದು ಏಳು ಜನ ಬೇರೆ ಇದು ಆಡ್ ನಂಬರ್ ಸಪ್ತ ಪ್ರಾಣ ಪ್ರಭವಂತಿ ತಸ್ಮಾತ್ ಸಪ್ತ ಈ ಏಳು ಅನ್ನೋದಕ್ಕೆ ಬಹಳ ವಿಶೇಷ ಅರ್ಥ ಅಷ್ಟಾವಕ್ರ ಗೀತೆಯಲ್ಲಿ ಗೊತ್ತಾಗುತ್ತೆ ಒಂದು ಎರಡು ಮೂರು ನಾಲ್ಕು ಹದಿಮೂರು ಒಂದೊಂದು ವಿಶಿಷ್ಟ ಅರ್ಥವಿದೆ ಈ ಸಪ್ತರ್ಷಿಗಳು ಪಲ್ಲಕ್ಕಿ ಹೊರಬೇಕು ಮೊದಲುಗಡೆ ಮೂರೋ ಹಿಂದ್ಗಡೆ ನಾಲ್ಕೋ ಅಥವಾ ಮೊದಲೇ ನಾಲ್ಕು ಆಮೇಲೆ ಮೂರೋ ಆ ಸಪ್ತರ್ಷಿಗಳು ಒಂದೇ ಹೈಟ್ ಅಲ್ಲ ಬೇರೆ ಅವರು ಅಗಸ್ತ್ಯರು ತುಂಬ ಕುಳ್ಳಾದವರು ವಸಿಷ್ಠರು ಸ್ವಲ್ಪ ಎತ್ತರ ಇರುವವರು ಸರಿ ಇವ್ರನ್ನ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಬ ಅಂತ ಯಾಕೆ ನಾಳೆ ಸರಿಯಾಗಿ ಹನ್ನೆರಡು ಗಂಟೆಗೆ ಅಭಿಜನ್ ಮುಹೂರ್ತ ಋಷಿಗಳನ್ನು ಬರಮಾಡೋನು ಋಷಿಗಳು ನೋಡಿದ್ರು ಬುದ್ಧಿರ್ಕಾಯಿ ಅವನಿಗೆ ಅಂತ ಹೇಳಿ ಕೈಯಲ್ಲಿ ದರ್ಭೆ ಹಾಕೊಂಡಿದ್ದಾರೆ ಆಚಮನ ಮಾಡ್ತಾ ಇದ್ದಾರೆ ಇಲ್ಲ ಬೃಹಸ್ಪತಿಗಳು ಹೇಳಿದ್ದಾರೆ ಬೃಹಸ್ಪತಿ ಹೇಳಿದ್ದಾರೆಯೋ ಅರ್ಥ ಇದೆ ಅಂದ್ರು ಹೂಂದ್ರು ಮಹಾರಾಜರ ಅರಮನೆ ಬಾಗಿಲಲ್ಲಿ ಕಾದಿದ್ದಾರೆ ಪಲ್ಲಕ್ಕಿ ಸಿದ್ಧವಾಗಿದೆ ಬಂದ ಎಲ್ಲ ಅಲಂಕಾರ ಮಾಡ್ಕೊಂಡು ಮೀಸೆ ಗೀಸೆ ತೀಡ್ಕೊಂಡು ಪಲ್ಲಕ್ಕಿಯಲ್ಲಿ ಕೂತ ಪಲ್ಲಕ್ಕಿಯನ್ನು ಯಾರು ಹೊರೋದು ಯಾರು ಎಲ್ಲಿ ಜಾಗ ಬೇಕಲ್ಲ ಈ ವಿ ಐ ಪಿಗೆ ಡಿಗ್ನಿಟರಿಗಳಿಗೆ ಒಂದು ದೊಡ್ಡ ಸಭೆಯಲ್ಲಿ ಅವಮಾನ ಆಗಿದೆ ಅಲ್ಲಿ ಅಂತ ಹೆಸರು ಬರೆದು ಕುರ್ಚಿ ಕಂಡಿಸಿರ್ತಾರೆ ನೋಡಿ ಆ ರೀತಿಯಲ್ಲಿ ಋಷಿಗಳೆಲ್ಲ ಮಾತಾಡಿಕೊಂಡಿದ್ರು ಮೊತ್ತ ಮೊದಲು ಮುಂದುಗಡೆ ಭಾಗದಲ್ಲಿ ಮೊದಲು ಅಗಸ್ತ್ಯರನ್ನು ನಿಲ್ಲಿಸೋಣ ಕುಳ್ಳಾದವರನ್ನ ಉಳಿದವರೆಲ್ಲ ಹಿಂದೆ ಅಗಸ್ತ್ಯರ ಹೆಗಲಿಗೆ ತಾಕ್ತಾನೆ ಇರಲಿಲ್ಲ ಆ ಪಲ್ಲಕ್ಕಿ ಅರ್ಥವಾಯ್ತೆ ಇದು ಹೋಗಬೇಕು ಇವನಿಗೂ ಅವಸರ ಕಾಮಾವಸ್ಥೆ ಇಂದ್ರಾಣಿಯನ್ನು ಆದಷ್ಟು ಬೇಗ ಸಂಗಮಿಸಬೇಕು ಬೇಗ ನಡೀರಿ ಬೇಗ ನಡೀರಿ ಅಂತಿದ್ದ ಇದು ಉಳಿದವರು ಲೇ ಅಗಸ್ಯ ನಿನಗೆ ಹೆಗಲು ಭಾರನೇ ತಾಳ್ತಾ ಇಲ್ಲ ಬರೀ ನಮ್ಮ ತಲೆ ಮೇಲೆ ಬಿದ್ದಿದೆಯಲ್ಲ ಅಂತಿದ್ರು ಸ್ವಲ್ಪ ತಾಳಿ ಅಂತ ಉತ್ತರಿ ಹೀಗಂತ ಹಾಗಲೆಲ್ಲ ಹೀಗಂತಿದ್ದ ಅದು ಹೀಗನ್ನುವಾಗಲೆಲ್ಲ ಪಲ್ಲಕ್ಕಿ ಹೀಗೆ ಹೀಗೆ ಹೀಗೆ ಆಗ್ತಿತ್ತು ಆಮೇಲೆ ಕೋಪ ಬಂತು ಇವನಿಗೆ ನಹುಷನಿಗೆ ಕಾಲನ್ನು ಸರಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಒಂದು ಕಾಲನ್ನು ಮುಂದಕ್ಕೆ ಜಾಡಿಸಿ ಸರ್ಪ ಸರ್ಪ ಸರ್ಪ ಸಂಸ್ಕೃತದಲ್ಲಿ ಬೇಗ ನಡಿ ಅಂತ ಅರ್ಥ ಕ್ರಿಯಾಪದ ಸರ್ಪ ಅದು ಕಾಲು ಜಾಡಿಸಿದಾಗ ಅಗಸ್ತರ ಮುಡಿಗೆ ತೆಗೆದುಬಿಡ್ತದು ಸರ್ಪೋಭವ ಅಂದ್ರು ನೀನು ಹಾವಾಗಿ ಹೋಗು ಅಂತ ಅವನು ಹಾವಾಗಿ ಕೆಳಗೆ ಬಿದ್ದ ಇದು ನೀವು ಕೇಳಿರೋ ಕಥೆ ಆದರೆ ಮಹಾಭಾರತದಲ್ಲಿ ಇದನ್ನು ಇನ್ನಷ್ಟು ಚೆನ್ನಾಗಿ ವಿವರಿಸ್ತಾರೆ ಋಷಿಗಳೆಲ್ಲ ಹೋಗ್ತಿರುವಾಗ ಪಲ್ಲಕ್ಕಿ ಮೇಲೆ ಕೂತವನಿಗೆ ಇವು ಸುಮ್ಮನೆ ಎಂದೇ ಅಗಸ್ತ್ಯರು ಧರ್ಮಕ್ಕೆ ವಿರುದ್ಧವಲ್ಲದ ಒಂದು ಚೇಷ್ಟೆಯನ್ನು ಮಾಡಿದರು ನವನಂದರ ನಿಗ್ರಹಕ್ಕೆ ಚಾಣಕ್ಯ ಒಂದು ಧರ್ಮಕ್ಕೆ ವಿರುದ್ಧವಲ್ಲದ ತಂತ್ರವನ್ನು ಹೂಡಿದಂತೆ ಜಟೆ ಬಿಚ್ಚಿ ಆಮೇಲೆ ಅದನ್ನ ನಂದರನ್ನು ಕೊಂದು ಹೊರತು ಮುಡಿಯೋದಿಲ್ಲ ಅಂತ ಮಾಡಿದ ಹಾಗೆ ಅಗಸ್ತ್ಯರು ಒಂದು ಪ್ರಶ್ನೆಯನ್ನು ಕೇಳಿದರು देवाग्निश्चयाभिर्यजते ददाति च गावः सोमस्य प्रथमस्य भक्षः ವಿವೇದದಲ್ಲಿ ಬರುತ್ತೆ ಒಂದು ಕಡೆಯಲ್ಲಿ ದೇವಾಗೃಶ್ಚಯ ಬಿರ್ಯಜತೆ ದದಾತಿ ಚ ದೇವತೆಗಳನ್ನ ಒಬ್ಬ ಯಜಮಾನ ಯಜ್ಞ ಕುರಿತು ಯಜ್ಞ ಮಾಡ್ತಾನೆ ದಾನ ಮಾಡ್ತಾನೆ ಒಂದು ವಾಕ್ಯ ಸರಿ ಹೋಯಿತು ಅದರಲ್ಲಿ ಆಕ್ಷೇಪವಿಲ್ಲ ಸೋಮಸ್ಯ ಪ್ರಥಮಸ್ಯ ಭಕ್ಷ ಗೋವುಗಳು ಸೋಮದೇವತೆಗೆ ಮೊದಲನೇ ಆಹಾರ ಅಂತ ಬರುತ್ತೆ ಇಲ್ಲಿ ಗಾವಹ ಸೋಮಸ್ಯ ಪ್ರಥಮಸ್ಯ ಭಕ್ಷ ಅಂದ್ರೆ ಸೋಮ ಗೋವುಗಳನ್ನು ತಿಂತಾನೆ ಕಮ್ಯುನಿಸ್ಟ್ ಕೈ ಕೊಟ್ರೆ ಗೋವುಗಳನ್ನು ಕೊಂದು ತಿಂತಿದ್ರು ವೇದದಲ್ಲಿ ಪ್ರಮಾಣವಿದೆ ನೋಡಿ ಇಂತ ಇಂಥ ವಾಕ್ಯ ತೋರಿಸಿ ಅವರು ಅಗಸ್ತ್ಯರು ಕೇಳಿದ್ರು ಮೇಲೆ ಕೂತಿದ್ದವನಿಗೆ ಇಂದ್ರ ವೇದ ಎಲ್ಲ ಓದಿದೆಯಲ್ಲಪ್ಪ ಓದಿದ್ದೇನೆ ಸ್ವಾಮಿ ಎಲ್ಲ ಜ್ಞಾಪಕ ಇದೆಯಾ ಅವನ ಜ್ಞಾಪಕ ಇದೆ ಈ ವಾಕ್ಯಕ್ಕೆ ಅರ್ಥ ಹೇಳಪ್ಪ ತಮ್ಮ ಗಾಹ ಸೋಮಸ್ಯ ಪ್ರತ ಇಲ್ಲಿ ಅರ್ಥ ಹೇಳೋದೇನಿದೆ ಎಂದ ಅವನು ಇಲ್ಲ ಗೋವುಗಳನ್ನು ಕೊಂದು ಸೋಮನಿಗೆ ಬಡಿಸಬೇಕು ಮಾಂಸ ಅಂತ ಇದರ ಅರ್ಥವೇ ಇದಕ್ಕೇನು ಅರ್ಥ ಇರ್ಬೋದು ನೋಡಿದ್ರೆ ಆಪಾತ ಇದು ಕೂಟ ಶ್ಲೋಕ ಇದ್ದಾಗಿದೆ ಅವನು ಇಂದ್ರಾಣಿಯನ್ನು ಸಂಗಮಿಸಬೇಕು ಅನ್ನೋ ಹುಚ್ಚಿನಲ್ಲಿ ವೇದಾರ್ಥ ಅವನಿಗೆ ತಲೆ ಹೊಳೆಯಲಿಲ್ಲ ಕಾಮಕ್ರೋಧಗಳಿದ್ದವನಿಗೆ ವೇದದ ಅರ್ಥ ತಲೆಗೆ ಹತ್ತುವುದಿಲ್ಲ ವೇದವೇ ಹತ್ತುವುದಿಲ್ಲ ಅವನಿಗೊಂದು ಸ್ಮೃತಿ ವಾಕ್ಯ ನೆನಪಿಗೆ ಬಂತು ಬ್ರಾಹ್ಮಣಶ್ಚೈವಗಾವಶ್ಚ ಕುಲಮೇಕಂ ದ್ವಿಧಾಕೃತಂ ಬ್ರಾಹ್ಮಣರು ಗೋವುಗಳು ಒಂದೇ ಜಾತಿಯ ಪದಾರ್ಥಗಳು ಒಂದಕ್ಕೆ ಬುದ್ಧಿ ಇದೆ ಒಂದಕ್ಕೆ ಬುದ್ಧಿ ಇಲ್ಲ ಅದನ್ನ ಈ ಒಂದೇ ಕುಲವನ್ನ ಬ್ರಹ್ಮದೇವ ಎರಡಾಗಿ ಮಾಡಿದ ಅದಕ್ಕಾಗಿ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯ ಹೇಳ್ತೇವೆ ಗೋವುಗಳಾದ ಕೂಡಲೇ ಬ್ರಾಹ್ಮಣರೇ ನಾಯಿ ಬೆಕ್ಕು ಬರುವುದಿಲ್ಲ ಗೋವಾದ ಮೇಲೆ ಬ್ರಾಹ್ಮಣರು ನಾಯಿಗಿಂತ ಕಳೆ ಇವತ್ತು ಗೋ ಏಕಂ ಏಕತ್ರ ಮಂತ್ರ ತಿಷ್ಠಂತಿ ಬ್ರಾಹ್ಮಣರಲ್ಲಿ ಮಂತ್ರಗಳಿವೆ ಹವಿರೇಕತ್ರ ತಿಷ್ಠತಿ ಗೋವುಗಳಲ್ಲಿ ಇದೆ ಆಜ್ಯ ಯಾಕೆ ಹಾಲಿದೆ ತುಪ್ಪ ಇದೆ ಮೊಸರಿದೆ ಬೆಣ್ಣೆ ಇದೆ ಒಂದು ಯಾಗದಲ್ಲಿ ಉಪಯೋಗ ಮಾಡತಕ್ಕಂತಹ ಮುಖ್ಯವಾದ ಪದಾರ್ಥವೇ ಈ ತುಪ್ಪ ಅದು ಗವ್ಯ ಗೋವಿನಿಂದ ಮಾಡಿದ ಹಾಲು ಗೋವಿನ ಹಾಲಿನಿಂದ ಬೆಣ್ಣೆ ತೆಗೆದು ತುಪ್ಪ ಮಾಡಿದರೆ ಗವ್ಯ ಆಡಿನ ಹಾಲಿನಿಂದ ತೆಗೆದು ಬೆಣ್ಣೆಯನ್ನು ತುಪ್ಪ ಮಾಡಿದರೆ ಆಜ್ಯ ಅಜದಿಂದ ಉಂಟಾದದ್ದು ಆಡಿನ ಹಾಲು ಕುಡಿಯಬಾರದು ಅಂತ ಹೇಳ್ತಾರೆ ಗಾಂಧಿಯವರು ಅದನ್ನೇ ಮಾಡ್ತಿದ್ರು ಅದಕ್ಕೆ ಬುದ್ಧಿ ಕೆಟ್ಟಿದ್ದವರಿಗೆ ಅವರಿಗೆ ಆಡಿನ ಹಾಲು ಅದು ಕುಡಿಬಾರದು ಕುಡಿದು ಕೆಟ್ಟ ಅಂತಲ್ಲ ಎಲ್ಲ ಸೊಪ್ಪು ತಿಂತದೆ ಆಯುರ್ವೇದಿಕ್ ಕ್ವಾಲಿಟೀಸ್ ಇದೆ ಇರಬಹುದು ಆದ ಕಾರಣದಿಂದಲೇ ಅದು ಅಗ್ನಿಗೆ ಆಹಾರವಾಗಬೇಕೆ ಹೊರತು ಮನುಷ್ಯ ತಿನ್ನುವುದಲ್ಲ ಆಜ್ಯವೆಂಬುದೇನಿದ್ರೂ ಅಗ್ನಿಗೆ ಸೇರಿದ್ದು ಮನುಷ್ಯನಿಗೆಲ್ಲ ಅದು ಮೀಸಲು ಪ್ರಾಣಿ ಹಾಗೆ ಇಲ್ಲಿ ಏಕತ್ರ ಮಂತ್ರ ತಿಷ್ಠಂತಿ ಹವಿರೇಕತ್ರ ತಿಷ್ಠತಿ ಈ ವಾಕ್ಯ ನೆನಪಿಗೆ ಬಂತು ಅದರಿಂದ ಅವನು ಹೇಳಿದ ಬ್ರಾಹ್ಮಣರನ್ನು ಹಾಕಿ ಕೊಲ್ಲಬಾರದು ಗೋವುಗಳನ್ನು ಕೊಲ್ಲಬಾರದು ಅಂತಲೇ ಅರ್ಥ ಹಾಗಿದ್ರೆ ಗಾವಹ ಸೋಮಸ್ಯ ಪ್ರಥಮಸ್ಯ ಭಕ್ಷ್ಯ ಹೇಳಿದ್ದಾರೆ ಎಂದು ಸುಮ್ಮನೆ ಹೇಳಿದ್ದಾರೆ ಆ ಮಂತ್ರಕ್ಕೆ ಅರ್ಥವಿಲ್ಲ ಅಂದುಬಿಟ್ಟ ವೇದ ಮಂತ್ರಕ್ಕೆ ಅರ್ಥವಿಲ್ಲ ವೇದವನ್ನು ನಿಂದನೆ ಮಾಡಿದ ತಕ್ಷಣವೇ ಪಲ್ಲಕ್ಕಿ ಕೆಳಗೆ ಬಿದ್ದು ಹೋಯಿತು ಪತನವಾಯಿತು ವೇದವನ್ನು ನಿಂದಿಸಿದವರು ಪತನವನ್ನು ಹೊಂದುತ್ತಾರೆ ಅದನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ತಿದ್ದ ನೀರುಕಟ್ಟಿ ದೀಕ್ಷಿತರು ಮಹಾಭಾರತಕ್ಕೆ ವ್ಯಾಖ್ಯಾನದಲ್ಲಿ ಎತ್ತಿಕೊಟ್ಟಿದ್ದಾರೆ ನಮಗೇನು ತಿಳಿತಿ ತಿಳಿದಿದ್ರೆ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಹಾಕೊಂಡು ಓದು ಒಂದೊಂದು ವಾಕ್ಯವನ್ನ ಇಷ್ಟು ಮರ್ಮವಿದೆ ಎಂಬುದಾಗಿ ತಿಳಿಸ್ತಾ ಇದ್ದೇವೆ ವೇದವನ್ನ ಅಪ್ರಮಾಣವನ್ನಾಗಿ ಮಾಡಿಬಿಟ್ಟ ಛೀ ಎಂದರು ಋಷಿಗಳು ವೇದವನ್ನು ಒಪ್ಪದೇ ಇದ್ದವನು ಇಂದ್ರನಾಗಿ ನಮ್ಮ ತಲೆ ಮೇಲೆ ಕೊಳ್ಳೋಕೆ ಅಧಿಕಾರವಿಲ್ಲ ಸರ್ಪೋಭವ ಕೆಳಗೆ ಬೀಳು ಒಡನೆಯ ಅಧಪಾತವಾಯಿತು ಭಯಂಕರ ಹೆಬ್ಬಾವಿನ ರೂಪದಲ್ಲಿ ಕೆಳಗೆ ಬಿದ್ದ ಕಥೆಯಲ್ಲಿ ವಜ್ರ ರೂಪದಲ್ಲಿ ಹೇಳ್ತೇವೆ ನಾಗಾಕುಲದಲ್ಲಿ ಅಸ್ಪೃಶ್ಯನಾಗಿ ಸೇರಿಕೊಂಡ he was excommunicated from society ವೈದಿಕ ಬಾಹಿರತ್ವ ಉಂಟಾಯಿತು ಯಾರೋ ಅವನಿಗೆ ಊಟ ಈಟ ಕೊಡದೆ ಎಲ್ಲೋ ಊರಾಚೆಗೆ ಹೋಗಿ ಸೇರಿಕೊಂಡ ಅನೇಕ ವರ್ಷಗಳ ಕಾಲ ಆಮೇಲೆ ಅಗಸ್ತರನ್ನು ಕೇಳಿದ ನನಗೆ ಗತಿ ಇಲ್ಲವೇ ಸದ್ಗತಿ ಇಲ್ಲವೇ ಅಲ್ಲೇ ಪಾಪಿ ನಿನಗೆ ಚಿರಾಯು ತುಂಬ ಆಯುಷ್ಯ ಕೊಟ್ಟಿದ್ದೇನೆ ಎಂದು ಪಾಪಿ ಚಿರಾಯು ಅಯ್ಯೋ ಎಷ್ಟು ವರ್ಷ ಹೀಗೆ ಇರಬೇಕು ಸಕಲ ಧರ್ಮವನ್ನು ತಿಳಿದ ಒಬ್ಬ ಇಲ್ಲಿ ಬರ್ತಾನೆ ಈ ಹೀರೋ ಕಾಡಿಗೆ ನೀನವನನ್ನು ಹಿಡ್ಕೋ ಅವನ ವಿಷಯದಲ್ಲಿ ನೀನು ಉದಾಸೀನ ಮಾಡದೆ ಕೆಲವು ಧರ್ಮಶ್ರವಣ ಪ್ರಶ್ನೆಗಳನ್ನು ಕೇಳು ಆ ಪ್ರಶ್ನೆಗಳನ್ನು ನೀನು ಕೇಳುವ ಮೂಲಕ ಅವನು ನಿನ್ನನ್ನು ಪ್ರಶ್ನೆಗಳನ್ನು ಕೇಳುವ ಮೂಲಕ ಮತ್ತೆ ನಿನ್ನಲ್ಲಿ ಧರ್ಮ ಜಾಗೃತಿ ಉಂಟಾದರೆ ಆಗ ನಿನಗೆ ಶಾಪ ವಿಮೋಚನ ಅಂತ ಹೇಳಿದ್ರು ಅವನು ನಾಗಾ ಜನರು ವಾಸ ಮಾಡುವ ವಸತಿಯಲ್ಲಿ ಆ ನಾಗಾ ಬಿದ್ದಿದ್ದ ಸರ್ಪ ಇದು ಬ್ರಾಹ್ಮಣ ಬುದ್ಧಿ ಅಗಸ್ತ್ಯರು ಮಾಡಿದ ಕೆಲಸ ಆಗಸ್ಟ್ ಹೀಗೆ ಮಾಡಬಹುದು ಅಂದ್ರೆ ಆಪತ್ಕಾಲದಲ್ಲಿ ಹೀಗೆಲ್ಲ ಮಾಡಬಹುದು ಅದಕ್ಕೊಂದು ಉಪಕತೆ ಹೇಳೋದುಂಟು ಒಂದು ಊರಲ್ಲಿ ಒಬ್ಬ ದೊರೆ ಇದ್ದ ಈ ಅಡ್ಡಕತೆ ಹೇಳೋ ಪದ್ಧತಿ ಇಲ್ಲ ನನಗೆ ಮಹಾಭಾರತದಲ್ಲಿ ಬರೋದೇ ಸಾಕಾಗಿದೆ ಒಂದು ಹೇಳ್ತೇನೆ ಅಲ್ಲಿ ಒಬ್ಬ ದೊರೆ ಭೂಪತಿ ಅಂತ ಅವನ ಹೆಸರು ಯಾವನೋ ಒಬ್ಬ ನಿರಪರಾಧಿ ಬ್ರಾಹ್ಮಣನ ಹಿಡ್ಕೊಂಡ್ಬಂದ್ರು ಅವನ ಹೆಸರು ಭುಕ್ಕುಂಡ ಅಂತ ಏನೋ ತಪ್ಪು ಮಾಡಿದ್ನೋ ಮಾಡಲಿಲ್ವೋ ಅವನು ಶೂಲಕ್ಕೆ ಹಾಕು ಬಿಟ್ರು ಬುಕ್ಕುಂಡನನ್ನು ಶೂಲಕ್ಕೆ ಹಾಕು ತಗೊಂಡೋದ್ರು ಶೂಲಕ್ಕೆ ಹಾಕೋದಕ್ಕೆ ನೀವೇನಾದ್ರು ಕೊನೆಯಲ್ಲಿ ಪ್ರಾರ್ಥನೆ ಮಾಡೋದಿದೆಯೇ ಏನಿಲ್ಲ ರಾಜನಿಗೊಂದು ಮೆಸೇಜ್ ಕೊಡ್ತೇನೆ ಅಂತ ಒಂದು ಭೋರ್ಜ ಪತ್ರ ತಗೊಂಡ ಶಾಲ್ಮಲಿ ಪತ್ರದಲ್ಲಿ ಬರೆದ ಈ ಶ್ಲೋಕ ದೊರೆ ಕೊಡು ಅವನೇನು ಹೇಳ್ತಾನೆ ಕೇಳ್ಕೊಂಬ ಆ ಶ್ಲೋಕದಲ್ಲಿ ಏನು ಬರೀ ಬ್ರಾಹ್ಮಣ ಬುದ್ಧಿ ನೋಡಿ ಎಮರ್ಜೆನ್ಸಿ ಏನು ಹೇಳ್ದ ಭಾರವಿ ಭಾರವಿಸ್ತೋಪಿ ನಷ್ಟ ಸಂಬಂಧ ಇಲ್ಲದೆ ಕಾಣುತ್ತೆ ನೋಡು ಭಟ್ಟಿ ಅಂತ ಒಬ್ಬ ಇದ್ದ ಹಿಂದೆ ಭಟ್ಟಿ ವಿಕ್ರಮಾದಿತ್ಯರ ಕಾಲ ಆ ಭಟ್ಟಿ ಸತ್ತು ಹೋದ ಭಾ ಹೋಯಿತು ಭಾರವಿ ಸೋಪಿ ನಷ್ಟ ಕಿರಾತಾರ್ಜುನಿಯ ಬರೆದ ಮಹಾಕವಿ ಅವನ ಹೆಸರು ಭಾ ಬಾ ಭಾ ಹೋದ್ಮೇಲೆ ಭಾ ಹೋದ ಭಿಕ್ಷುರ್ ನಷ್ಟ ಭಿಕ್ಷು ಅಂತ ಒಬ್ಬ ಕವಿ ಇದ್ದ ಅವನು ಹೋಗಿಬಿಟ್ಟ ಭೀಮಸೇನೋಪಿ ನಷ್ಟ ಬಿಬ್ಬಿ ಆಯಿತು ಬಬ್ಬಾ ಬಿಬ್ಬಿ ಬುಕ್ಕುಂಡೋಹಂ ನಾನು ಭೂ ಮುಂದೆ ನಿನ್ನದೇ ಸರದಿ ಸ್ತಂತು ರಾಜ ನಾನು ಸತ್ರಿ ನೆಕ್ಸ್ಟ್ ಟರ್ಮ್ ನಿಂದೆ ಬರುತ್ತೆ ನೋಡು ಬಬ್ಬಾವಳ್ಯಾಂ ಅಂತಕ ಸನ್ನಿವಿಷ್ಟ ಬಬ್ಬಾವಳಿಯಲ್ಲಿ ಅಂತಕ ಯಮ ಹೊಕ್ಕು ನೆಕ್ಸ್ಟ್ ಟರ್ಮ್ ನಿಂದೆ ನಾ ಹೋಗಬೇಕು ಅಂತ ಆಸೆ ಪಟ್ಟರೆ ಆಗುತ್ತೆ ನೋಡು ಅಂತ ಶ್ಲೋಕ ಬರೆದು ಕೊಟ್ಟ ದೊರೆ ಹೇಳಿದಲೆ ಅವನು ನೇಣಾಕ್ಬೇಡ್ರು ಸ್ವಲ್ಪ ತಾಳಿ ನಾನೇ ಬರ್ತೇನೆ ಅವನ ನುಡಿಸಿ ಅಂತ ಹೇಳಿ ಕೊನೆಯಲ್ಲಿ ಇದು ಸಮಯೋಚಿತವಾದ ಪ್ರಜ್ಞೆ ಪ್ರೆಸೆನ್ಸ್ ಆಫ್ ಮೈಂಡ್ ಅಗಸ್ತ್ಯರು ಧರ್ಮಕ್ಕೆ ವಿರುದ್ಧವಲ್ಲದ್ದು ಮಾಡಿದರು ಕ್ವಿಜ್ ಪ್ರೋಗ್ರಾಮ್ ಒಂದು ವೇದ ಮಂತ್ರಕ್ಕೆ ಅರ್ಥ ಹೇಳು ಅಂದ್ರ ಬ್ಯಾಂಡ ತಪ್ಪು ಹೇಳಿದ ಛೀ ಅಂದರು ಈಗ ಅಂಥ ಸರ್ಪರೂಪಿಯಾದ ಅಗಸ್ಯ ಒಂದು ದಿವಸ ಭೀಮಸೇನನ್ನು ಹಿಡಿದುಕೊಂಡ ಇವನೆಲ್ಲಿ ಹೋಗಿದ್ದ ಬೇಟೆ ಆಡುವುದಕ್ಕೆ ಹೋಗಿದ್ದಾನೆ ಆಹಾರ ಪದಾರ್ಥ ತಗೊಂಡ್ಬರೋದಕ್ಕೆ ಆ ಹೊತ್ತಿನಲ್ಲಿ ಈ ಸರ್ಪ ಹೆಬ್ಬಾವು ಭೀಮಸೇನನ್ನು ಸುತ್ಕೊಂಡ್ಬಿಡ್ತು ಏನು ಮಾಡಿದ್ರು ಹತ್ತು ಸಾವಿರ ಆನೆಯ ಬಲ ಇದ್ದಂತಹ ಭೀಮಸೇನನೇ ಕೂಡ ತಪ್ಪಿಸಿಕೊಳ್ಳುವುದಕ್ಕಾಗಲಿಲ್ಲ ಒದ್ದಾಡ್ತಾನೆ ಬಿಲಿ ಬಿಲಿ ವಿಲಿ ಒದ್ದಾಡ್ತಾನೆ ಆ ಹಾವು ಏನು ಮಾಡಿದ್ರು ಬಿಡಲಿಲ್ಲ ಅವನು ಬಿದ್ದಿದ್ದ ಜಾಗ ಹೇಗಿತ್ತು ರೂಕ್ಷ್ಮ ಮಾರುತ ಭೂಯಿಷ್ಟೇ ನಿಷ್ಪತ್ರ ಧ್ರುವ ಸಂಕುಲೆ ರೂಕ್ಷ್ಮ ಮಾರುತ ಭಯಂಕರವಾದ ಬಿರುಗಾಳಿ ಬೀಸ್ತಾ ಇದೆ ಇದ್ದ ಮೈಯಲ್ಲಿ ನೀರನ್ನು ಇಂಗಿಸಿಬಿಡಬೇಕು ನಿಷ್ಪತ್ತ ಧ್ರುವ ಸಂಕುಲೆ ಮರಗಳಲ್ಲಿ ಎಲೆಗಳು ಒಲಗಾಡ್ತಾ ಇರಲಿಲ್ಲ ಈರಿಣೆ ನಿರ್ಜಲೆ ದೇಶೆ ಕುಡಿಯೋಕೆ ನೀರಿಲ್ಲ ಒಂದೇ ಸಮ ಕೆಟ್ಟ ಬಿಸಿಲು ಕಂಟಕಿ ಧ್ರುವ ಸಂಕುಲೆ ಬರೀ ಮುಳ್ಳಿನ ಗಿಡ ಇದ್ದ ಜಾಗದಲ್ಲಿ ಬಿದ್ದಿತ್ತು ಹಾವು ಭೀಮನನ್ನು ಹಿಡಿದು ಬಿಡ್ತು ಅಶ್ಮಸ್ಥಾಣುಕ್ಷುಪಾಕೀರ್ಣೆ ಸುದುರ್ಗೆ ವಿಷಮೋತ್ಕಟೆ ಗೃಹೀತಂ ಭುಜಗೇಂದ್ರೇಣ ನಿಶ್ಚೇಷ್ಟಂ ಅನುಜಂ ತದ ಬಿಸುಕೋಕ್ ಅವಕಾಶವಿಲ್ಲದೆ ಹಿಡ್ಕೊಂಡ್ಬಿಡ್ತು ಎಷ್ಟು ಹೊತ್ತಾಯ್ತು ಇಷ್ಟು ಹೊತ್ತಾಯ್ತು ಭೀಮ ಆಹಾರ ತಗೊಂಡ್ಬರ್ತೀನಿ ಅಂತ ಹೋದವನು ಬರಲಿಲ್ವಲ್ಲ ಅಂತ ಸ್ವಯಂ ಧರ್ಮರಾಜನೇ ಹುಡುಕಿಕೊಂಡು ಬಂದ ಅರ್ಜುನ ಅಲ್ಲಿಲ್ವಲ್ಲ ಲೋಕಕ್ಕೆ ಹೋಗಿದ್ದ ನಾಳೆಯೋ ನಾಡಿದ್ದೋ ಬರ್ತಾನೆ ಇಂದ್ರ ಅಲ್ಲಿ ತನಕ ಕಾಯ್ಬೇಕು ನೀವು ಧರ್ಮರಾಜನೇ ಬಂದ ಬಂದು ನೋಡಿ ಸಿಕ್ಕಪುಂಡವನನ್ನು ಬಿಡಿಸೋದಕ್ಕೆ ಹೋದರೆ ಆಗ ಸರ್ಪ ಅವನನ್ನು ಕೇಳ್ತು ನೀನೇನಾಗಬೇಕು ಇವನಿಗೆ ಧರ್ಮರಾಜ ಹೇಳಿದ ಯಾರಯ್ಯ ನೀನು ಮನುಷ್ಯರಂತ ಮಾತನಾಡ್ತಾ ಇದ್ದೀಯೇ ಏನಾಗಬೇಕು ಅಂತ ಕೇಳಿದಿಲ್ಲ ನಾನೇ ಧರ್ಮಪುತ್ರ ಯುಧಿಷ್ಠಿರ ಇವನು ನನ್ನ ತಮ್ಮ ಭೀಮಸೇನ ಅವನನ್ನೇ ನೀನು ಹಿಡಿದಿದ್ದು ಯಾಕೆ ಹಿಡ್ಕೊಂಡೆ ಈ ಮನುಷ್ಯ ರೀತಿಯಲ್ಲಿ ಮಾತನಾಡ್ತಾ ಇದ್ದೀಯೇ ಸ್ವಲ್ಪ ಯಾರು ಏನು ಅಂತ ಕೇಳುವಷ್ಟು ವಿವೇಚನೆ ಇದೆ ಏನಿದೆ ನಿನ್ನ ಸಮಾಚಾರ ನಿನ್ನ ಕಥೆ ಆಗ ಸರ್ಪ ಹೇಳಿತು ನಾನು ನಿನ್ನ ವಂಶದ ಪೂರ್ವಜ ನಾನು ನಹುಷ ನೀವು ನಮಸ್ಕಾರ ಮಾಡಿದ ನಹುಷ ನಿನಗೆ ದುರ್ಗತಿಯೇ ಹೌದು ದುರ್ಗತಿ ಎಲ್ಲರಿಗೂ ಬರ್ತದೆ ಒಂದಲ್ಲ ಒಂದು ದಿವಸ ತಪ್ಪು ಕೆಲಸ ಮಾಡಿದವ್ರಿಗೆ ಬರ್ತದೆ ಬ್ರಾಹ್ಮಣಾಪಚಾರದಿಂದ ಹೀಗಾಯಿತು ಈಗ ನನಗೆ ವಿಮೋಚನ ಕಾಲ ಬಂದಿದೆ ಅಂತ ಕಾಣುತ್ತೆ ಮಹಾರಾಯ ನಿನ್ನ ಕೈಯಲ್ಲಿದೆ ನನ್ನ ವಿಮೋಚನೆ ಧರ್ಮರಾಜ ಹೇಳಿದ ನಿನ್ನ ಕೈಯಲ್ಲಿದೆ ನನ್ನ ತಮ್ಮನ ವಿಮೋಚನೆ ನಾ ಹೇಳಿದ್ರೆ ನನ್ನ ಕೈ ನಿನ್ನ ವಿಮೋಚನೆ ಅಂತ ಹೇಳ್ತೀಯಲ್ಲ ಇಲ್ಲ ಅದು ಹೇಗೆ ಬೇಕಾದರೂ ಹೇಳು ವಿಮೋಚನೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ ಅದಕ್ಕೆ ನೀವು ಉತ್ತರವನ್ನು ಹೇಳಬೇಕು ಧರ್ಮರಾಜ ಹೇಳಿದ ಅಯ್ಯೋ ಸಂಕಟ ಇದು ಅವನನ್ನು ಬಿಡು ಅಂದ್ರೆ ಪ್ರಶ್ನೆ ಕೇಳ್ತಾ ಇದ್ದು ಕ್ವಶನ್ಗೆ ಆನ್ಸರ್ಗೆ ಅವಕಾಶವೇ ಇದು ಆಯಿತು ಕೇಳಯ್ಯ ಏನು ಕೇಳಬೇಕು ಎರಡೇ ಪ್ರಶ್ನೆ ಕೇಳ್ತೇನೆ ವೇದ್ಯಂಚ ಬ್ರಾಹ್ಮಣೇನೇಹ ಭವಾನ್ ವೇತ್ತಿ ಕೇವಲಂ ಮನುಷ್ಯರು ತಿಳ್ಕೊಳ್ಳಬೇಕಾದ ಪರಮವೇದ್ಯ ಯಾವುದು ದಿ ಹೈಯೆಸ್ಟ್ ಬಿ ನೋನ್ ಯಾವುದು ಇದು ಎಷ್ಟನೇ ಅಧ್ಯಾಯ ಆಜಗರ ಪರ್ವ ಇದು ನೂರ ಎಂಬತ್ತನೇ ಅಧ್ಯಾಯ ನೂರ ಎಂಬತ್ತನೇ ಅಧ್ಯಾಯವನ ಪರ್ವ ವೇದ್ಯಂಚ ಬ್ರಾಹ್ಮಣೇನೇಹ ನಿಜವಾದ ಬ್ರಾಹ್ಮಣ ಅಂದ್ರೆ ಯಾರು ಇವತ್ತಿನ ಪ್ರಶ್ನೆ ಅಲ್ಲ ಐದೂರು ಸಾವಿರ ವರ್ಷಕ್ಕೆ ಮೇಲ್ಪಟ್ಟ ಪ್ರಶ್ನೆ ಇದನ್ನ ಕೇಳ್ತಿರೋದು same question same blunder we are not able to understand ಇದನ್ನು ಗಟ್ಟಿಯಾಗಿ ಹೇಳಿದ ದಿವಸ ಈ ದೇಶಕ್ಕೆ ಹಿಡಿದಿರುವ ಅಜಗರ ಬಿಟ್ಟು ಹೋಗ್ತದೆ ನಮಗೆಲ್ಲ ಒಳ್ಳೆಯದಾಗ್ತದೆ ನಾವು ಹಾವಿನ ದವಡಿಯಲ್ಲಿ ಸಿಕ್ಕಿಕೊಂಡಂತೆ ಜಾತಿಯ ಜಟಿಲ ಪ್ರಶ್ನೆಯಲ್ಲಿ ಸಿಕ್ಕಿ ನುಗ್ಗಾಗ್ತಾ ಇದ್ದೇವೆ ಇವನು ಅರ್ಥ ಪ್ರಶ್ನೆ ಕೊಟ್ಟಿದ್ದಾನೆ ಅರ್ಥ ಹೇಳುವುದಕ್ಕೆ ಮುಗುರಿಸ್ತೇವೆ ಸಂಕೋಚ ಪಟ್ಕೊಳ್ತೇವೆ ವ್ಯರ್ಥವಾದ ಜಾತಿ ಅಭಿಮಾನವನ್ನು ಮಾಡ್ತೇವೆ ಸರಿ ಹೇಳಯ್ಯ ಏನು ಪ್ರಶ್ನೆ ಕೇಳು ಸರ್ಪ ಕೇಳಿತು ಮೊದಲನೇ ಕ್ವಶನ್ ಇಪ್ಪತ್ತನೇ ಶ್ಲೋಕ ಬ್ರಾಹ್ಮಣಕ್ಕೋ ಭವೇದ್ರಾಜನ್ನೇ ಈ ಹುಡುಗರಿಗೆ ಕೃಷಿಗೆ ತುಂಬಾ ಉಪಯೋಗ ಆಗುತ್ತೆ ನಿಜವಾದ ಬ್ರಾಹ್ಮಣ ಅಂದ್ರೆ ಯಾರು ಹೇಗಾಗ್ತಾನೆ ಬ್ರಾಹ್ಮಣ ಲಕ್ಷಣವೇನು ವೇದ್ಯಂ ಕಿಂಚ ಯುಧಿಷ್ಠಿರ ತಿಳ್ಕೋಬೇಕಾದ್ದು ನಿಜವಾಗಿ ಯಾವುದೊಂದನ್ನು ತಿಳಿದರೆ ಮನುಷ್ಯನಿಗೆ ಬಂಧವಾಗ್ತದೆಯೋ ಮೋಕ್ಷವಾಗ್ತದೆಯೋ ಬಂಧ ಬಿಟ್ಟು ಹೋಗ್ತದೆಯೋ ತಿಳಿಯಬಾರದು ನೂರಿರಬಹುದು ಏನು ತಿಳಿದೇ ಇದ್ರೆ ನಿಮ್ಗೆ ಸಂಬಳ ಕೊಡೋದಿಲ್ಲ ಬದುಕೋದಿಲ್ಲ ಲೆದರ್ ಟೆಕ್ನಾಲಜಿ ತಿಳಿದೇ ಮನುಷ್ಯ ಹಾಳಾಗೋದಿಲ್ಲ ಕ್ಷೌರ ವಿದ್ಯೆ ಗೊತ್ತಿಲ್ಲದೆ ಇದ್ರೆ ಮನುಷ್ಯ ಹಾಳಾಗೋದಿಲ್ಲ ಈ ಕೆಮಿಸ್ಟ್ರಿ ಫಿಸಿಕ್ಸು ಸ್ವಲ್ಪ ಮಟ್ಟಿಗೆ ಗೊತ್ತಿಲ್ಲದೆ ಇದ್ರೆ ರಾಷ್ಟ್ರದ ರಕ್ಷಣೆಯ ವಿಷಯಕ್ಕೆ ತೊಂದರೆ ಬರಬಹುದು ಆದರೆ ಮನುಷ್ಯ ಅದು ಇಲ್ಲದಿದ್ದರೂ ಬದುಕಬಲ್ಲ ಮನುಷ್ಯನಾಗಿಯೇ ಬದುಕಬೇಕಾದ್ರೆ if you want human values without which no man can live as man ಅಂಥ ಮೌಲ್ಯ ಯಾವುದು ಪರಮ ಮೌಲ್ಯ ಯಾವುದು ಬ್ರವೀಹಿ ಅತಿಮತಿಂ ಹಿ ವಾಕ್ಯೈ ಅನುಮಿಮೀಮಹೇ ಈ ತುಂಬ ಬುದ್ಧಿವಂತ ದಯವಿಟ್ಟು ಉತ್ತರವನ್ನು ಹೇಳು ಅದಕ್ಕೆ ತಲೆಗಿಲೆ ಕರ್ಕೊಂಡು ನಾಳೆ ಹೇಳ್ತೀನಿ ನಾಡಿದ್ದು ಹೇಳ್ತೀನಿ ರೆಫರೆನ್ಸ್ ನೋಡ್ತೀನಿ ಇಲ್ಲ ಧರ್ಮ ಧರ್ಮರಾಜ ಈ ಪ್ರಶ್ನೆ ಕೇಳಿದರೆ ಉತ್ತರ ಹೇಳುವುದರಲ್ಲಿ ಕ್ವಿಸಲ್ಲಿ ಯಾವಾಗಲೂ ಫಸ್ಟ್ ಪ್ರೈಸ್ ಧರ್ಮರಾಜನಿಗೆ ಆಕ್ಷನ್ ಮಾತ್ರ ಝೀರೋ ಎಲ್ಲ ತಿಳ್ಕೊಂಡಿದ್ದಾನೆ ಎಲ್ಲ ಜಾಣ ತುಸಾಕೋಣ ಅಂದ ಹಾಗೆ ಭೀಷ್ ಮುಂದೋದೆ ಹಣೆ ಬರಹ ಎಲ್ಲ ಚೆನ್ನಾಗಿ ಗೊತ್ತಿದೆ ಅವನು ಹೇಳ್ದ ಸತ್ಯಂ ದಾನಂ ಕ್ಷಮಾಶೀಲಂ ಆನುಶಂಸ್ಯಂ ತಪೋಘೃಣ ದೃಶ್ಯಂತೆ ಯತ್ರ ನಾಗೇಂದ್ರ ಸಬ್ರಾಹ್ಮಣ ಇತಿ ಸ್ಮೃತಃ ಜಾತಿ ಹೇಳಿದ್ನೆ ನೋಡಿ ಯಾವನೊಬ್ಬನಲ್ಲಿ ಸತ್ಯನಿಷ್ಠೆ ಇದೆಯೋ ದಾತೃತ್ವ ಬುದ್ಧಿ ಇದೆಯೋ ದಾನ ಬುದ್ಧಿ ಇದೆಯೋ ಇನ್ನೊಬ್ಬರು ತಪ್ಪನ್ನು ಮಾಡಿದರೂ ಸಹಿಸಿಕೊಳ್ಳುವ ಕ್ಷಮಾಗುಣವಿದೆಯೋ ಇನ್ನೊಬ್ಬರ ಕಷ್ಟಪಡುವಾಗ ಅಯ್ಯೋ ಎನ್ನುವ ಧಾರ್ಮಿಕ ಗುಣವಿದೆಯೋ ಇದು ಯಾವನಲ್ಲಿದೆಯೋ ಅವನೇ ನಿಜವಾದ ಬ್ರಾಹ್ಮಣ ಹೋಯಿತು ಜಾತಿ ನಾ ಬರೆದಿದ್ದೆ ಶ್ಲೋಕ ಇದು ವೇದವ್ಯಾಸರು ಆ ಹಾವಿನ ಬಾಯಲ್ಲಿ ಹೇಳಿಸಿ ಶ್ಲೋಕ ಇದು ಇದ್ರ ಮೇಲೆ ಎಷ್ಟು ಪ್ರಶ್ನೆ ಎಬ್ಬಿಸ್ತಾನೆ ನೋಡಿ ಹಾವು ಎಷ್ಟು ಬುದ್ಧಿವಂತ ಎರಡನೇದು ನೀನು ವೇದ್ಯವಾಗಿ ಯಾರು ಅಂತ ಕೇಳಿದ್ದಿಲ್ಲ ತಿಳ್ಕೋಬೇಕಾದ್ದೇನು <coughs> ವೇದ್ಯಂ ಸರ್ಪ ಪರಂ ಬ್ರಹ್ಮ ನರಿಬೇಕು ಯು ಮಸ್ಟ್ ನೋ ಗಾಡ್ ಏ ದೇವರಿಗೆ ಇವರು ನಮಗೆ ಬೇಡ ಅಂತಂದ್ರೆ ದೇವರು ಬೇಡ ಅಂದ್ರೆ ಮನುಷ್ಯತ್ವನೂ ಇರೋದಿಲ್ಲ ಹ್ಯುಮ್ಯಾನಿಟಿ ಹ್ಯುಮ್ಯಾನಿಟಿ ಬಡ್ಕೊಳ್ತಾರೆ ಬ್ರದರ್ಹುಡ್ ಆಫ್ ಮ್ಯಾನ್ ನಮ್ಮ ಮೇಸ್ಟ್ ಹೇಳೋರು you cannot have brotherhood of man until you have fatherhood of God ದೇವರನ್ನು ಒಪ್ಪಿದ ಹೊರತು ಈ ವಾಕ್ಯ ರಾಯರಿಗೆ ಉಪಯೋಗ ಬರ್ಬೋದು ಎಲ್ಲರೂ ಹಾಕ್ಕೊಳ್ಳಿ ನಿಮ್ಮ ಇಪ್ಪತ್ತೆಂಟು ವಾಕ್ಯಗಳಲ್ಲಿ brotherhood of man impossible without fatherhood of God ದೇವರು ಒಬ್ಬನೇ ಅಂತ ತಿಳ್ಕೊಂಡು ಭದ್ರವಾಗಿ ನಂಬಿದರೆ ನಾವೆಲ್ಲ ಅವನ ಮಕ್ಕಳು ಅನ್ನೋದಕ್ಕೆ ಅರ್ಥವಾಗುತ್ತೆ ಅದಿಲ್ಲದೆ ಹೋದರೆ why should be be brothers why should you not be enemies ಪ್ರಶ್ನೆಗೆ ಉತ್ತರ ಸಿಕ್ಕೋದಿಲ್ಲ ಇದು you cannot have a satisfactory theology without a good sociology nor can you have a good sociology without a good theology ಇದು ಒಂದಕ್ಕೊಂದ್ರ ಸಂಬಂಧ man made law legal court ಇದು ಎಲ್ಲ God made law ethical law universal law cosmic law ಅದಕ್ಕೆ ವಿರುದ್ಧವಾಗಿ ಇದು ಲೋಕ ಮನುಷ್ಯ ಮಾಡಿಕೊಂಡ ಒಡಂಬಡಿಕೆಗಳು ನಿಲ್ಲೋದಿಲ್ಲ ಕಡ್ಡಿ ಕಸಬರಿಗೆ ಕಿತ್ತು ಒಡೆದಾಗೆ ಹೋಗಿಬಿಡುತ್ತದೆ ultimate questions are always answerable only with reference to God ಅದಕ್ಕೆ ಪರಬ್ರಹ್ಮ ಇಲ್ಲದೆ ಇದ್ರಾಗೋದಿಲ್ಲ ವೇದ್ಯಂ ಸರ್ಪ ಪರಂ ಬ್ರಹ್ಮ ಎಂಥದ ಪರಬ್ರಹ್ಮ ವಸ್ತು ನಿರ್ದುಃಖಂ ಅಸುಖಂ ಚಯತ್ ಪರಬ್ರಹ್ಮ ವಸ್ತುವಿಗೆ ನನ್ನಂತೆ ನಿನ್ನಂತೆ ಸುಖವೂ ಇಲ್ಲ ದುಃಖವೂ ಇಲ್ಲ ಸುಖ ದುಃಖ ಅತೀತವಾದ ವಸ್ತು ಅದು ಸರ್ವಶ್ರೇಷ್ಠವಾದದ್ದು ನಿರ್ಗುಣ ಅಂತ ಕರಿ ಸಗುಣ ಅಂತ ಕರಿ ಬೇಕಾದ್ದು ಕರಿ ನಿನ್ನ ಬಾಯಲ್ಲಿ ಶಬ್ದ ಇರೋ ತನಕ ಏನಾದರೂ ಹೇಳಿ ಸುಸ್ತಾಗ್ತೀಯ ಹೊರತು ಪರಮಾತ್ಮನ ಪೂರ್ತಿ ವರ್ಣನೆ ಮಾಡೋಕ್ಕಾಗೋದಿಲ್ಲ ಆದರೆ ಒಂದು ಯತ್ರ ಗತ್ವಾನ ಆ ಪರಮಾತ್ಮನನ್ನು ಹೊಂದಿದ ಮೇಲೆ ಮನುಷ್ಯನಿಗೆ ದುಃಖವಿರುವುದಿಲ್ಲ ಅವನೆಲ್ಲೋ ಇಲ್ಲ ಹೃದಯದಲ್ಲೇ ಇದ್ದಾನೆ ಯದ್ಗತ್ವ ನನಿವರ್ತಂತೆ ತದ್ಧಾಮ ಪರಮಂ ಮಮ ಗೀತೆಯಲ್ಲಿ ಹೇಳಿದ ಯತ್ರ ಗತ್ವ ನ ಭವತ ಕಿಂ ವಿವಕ್ಷಿತಂ ನಾ ಹೇಳಿ ಸರಿಯೇ ಸರ್ಪರಾಜ ನಾಗೇಂದ್ರ ನಿನಗೇನೆನ್ನಿಸ್ತದೆ ಅಂತ ಕೇಳಿದ ಮಹಾಭಾರತದಲ್ಲಿ ನೀವು ಚೆನ್ನಾಗಿ ಶ್ರವಣ ಮಾಡಬೇಕಾದ ಭಾಗಗಳು ಇಂಥವು ಬರೀ ಊರ್ವಶಿ ಕಥೆಯಲ್ಲ ನಳದಮಯಂತಿ ಕಥೆಯಲ್ಲ ಅದಕ್ಕೆ ಸ್ಕಿಪ್ ಮಾಡೋಕೆ ಹೊರಟಿದ್ದೆ but you have wasted a full day of mind ನಿನ್ನೆ ಅದನ್ನೇ ಹೇಳೋ ಸ್ಥಿತಿ ಆಯಿತು ಸಂತೋಷಪಟ್ಟಿದ್ದೀರಿ ಹುಡುಗರಿಗೆ ದೊಡ್ಡವರಿಗೆ ರಜನೆ ಆಗುತ್ತೆ ಈ ವೇದ ಅಂತ ಯಾರಿಗೆ ಹೇಳಲಿ ನಾನು ಅದಕ್ಕೆ ಸರ್ಪದೇವತೆ ಹೇಳಿತು ಏನಯ್ಯ ನೀನು ಸತ್ಯ ದಮ ದಾನ ಶೀಲ ಕರುಣೆ ಇದ್ದವನನ್ನೇ ಬ್ರಾಹ್ಮಣ ಅಂತ ಹೇಳಿಬಿಟ್ಟಿಯಲ್ಲ ಹಾಗಿದ್ರೆ ಚಾತುರ್ವರ್ಣ್ಯಂ ಪ್ರಮಾಣಂಚ ಎತ್ತಿದ ವಿಪಿ ಪಿ ಸಿಂಗನ ಪ್ರಶ್ನೆ ಇದು ಚಾತುರ್ವರ್ಣ್ಯಂ ಪ್ರಮಾಣಂಚ ಬ್ರಾಹ್ಮಣರೇ ಹೇಳಿದ್ ಕೇಳಿದ್ದೇನೆ ನಾಲ್ಕು ವರ್ಣಗಳನ್ನು ದೇವರೇ ಮಾಡಿದ ಇವನೇ ಬ್ರಾಹ್ಮಣ ಇವನೇ ಕ್ಷತ್ರಿಯ ಇವನೇ ವೈಶ್ಯ ಶೂದ್ರ ಎಂಬುದಾಗಿ ಸತ್ಯಂಚ ಬ್ರಹ್ಮಚೈವಹಿ ಸತ್ಯವನ್ನು ದೇವರೇ ಮಾಡಿದ ವೇದವನ್ನು ದೇವರೇ ಬ್ರಾಹ್ಮಣ ಅನ್ಬೇಕೆ ಅಂತ ಕೇಳಿಬಿಟ್ಟ ಎಂತ ಕ್ವಶನ್ ನೋಡಿ is is not your very question today ಒಬ್ಬ ಜಾತಿಯಿಂದ ಶೂದ್ರ ಇನ್ನೂ ದಲಿತ ಅಥವಾ ದಲಿತಾತಿ ದಲಿತ ಶೂದ್ರಾತಿ ಶೂದ್ರ ಏನೂ ಗೊತ್ತಿಲ್ಲ ಅವನಿಗೆ ಓದಿಲ್ಲ ಬರಹ ಇಲ್ಲ ಆದರೆ ಇನ್ನೊಬ್ಬರು ಕಷ್ಟಪಟ್ಟರೆ ಅವನು ಸಹಿಸೋದಿಲ್ಲ ಆತ್ಮಾಹುತಿಗೆ ಸಿದ್ಧವಾಗ್ತಾನೆ ಪರದ ಕಷ್ಟದಲ್ಲಿ ಸತ್ಯವನ್ನು ಬಿಟ್ಟು ಇನ್ನೊಂದು ಆಡೋದಿಲ್ಲ ತನ್ನಲ್ಲಿದ್ದದ್ದೆಲ್ಲ ಕೊಡುವುದಕ್ಕೆ ಸಿದ್ಧವಾಗಿದ್ದಾನೆ ಕ್ಷಮಾಗುಣವಿದೆ ಶೀಲವಿದೆ ಕ್ಯಾರೆಕ್ಟರ್ ಇದೆ ಈಗ ಅವನ ಬ್ರಾಹ್ಮಣನ ಬೇಕೆ ಶೂದ್ರನ ಬೇಕೇ ಹಾಗಿದ್ರೆ ನೀ ಹೇಳಿದ್ದು ಅದು ಕೊಂಡೋದಿಲ್ವಲ್ಲ ಶ್ವಪಿತ ಸತ್ಯಂಚ ದಾನಂ ಅಕ್ರೋಧಯೇವಚ ಆನುಶಂಸ್ಯಂ ಅಹಿಂಸಾ ಚ ಘೃಣ ಚೈವ ಯುಧಿಷ್ಠಿರ ಅವನನ್ನೇನು ಹೇಳಬೇಕು ಎರಡನೇ ಪ್ರಶ್ನೆ ವೇದ್ಯಂ ಯಚ್ಚ ಆತ್ ಯಚ್ಚ ಅತ್ರ ವೇದ್ಯ ಅಂತ ನೀನು ಹೇಳಿಬಿಟ್ಟಲ್ಲ ಸುಖ ದುಃಖಗಳಿಗೆ ಅತೀತವಾದ ವಸ್ತುವೇ ಪರಮಾತ್ಮ ಅಂತ ಬ್ರಹ್ಮಾನುಭೂತಿಯಲ್ಲಿ ಆಯಿತು ಭಗವದ್ಗೀತೆ ಕೇಳಿದ್ರು ಏನಾಯಿತು ತಲೆನೋವು ಬಂತು ಕೆಲವರಿಗೆ ಮಹಾಭಾರತದ ಶ್ರೇಷ್ಠತಮ ಭಾಗಗಳನ್ನು ಕೇಳಿದರೂ ಪರಮಾತ್ಮ ಸ್ವರೂಪ ಹಾಗೆ ಸುಲಭವಾಗಿ ತಿಳಿಯೋದಿಲ್ಲ ಅದು ಹೃದಯದಿಂದಲೇ ಅರಿಯಬೇಕಾದ ವಸ್ತು ಹೃದಯಕ್ಕೆ ನೇರವಾಗಿ ಹೃದಯಿಕ ಸಂವೇದ್ಯನಾದವನು ಭಗವಂತ ಕುಶಲವಾದ ಬುದ್ಧಿಯಿಂದ ಹರಿತ ಮಾಡಿಕೊಂಡು ಅಷ್ಟಾಂಗ ಯೋಗದಲ್ಲಿ ಆ ಧಾರಣಾ ಸ್ಥಿತಿಯಲ್ಲಿ ಇದೆಲ್ಲ ಭಗವದ್ಗೀತೆಯಲ್ಲಿ ವಿಸ್ತಾರವಾಗಿ ಅಲ್ಲಿ ಹೇಳಿದ್ದೇನೆ ಗೋಕುಲ ಇನ್ಸ್ಟಿಟ್ಯೂಟ್ ರೆಕಾರ್ಡ್ ಇದ್ರೆ ಕೇಳಿಕೊಳ್ಳಿ ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಖ್ಯತಿ ಸ್ಥಿತ್ವ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಹಣ ಮೃಚ್ಛತಿ ಎರಡನೇ ಅಧ್ಯಾಯದಲ್ಲಿ ಆ ಸುಖ ದುಃಖಕ್ಕೆ ಮೇಲ್ ಹೋದರೆ ಮಾತ್ರ ಪರಮಾತ್ಮವನುಭೂತಿ ಹೇಳಿಬಿಟ್ಟಿಲ್ಲ ಅದು ಅಂಥದೊಂದು ಅನುಭವ ಇದೆ ಅಂತ ನನಗನ್ನಿಸೋದಿಲ್ಲ ಎಲ್ಲ ಸುಖ ದುಃಖ ಇದ್ದದ್ದೇ ಇದೆಯಲ್ಲ ಲೋಕದಲ್ಲಿ ಇದು ಸ್ವಲ್ಪ ಮರು ಪ್ರಶ್ನೆ ಹಾಕಿಬಿಡ್ತು ಅದಕ್ಕೆ ಯುಧಿಷ್ಠರ ಹೇಳಿದ ಇದನ್ನಾದರೂ ಗಮನಿಸಬೇಕು ಶೂದ್ರೇತು ಯದ್ಭವೇ ಲಕ್ಷ್ಮ ಸತ್ಯ ದಾನ ಕ್ಷಮೆ ಶೀಲ ಕರುಣೆ ಮುಂತಾದವು ಒಂದು ವೇಳೆ ಶೂದ್ರನಲ್ಲಿದ್ರೆ ದ್ವಿಜೇ ತಜ್ಜನ ವಿದ್ಯತೆ ಜಾತಿಯಿಂದ ಬ್ರಾಹ್ಮಣನಾದವನಲ್ಲಿ ಅಂಥ ಗುಣಗಳು ಇಲ್ಲದೇ ಇದ್ರೆ ನವೈ ಶೂದ್ರೋ ಭವೇ ಶೂದ್ರ ಆಗ ಶೂದ್ರ ಶೂದ್ರನೂ ಅಲ್ಲ ಬ್ರಾಹ್ಮಣ ಬ್ರಾಹ್ಮಣನೂ ಅಲ್ಲ ಇಂಟರ್ಚೇಂಜ್ ಆಗಿ ಹೋಯಿತು ಆ ಶೂದ್ರನೇ ಬ್ರಾಹ್ಮಣ ಅನ್ಬೇಕು ಈ ಬ್ರಾಹ್ಮಣನನ್ನೇ ಶೂದ್ರ ಅನ್ಬೇಕು ಅಂದಾಗ very the the scope for misinterpretation here ನಮ್ಮ ಗೋಳೇನು ಅಂದ್ರೆ ದೊಡ್ಡವರು ಹಾಗಿದ್ದ ಧರ್ಮಶಾಸ್ತ್ರ ವ್ಯರ್ಥವಾಗ್ತದಲ್ಲ ಅಂತಾರೆ ಧರ್ಮಶಾಸ್ತ್ರ ಉಳಿಸಿದ್ರೆ ಪ್ರಾಣವೇ ಹೋಗ್ತದೆ ರಾಷ್ಟ್ರವೇ ಹೋಗ್ತದೆ ಏನ್ ಮಾಡ್ತೀರಿ ಧರ್ಮಶಾಸ್ತ್ರಕಾರರು ಯಾವುದೋ ಕಾಲಕ್ಕೆ ಕೆಲವು ನಿಯಮಗಳನ್ನು ಮಾಡಿದರು ಅಯ್ಯ ನಿಮಗೆ ಪ್ರಶ್ನೆ ಕೇಳ್ತೇನೆ ವೇದವ್ಯಾಸರ ತನಕ ಅಲ್ಲಿಂದ ಮುಂದಕ್ಕೆ ಬಂದ ಮೇಲೆ ಧರ್ಮರಾಜಾದಿಗಳವರೆಗೆ ಕೇಳ್ತೇನೆ ಭೀಮಸೇನನ್ ಜಾತಿ ಯಾವುದು ಅರ್ಜುನ ಜಾತಿ ಯಾವುದು ಧರ್ಮರಾಜನ್ ಜಾತಿ ಯಾವುದು ದಯವಿಟ್ಟು ಹೇಳ್ತೀರಾ ಯಾವ ಜಾತಿ ಇವರೆಲ್ಲ ತಂದೆ ನೋಡ್ತೀರಾ ಪಾಂಡು ಅವನು ವೇದವ್ಯಾಸರ ಮಗ ವೇದವ್ಯಾಸರ ನೋಡ್ತೀರಾ ಬೆಸ್ಟರ್ ಮಗ ತಂದೆ ನೋಡ್ತೀರಾ ಪರಾಶರರು ಈ ತಾಯಿ ಕಡೆಯಿಂದ ಹೇಳ್ತೀರಾ ಕುಲಗೋತ್ರಗಳನ್ನ ತಂದೆ ಕಡೆಯಿಂದ ಹೇಳ್ತಾ ಬರ್ತೀರಾ ಕುಂತಿ ಕಡೆ ಅಂತ ಹೇಳ್ತೀರ ದೇವತೆ ಮಗ ದೇವತಾ ಪುತ್ರ ಹೌದು ದೇವತೆಗಳ ಜಾತಿ ಯಾವುದು ಇನ್ನೂ ಗೊಂದಲವಾಯಿತು ಯಮಧರ್ಮನ ಜಾತಿ ಯಾವುದು ಇಂದ್ರನ್ ಜಾತಿ ಯಾವುದು ಯಾತಕ್ಕೆ ಸಾಯ್ತಿರೋ ಜಾತಿ ಜಾತಿ ಜಾತಿ ಎಂಬುದಾಗಿ ಅದು ಲೋಕದಲ್ಲಿ ಪರಸ್ಪರ ಕೋಆರ್ಡಿನೇಷನ್ ಕೋಆಪರೇಷನ್ಗೋಸ್ಕರವಾಗಿ it was a major grouping made and the grouping still applies today ಯಾವನಲ್ಲಿ ಬ್ರಹ್ಮವರ್ಚಸ್ಸಿದೆಯೋ ಸತ್ಯದ ನಿಷ್ಠೆ ಇದೆಯೋ ಪ್ರಾಣವನ್ನು ಕೊಡುವುದಕ್ಕೆ ಸಿದ್ಧವಾಗಿದ್ದಾನೆಯೋ ತ್ಯಾಗಕ್ಕಾಗಿಯೇ ಹುಟ್ಟಿದ್ದಾನೆಯೋ ಯಾವನಿಗೆ ಜ್ಞಾನದ ಆಸೆ ಇದೆಯೋ ಅವನು ಯಾವನಿದ್ರೂ ಬ್ರಾಹ್ಮಣ ಅದಿಲ್ಲದೆ ಇದ್ದವನು ಎಲ್ಲಿ ಹುಟ್ಟಿದ್ರು ದೇವರನ್ನೇ ಮುಟ್ಟಿದ್ರು ಪೂಜೆಯನ್ನೇ ಮಾಡಿದ್ರು ವೇದವನ್ನೇ ಹೇಳಿದ್ರು ಹೊಟ್ಟೆ ಪಾಡಿಗೆ a man who worships money is not a Brahmin ದುಡ್ಡನ್ನು ಪೂಜೆ ಮಾಡೋನು ಬ್ರಾಹ್ಮಣನಲ್ಲ ಜ್ಞಾನವನ್ನು ಪೂಜೆ ಮಾಡಬೇಕು ಮೌಲ್ಯಗಳನ್ನು ಪೂಜೆ ಮಾಡಬೇಕು ಲೋಕ ಕೊಳ್ಳೆಯದನ್ನು ಹೇಳಬೇಕು ಲೋಕ ಸಮಸ್ತ ಭವಂತು ಎಲ್ಲಿಂದ ಬರಬೇಕು ಹೃದಯದಿಂದ ಹೇಳಬೇಕು ನಿತ್ಯ ಗಾಯತ್ರಿ ಜಪವನ್ನು ಮಾಡಿ ಫಲವನ್ನು ನಾವಿಟ್ಟುಕೊಳ್ಳದೆ ಕೊಳ್ಳೆಯದಾಗಲಿ ಅಂತ ಧಾರೆ ಎರಿಬೇಕು ಅದನ್ನು ಮಾಡುವನೇ ಬ್ರಾಹ್ಮಣ ಅಂಥವ್ರ ಕೊರತೆ ಇರೋದ್ರಿಂದ ನಾವು ಈ ದೇಶದಲ್ಲಿ ಈ ಸ್ಥಿತಿಗೆ ಬಂದಿದ್ದೇವೆ ಉಳಿದ ದೇಶದಲ್ಲಿ ಉಳಿದ ದೇಶದಲ್ಲಿ ರಾಕ್ಷಸರು they worship power they worship money they worship technology we worship only sattvic power ಭಗವಂತನ ಸೇರಬೇಕು ಅಧ್ಯಾತ್ಮದ ಪ್ರಕೃತಿ ಆದ್ದರಿಂದ ಧರ್ಮರಾಜ ಸ್ಪಷ್ಟವಾಗಿ ಹೇಳಿದ ಶೂದ್ರನಲ್ಲಿ ನೀ ಹೇಳಿದ ಗುಣಗಳಿದ್ರೆ ಅವನೇ ನಿಜವಾದ ಬ್ರಾಹ್ಮಣ ಬ್ರಾಹ್ಮಣನಲ್ಲಿಲ್ಲದೆ ಇದ್ರೆ ಅವನೇ ನಿಜವಾದ ಶೂದ್ರ ಯತ್ರ ಈತಲ್ಲಕ್ಷ್ಯತೆ ಸರ್ಪ ವೃತಂ ಸ ಬ್ರಾಹ್ಮಣ ಸ್ಮೃತಃ ಯತ್ರ ಈತನ್ನ ಭವೇತ್ ಸರ್ಪ ತಂ ಶೂದ್ರಮಿತಿ ನಿರ್ದಹೇತ್ ಎಲ್ಲ ಅಡ್ಡಹಾರಿ ಹೊಡೆದು ಕೆಲ ವ್ಯಾಖ್ಯಾನ ಬೇರೆ ಬೇರೆ ರೀತಿ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಮಾತು ಹೇಳಿದ್ನಲ್ಲ ಶೀತ ಉಷ್ಣ ಸುಖ ದುಃಖಗಳಿಗೆ ಮೇಲ್ಪಟ್ಟದ್ದು ಇಲ್ಲ ಅಂತ ಯಾಕೋ ಹೀಗೆ ಹೇಳ್ತೀಯೇ ಯಥಾ ಶೀತೋಷ್ಣಯೋರ್ಮಧ್ಯೆ ಭವೇತಿನ ಉಷ್ಣಂ ನ ಶೀತತ ಶೀತೋಷ್ಣಗಳ ಮಧ್ಯದಲ್ಲಿ ತುಂಬ ಬಿಸಿಯಾಗಿತ್ತು ಒಂದು ಬಟ್ಲು ಹಾಲು ಅಥವಾ ನೀರು ಬೆರಳಿಟ್ರಿ ಕೈ ಸುಟ್ಟೋಗ್ತದೆ ಇನ್ನೊಂದು ಬಟ್ಲಲ್ಲಿ ಐಸ್ ಕ್ರೀಮ್ ಇತ್ತು ಅಯ್ಯೋ ತುಂಬ ಚಳಿ ಅಂತಂದ್ರಿ ಅದೆರಡನ್ನೂ ಒಂದು ಪ್ರಮಾಣದಲ್ಲಿ ಮಿಶ್ರ ಮಾಡ್ತಾ ಹೋದರೆ ಈ ಸುಡುವ ಬಿಸಿಯು ಆ ಕೊರೆಯುವ ಚಳಿಯು ಇಲ್ಲದಿದ್ದ ಒಂದು ಅವಸ್ಥೆ ಒಂದು ಕಚಡ ಬೆರಳಿಗೆ ಹಾಗೆ ಅನುಭವಕ್ಕೆ ಬರ್ತದೆಯೋ ಹಾಗೆ ಶೀತೋಷ್ಣಕ್ಕೆ ಅತೀತವಾದ ಒಂದು ಅವಸ್ಥೆ ಹೃದಯಕ್ಕೆ ಅನುಭವಕ್ಕೆ ಬರ್ತದೆ ಅಲ್ಲೇ ಪರಮಾತ್ಮ ಇದ್ದಾನೆ ಎಂದ ಅವನು ತಿಳಿಯೋದಿಲ್ಲ ನೋಡಿ ಇದು ಹೈ ಫಿಸಿಕ್ಸ್ ಅಲ್ಲ ಇದು ಅನುಭವದಲ್ಲಿಯೇ ಇದ್ದಾನೆ God is to be sought within your life experience is not beyond ಒಂದೇ ಕೂಗಳತೆ ವೈಕುಂಠ ಪುರಂದರದಾಸರು ಹೇಳಿದರು ನಿಮ್ಮ ಹೃದಯದಲ್ಲಿಯೇ ಇದ್ದಾನೆ ದೇವರು ಇಲ್ಲಿ ಇಲ್ಲಿದ್ದಾನೆ ಹುಡುಕಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ಹುಡ್ಕೊಂಡು ಹೋಗಬೇಡಿ ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗೋದು ನಿಮ್ಮ ಶರೀರದಲ್ಲಿ ಕೊಬ್ಬು ಕರಗಲಿ ಬೊಜ್ಜು ಕರಗಲಿ ಕೊಬ್ಬು ಹೋಗಲಿ ಅಜ್ಞಾನ ಹೋಗಲಿ ಅಹಂಕಾರ ಹೋಗಲಿ ಕರ್ಮಯೋಗಕ್ಕೆ ಮಾಡ್ತೀರಾ ಹೊರತು ಸಾಧನೆಗೆ ಬದರಿಗೆ ಹೋಗಬೇಕಂತಿಲ್ಲ ಬದರಿಗೆ ಹೋಗ್ತೇವೆ ಅಟ್ಲೀಸ್ಟ್ ಈ should tempt you the nature should tempt you ಆದರೆ ಸಾಧನೆ ಮಾಡುವುದು ಹೃದಯದಲ್ಲಿ ಒಳಗೇ ಕೂತು ದೇವರನ್ನು ಸಾಧನೆ ಮಾಡಬೇಕು ಯೋಗದ್ವಾರ ಮಾತ್ರ ಭಗವ ಯೋಗ ಲಕ್ಷ್ಯ ಸುಸಂಸ್ಕೃತೆ ಯೋಗ ಇಲ್ಲದೆ ಭಗವಂತ ಸಿಕ್ಕೋದಿಲ್ಲ ಹಾಗಿದ್ದ ಮೇಲೆ ಮತ್ತೆ ಅದರ ಮೇಲೆ ಆಕ್ಷೇಪ ತೆಗೆದ ಸರ್ಪರಾಜ ಯಜಿತೇ ವೃತ್ತತೋ ರಾಜನ್ ಬ್ರಾಹ್ಮಣ ಪ್ರಸಮೀಕ್ಷಿತ ವೃತ್ತ ಕ್ಯಾರೆಕ್ಟರ್ ನಡವಳಿಕೆಯಿಂದಲೇ ಬ್ರಾಹ್ಮಣ ಶೂದ್ರ ವ್ಯತ್ಯಾಸ ಹೇಳೋದಾಗಿದ್ರೆ ವೃಥ ಜಾತಿ ಸದಾ ಯುಷ್ಮನ್ನಿ ಜಾತಿ ಅನ್ನೋದು ವ್ಯರ್ಥವಾಯ್ತಲ್ಲ ಅವಾಗ ಕೃತಿ ಯಾವನ್ನ ವಿದ್ಯತೆ ಒಬ್ಬ ಮನುಷ್ಯನ ಆಚರಣೆ ಎನ್ನುವುದು ತಿಳಿಯೋ ತನಕ ಅವನ ಜಾತಿಯೇ ತಿಳಿಯೋದಿಲ್ಲ ಅಂತ ಹೇಳಿದಾಗಾಯ್ತು ಸ್ವಾಮಿ ನೀವು ಬ್ರಾಹ್ಮಣರೋ ಕ್ಷತ್ರಿಯರೋ ವೈಶ್ಯರೋ ಶೂದ್ರೋ ಒಬ್ಬರನ್ನ ಕೇಳ್ತೀರಿ ಅವರು ಉತ್ತರ ಕೊಡೋದಿಲ್ಲ ಆದರೆ ಯು ಫಾಲೋ ಹಿಮ್ ಅವರೇನೇನು ಮಾಡ್ತಾರೆ ಅಬ್ಸರ್ವ್ ಮಾಡ್ತಾ ಬನ್ನಿ ನಡತೆಯಲ್ಲಿ ಆವಾಗ ಗೊತ್ತಾಗತ್ತೆ ಇವರು ಬ್ರಾಹ್ಮಣರೋ ಕ್ಷತ್ರಿಯರೋ ಅಲ್ಲಿ ತನಕ ಕಾಯ್ಬೇಕಾಯ್ತಲ್ಲ ನಾವು ಅಪ್ಲಿಕೇಶನ್ ತುಂಬಬೇಕಲ್ಲ ರಿಸರ್ವೇಷನ್ ಹಾಕಬೇಕಲ್ಲ ಇದು ಒ ಬಿ ಸಿಲ್ ಬರ್ತದೋ ಎ ಬಿ ಸಿಲ್ ಬರ್ತದೋ ಡಬ್ಲ್ಯೂ ಎಲ್ ಬರ್ತದೋ ನೀವು ಪತ್ತೆ ಮಾಡಬೇಕಲ್ಲ ನಿಮಗೆ ಅವಸರ ಯಾಕೆ ದೇಶವನ್ನು ಸುಡಬೇಕು ಜಾತಿಯಿಂದ ಇಷ್ಟೆಲ್ಲ ಮಾಡಿದವರು ಇವತ್ತು ಅರ್ಜುನ್ ಸಿಂಗ್ ತಿಪ್ಪರ್ಲಾಗ ಹಾಕಿದ್ದಾರೆ ನೋಡಿ ಈ ಮೈನಾರಿಟಿ ರಿಸರ್ವೇಷನ್ ನಾವು ಮಾಡೋದಿಲ್ಲ ಎಚ್ ಆರ್ ಡಿ ಮಿನಿಸ್ಟ್ರಿಯಿಂದ ಮಹಾರಾಯ ಆರು ತಿಂಗಳಲ್ಲಿ ಏನು ಬೆಂಕಿ ಹಚ್ಚಿದ್ಯೋ ದೇಶಕ್ಕೆ ಬುದ್ಧಿಯಲ್ಲಿ ಹೋಗಿತ್ತು ನನಗೆ ಇವತ್ತು ಹೇಳ್ತೀಯ ಪೇಪರ್ನಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ನೋಡಿ ಇದು ರಿಸರ್ವೇಷನ್ ಬೈ ಕಮ್ಯುನಿಟಿ ನಾವು ಮಾಡೋದಿಲ್ಲ ಯಾಕೆ ಓಟ್ ಬರೋದಿಲ್ಲ ಅಂತ ಗೊತ್ತಾಯ್ತು ಪಿನಲ್ಲಿ ಅದನ್ನು ಮಾಡಿದರೆ Muslim if you try to please the Muslims block Hindu votes will go ಅದಕ್ಕೆ ತಾಗಳ ಹಾಕಿದ್ದಾರೆ ಕೂತ್ಕೊಂಡು ಇವತ್ತು ಇವರು ಜಾತಿ ಅರ್ಜೆಂಟು ಜಾತಕ್ಕೆ ಕ್ಷಿಪ್ರಫಲ ಇವರಿಗೆ ಆದರೆ ಭಗವಂತ ಹೇಳ್ತಾರೆ ಫಲ ಬರೋದಿಲ್ಲ only by cooperation only by coordination you will get peace of mind and it takes time to build a nation ರಾಷ್ಟ್ರವನ್ನು ಕಟ್ಟುವುದಕ್ಕೆ ಸಮ ಹಿಡಿತದೆ ಹಾಗಿದ್ದ ಜಾತಿ ವ್ಯರ್ಥವಾಯ್ತಲ್ಲ ಅದಕ್ಕೆ ಉತ್ತರ ಕೊಡ್ತಾನೆ ಯುಧಿಷ್ಠಿರ ಜಾತಿರತ್ರ ಮಹಾಸರ್ಪ ಮನುಷ್ಯತ್ವೇ ಮಹಾಮತೆ ಜಾತಿ ಅಂತ ಕೇಳಿದೆಯಲ್ಲ ನಾನು ನಿನಗೆ ಪ್ರಶ್ನೆಯನ್ನು ಕೇಳ್ತೇನೆ ಈಗ ನೀ ಯಾವ ಜಾತಿಯಿಂದ ಅವನನ್ನು ಸರ್ಪ ನೀ ಹೇಳು ಸರ್ಪ ಜಾತಿಯೋ ಕ್ಷತ್ರಿಯ ಜಾತಿಯೋ ಇಂದ್ರ ಪದವಿಯಲ್ಲಿ ಕೂತಿ ನೀ ಇಂದ್ರ ದೇವತೆಗಳ ಜಾತಿಯೋ ಯಾವ ಜಾತಿ ಇದು ಶಂಕರಾತ್ ಸವರ್ಣಾನ ವರ್ಣಗಳೆಲ್ಲ ಒಂದಕ್ಕೊಂದಕ್ಕೊಂದಕ್ಕೆ ಮಿಶ್ರವಾಗಿ ಬಿಟ್ಟು ದುಷ್ಪರೀಕ್ಷೆ ತಿಮೇ ಮತಿ ಅದಕ್ಕೆ ಮೂಲ ನದಿ ಮೂಲ ಇದನ್ನು ಹುಡುಕಬಾರದು ಅಂತ ಜಾತಿಕ್ ಹೇಳಿದರು ಒಬ್ಬರು ಮಹರ್ಷಿಯಾಗಿದ್ದಾರೆ ದೊಡ್ಡ ಜ್ಞಾನ ಉಂಟಾಯಿತು ಅವರ ಜಾತಿ ಯಾವುದು ಅನ್ನೋ ಪ್ರಶ್ನೆ ವ್ಯರ್ಥವಾದ ಪ್ರಶ್ನೆ ಇದು ಅಲಹಾಬಾದ್ ಪ್ರಯಾಗಕ್ಕೆ ಹೋಗ್ತೀರಿ ಗಂಗೆಯಲ್ಲಿ ಸ್ನಾನ ಮಾಡ್ತೀರಿ ಅಯ್ಯೋ ಯಾವ್ಯಾವ ಊರು ಚರಂಡಿ ನೀರೆಲ್ಲ ಇದರಲ್ಲಿ ಸೇರಿರ್ಬೋದು ಏನೋ ಅಂತ ಅನುಮಾನ ಪಟ್ಕೊಂಡು ಅಲ್ಲಿಂದ ಗಂಗೋತ್ರಿಯವರೆಗೆ ಹೋಗಿ ಏನೇನು ಸೇರಿರ್ಬೋದು ರಸ್ತೆಯಲ್ಲಿ ಯಾರ್ಯಾರು ಒಂದು ಮಾಡಿದ್ದಾರೆ ಎರಡು ಮಾಡಿದ್ದಾರೆ ಹುಡುಕ್ತಾ ಇದ್ರೆ ನಿಮಗೆ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅಂತ ಅನಿಸೋದೇ ಇಲ್ಲ ಮಳೆಗಾಲ ಬಂದರೆ ಪ್ರತಿಯೊಂದು ಊರಿನ ಚರಂಡಿ ನೀರು ಹೋಗಿ ಗಂಗೆಯಲ್ಲಿ ವಿರತ್ಯಾಶುನ ಮನ್ಯತಮೋ ಭವೇಯಂ ರಂಗಸ್ವಾಮಿ ರಂಗನಾಥ ನಿನ್ನ ಬೀದಿಯಲ್ಲಿ ಓಡಾಡುವ ನಾಯಿಗಳಲ್ಲಿ ನಾನೊಂದಾಗಬಾರದೆ ಎಂದು ಕೇಳ್ತಾರೆ ಪರಾಶರ ಭಟ್ಟರು ನಾಯಿ ಜನ್ಮವಾಸಿ ದೇವಸ್ಥಾನದಲ್ಲಿ ಸುತ್ತಮುತ್ತ ಓಡಾಡುವ ನಾಯಿ ಜನ್ಮವಾಸಿ ಗಂಗೆಯಲ್ಲಿ ನಾಯು ಬಂದು ನೀರು ನೆಕ್ತದೆ ಬಾಯಾರಿಕೆ ಆದರೆ ಮನುಷ್ಯರು ಸಂಧ್ಯಾವನ್ನು ಮಾಡ್ತಾರೆ ಇನ್ನೊಬ್ಬರು ತರ್ಪಣವನ್ನು ಮಾಡ್ತಾ ಇರ್ತಾರೆ ಒಂದು ಕಡೆ ಹಣವೂ ಹೋಗ್ತಾ ಇರ್ತದೆ ಆದರೆ ನೀವು ಅದು ಗಂಗಾ ನದಿ ಅಂತ ನೋಡ್ತೀರಿ ಅಲ್ಲ ಹೆಣ ಹೋಗ್ತಾ ಇದೆ ಅಲ್ಲಿ ತರ್ಪಣ ಮಾಡ್ತಿದ್ದ ನಾವು ಸ್ನಾನ ಮಾಡ್ತಿದ್ದು ಯಾರೋ ಬಂದು ಒಂದು ಮಡಿಕೆಯಲ್ಲಿ ಬೂದಿ ಗೀದಿ ಮೂಳೆ ತಲೆ ಕೂದಲು ಎಲ್ಲ ಬಿಟ್ಟರು ಆ ತಲೆ ಕೂದಲೆಲ್ಲ ನನ್ನ ತಲೆ ಮೇಲೆ ಬಂತು ಏನು ಮಾಡೋಕ್ಕಾಗ್ತದೆ ಅವರಿಗೆ ಮೋಕ್ಷವಾಯಿತು ನನಗೆ ಬಂಧಕವಾಯಿತು ಇನ್ನೊಂದು ಮುಳುಗನ್ನು ಹಾಕಿದೆ ಅದು ಮುಂದಕ್ಕೆ ಹೋಯಿತು ಇನ್ಯಾರ ತಲೆ ಹೋಯ್ತೋ ನನಗೆ ಗೊತ್ತಿಲ್ಲ ಅದು ನಿಮ್ಮಲ್ಲಿ ಆ ಗಂಗೆಯನ್ನು ನೀವು as long as you don't consider it as H two O ನೀರನ್ನ ಎಚ್ ಟು ಅಂತ ನೋಡುವುದು ಕೆಮಿಸ್ಟ್ರಿ ಬುದ್ಧಿ ಗಮಯತಿ ಜ್ಞಾಪಯತಿ ಪ್ರಾಪಯತಿ ವಾ ಭಗವತ್ಪದಂ ಯಾ ಶಕ್ತಿ ಸಾ ಗಂಗಾ ಗಂ ಗ ಎರಡು ಶಬ್ದ ಗಮಯತಿ ಯಾವುದು ಭಗವಂತನ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತದೆಯೋ ದೇವರಿದ್ದಾನೆ ಅಂತ ಜ್ಞಾಪಕ ಮಾಡ್ತದೆಯೋ ಯಾವ ಭಗವಂತನನ್ನು ಹೊಂದಿಸ್ತದೆಯೋ ಗಮಯತಿ ಜ್ಞಾಪಯತಿ ಪ್ರಾಪಯತಿ ವಾ ಭಗವತ್ಪದಂ ಒಬ್ಬ ಮನುಷ್ಯನ ಒಂದು ಸಣ್ಣ ಅವಲೇಶವನ್ನು ಅದರಲ್ಲಿ ಬಿಟ್ಟುಬಿಟ್ರೆ ಭಗವಂತನ ಹೊಂದಿಸ್ತೇ ಅಂತ ಹೇಳ್ತೇವೆ ಇದು ನಂಬಿಕೆಯ ವಿಷಯ ಇದು ಶ್ರದ್ಧೆಯ ವಿಷಯ ಇದು ಮೈಕ್ರಾಸ್ಕೋಪಲ್ಲಿ ಪರೀಕ್ಷೆ ಮಾಡೋ ವಿಷಯವಲ್ಲ ಸರ್ವೇ ಸರ್ವಾಸು ಅಪತ್ಯಾನಿ ಜನಯಂತಿ ಸದಾ ಜಾತಿಗಳೆಲ್ಲ ಸಂಕರವಾಗಿದೆ ಇವತ್ತು ದಯವಿಟ್ಟು ಜಾತಿಯನ್ನು ಹುಡುಕಬೇಡಿ ಧರ್ಮರಾಜ ಧರ್ಮರಾಜ್ ಹೇಳಿದ ಮಾರ್ಷಂ ಪ್ರಮಾಣಂಚ ನೋಡಿ ವಾಂಗ್ ಮೈಥುನಂ ಅಥೋ ಜನ್ಮ ಮರಣಂಚ ಸಮಮೃಣಾಂ ಎಲ್ಲ ಮನುಷ್ಯರಿಗೆ ಸಂವಾದದ್ದು ಸೆಕ್ಯುಲರ್ ಯಾವುದು ವಾಕ್ languages may be different but all people have some language are the other ಹಾಗೆಯೇ ಗಂಡು ಹೆಣ್ಣು ಸೇರುವುದು ಹಣದ ಬಯಕೆ ಇರುವುದು ಹುಟ್ಟುವುದು ಸಾಯುವುದು these are universal things and as long as humanity is one why bother about caste ಅಂತ ಧರ್ಮರಾಜ್ ಎಂಥ ಮಾತು ನೋಡಿ ಇದು ಬೇಕಾದ್ರೆ ಬರ್ಕೊಡ್ತೇನೆ ಶ್ಲೋಕಗಳನ್ನು ನೀವು ಪಾರ್ಲಿಮೆಂಟ್ ಎಲ್ಲ ಕಳಿಸಿ ಇದನ್ನ ಮಹಾಭಾರತ ಒಬ್ಬರು ಓದೋದಿಲ್ಲ ಪಾಪಿಗಳು ನನ್ನನ್ನು ಕರೆಯೋದಿಲ್ಲ ತಾವು ಓದೋದಿಲ್ಲ ಜಾಗದಲ್ಲಿ ಇಂಥದೇ ಮಾತನ್ನು ಮತ್ತೆ ಇದೇ ಯುಧಿಷ್ಠಿರ ಯಕ್ಷ ಪ್ರಶ್ನೆಯಲ್ಲಿ ಕೂಡ ಹೇಳ್ತಾನೆ ನಾವು ಕೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪ ಕಲಿತಾ ಇದ್ದೇವೆ ಇದು ದೊಡ್ಡವರು ಪೀಠದಲ್ಲಿ ಕೂತವರು ಯತಿಗಳು ಈ ಮಾತನ್ನು ಹೇಳಬೇಕು ಆವಾಗ ಬೆಲೆ ಬರ್ತಾ ಬರೀ ನಾ ಹೇಳೋದ್ರಿಂದಲ್ಲ ಜಾತಿ ಬೇಡ ಅನ್ನ ಹೇಳ್ತಿಲ್ಲ ಜಾತಿ ಬೇಕು ಜಾತಕ್ಕೆ ಬೇಕು ವೃತ್ತಿಯಲ್ಲಿ ತೃಪ್ತಿಗೋಸ್ಕರ ಈಗ ಕಾಣಿಗ ಒಬ್ಬ ಎಣ್ಣೆ ಮಾಡ್ತಾ ಇದ್ದಾನೆ ಕುಂಬಾರ ಶೆಟ್ಟಿ ಮಡಿಕೆಯನ್ನು ಮಾಡ್ತಾನೆ ಒಂದು ದಿವಸ ಪೇಟೆಯಲ್ಲಿ ಮಡಿಕೆಗೆ ತುಂಬಾ ಡಿಮಾಂಡ್ ಆಯಿತು ನಾಳೆಯಿಂದ ಕಾಣಿಗರೆಲ್ಲ ಕುಂಬಾರರಾದ್ರೆ ನಾಡಿ ಎಣ್ಣೆ ಬೆಲೆ ಹೆಚ್ಚಾಯಿತು ಕುಂಬಾರರೆಲ್ಲ ಗಾಣಿಗರಾದರೆ ಒಂದೇ ಊರಲ್ಲಿ ಮಾರಾಮಾರಿ ಆಗ್ತದೆ flying at each other throats ಅದು ಮೀನು ಮೀನನ್ನು ತಿನ್ನುವಂತೆ ಒಬ್ಬರು ಇನ್ನೊಂದು ವೃತ್ತಿಯನ್ನು ಮಾಡಬಾರದು ಯಾತಕ್ಕೆ ಇದರ ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ನವಲ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಜನಗಳಿಂದ ಬಂತು caste was evolved from below not impose from above ನಾನಲ್ಲ ಅಂಬೇಡ್ಕರ್ ಹೇಳ್ತಾರೆ ಈ ಮಾತನ್ನ ಬ್ರಾಹ್ಮಣರು ಬೇರೆ ತಪ್ಪು ಮಾಡಿರ್ಬೋದು but they are not the creators of caste caste existed in India long before Manu volume number eight complete works of Ambedkar ಅದರಲ್ಲಿದೆ ವಾಕ್ಯ ಅದು ಯಾಕೆ ಹೇಳ್ತೇವೆ ಅಂದ್ರೆ ಅಂಬೇಡ್ಕರ್ ಅವರು ಓದೋದಿಲ್ಲ ನಮ್ಮ ಕಡೆಯವರು ಓದೋದಿಲ್ಲ ಯಾರೂ ಗ್ರಂಥಗಳನ್ನು ಓದೋದಿಲ್ಲ ಯಾರಿಗೂ ಪ್ರಮಾಣ ಬೇಡ ಮನಸ್ಸಿಗೆ ಬಂದಿದ್ದೇ ಹೇಳುವುದು ಇದಾದ ಮೇಲೆ ಅವನು ಸರ್ಪ ಪ್ರಶ್ನೆ ಕೇಳೋಕೆ ಆರಂಭ ಮಾಡಿದ ನಾ ಪ್ರಶ್ನೆ ಕೇಳಿದೆ ನೀವು ಉತ್ತರವನ್ನು ಕೊಟ್ಟೆ ಭವಾನಿ ತಾದೃಶೋ ಲೋಕೆ ವೇದ ವೇದಾಂಗಪಹಾರಕಾ ಮುಂದಿನ ಅಧ್ಯಾಯದಲ್ಲಿ ನೀನೊಬ್ಬನೇ ಈ ಲೋಕದಲ್ಲಿ ವೇದ ವೇದಾಂಗ ತಿಳ್ಕೊಂಡು ನನಗೆ ಸಮರ್ಪಕ ಉತ್ತರ ಕೊಟ್ಟವನು ಬ್ರೂಹಿ ಕಿಂ ಕುರ್ವತಾಂ ಕರ್ಮ ಭವೇದ್ಗತಿರನುತ್ತಮ ಯಾವ ಕರ್ಮಾಚರಣೆಯನ್ನು ಮಾಡಿದರೆ ಮನುಷ್ಯ ಸದ್ಗತಿಯನ್ನು ಹೊಂದಬಹುದು ಈಗ ಪರಬ್ರಹ್ಮ ಸ್ವರೂಪ ಅಂತ ಹೊಂದಿದೆ ಅಂತಾಯಿತು ಜಾತಿ ಅನ್ನೋದು ಮುಖ್ಯವಲ್ಲ ಅಂತಾಯಿತು ಗುಣವೆಂಬುದೇ ಮುಖ್ಯ ಶೀಲ ಕ್ಯಾರೆಕ್ಟರ್ ಆಚಾರ ಅಂತಾಯಿತು ಹಾಗಿದ್ರೆ ಯಾವ ವೃತ್ತಿಯಲ್ಲಿ ಮನುಷ್ಯ ಮೇಲಕ್ಕೆ ಹೋಗಬಹುದು ಅದಕ್ಕೆ ಸರ್ಪ ಉತ್ತರ ಹೇಳ್ತಾನೆ ಅವನು ನಹುಷ ಉತ್ತರವನ್ನು ಕೊಡ್ತಾನೆ ಪಾತ್ರೇ ದತ್ವ ಪ್ರಿಯಾಣ್ಯುಕ್ತ ಸತ್ಯಮುಕ್ತ ಚ ಭಾರತ ಅಹಿಂಸಾ ನಿರತ ಸ್ವರ್ಗಂ ಗಚ್ಚೇದಿತಿ ಮತಿರ್ಮಮ ದಾನವನ್ನು ಮಾಡ್ತೀರಿ ಹಣವನ್ನು ಖರ್ಚು ಮಾಡ್ತೀರಿ ಸತ್ಪಾತ್ರಕ್ಕೆ ಕೊಡಬೇಕು ಅಯೋಗ್ಯರಿಗೆ ಕೊಡಬಾರದು ಪಾತ್ರೆ ದತ್ವ ಸತ್ಪಾತ್ರಕ್ಕೆ ಕೊಡಬೇಕು ಕೊಡವೇ ಹದವಂಗ್ಯ ಮಗಳಂ ಸತ್ಪಾತ್ರ ಕಂದಾನಮಂ ಇಲ್ವೇ ಇಡಬೇಕೀಶ್ವರನಲ್ಲಿ ಭಕ್ತಿ ರಸಮಂ ಹರಹರ ಚನ್ನ ಸೋಮೇಶ್ವರ ನಮ್ಮೆಲ್ಲ ಚಿಕ್ಕ ವಯಸ್ಸಲ್ಲಿ ಓದಿದ ಪದ್ಯಗಳು ಇದು ಕೊಡಬೇಕುತ್ತಮನ ಹದವಂಗ್ಯ ಮಗಳಂ ಯಾಕೆ ಇಲ್ಲದ್ರೆ ಮಗಳು ಅಳಿಯ ಇಬ್ರು ಮನೇಲಿ ಬಂದು ಕೂತ್ಕೋತಾರೆ ಪ್ರಾಣ ತೆಗೆಯೋದಕ್ಕೆ ಕೊಡಬೇಕು ಕೂತ್ಕವನ ಸತ್ಪಾತ್ರ ಕಂದಾನಮಂ ಗೋವು ದಾನ ಕೊಡ್ತೀರಿ ಯಾರಿಗೆ ಗೋವನ್ನ ಕಟುಕರಿಗೆ ಮಾರಿಕೊಂಡು ಅದರ ದುಡ್ಡಿನಿಂದ ಬದುಕುವ ಚಂಡಾಳನೆ ಕೊಡಬಾರದು ಆ ಗೋವನ್ನು ಸಾಕೋವನ್ನು ಕೊಡಬೇಕು ಒಂದು ಸಂಸ್ಥೆಗೆ ಹಣದಾನ ಮಾಡ್ತೀರಿ ಅಲ್ಲಿ ಅಯೋಗ್ಯರಿದ್ದಾರೆಯೇ ಸರಿಯಾದವರಿದ್ದಾರೆಯೇ ನೋಡಿ ದಾನವನ್ನು ಮಾಡಬೇಕು ವಿಚಾರಣೆ ಮಾಡಿ ಕೊಡಬೇಕು ಒಂದು ಪೈಸಾ ಕೊಡಬೇಕಾದ್ರೂ ತುಂಬಾ ಎಕ್ಸಾಮಿನ್ ಮಾಡಬೇಕು ಇಲ್ಲದೆ ಇದ್ರೆ ಕೊಟ್ಟವರಿಗೂ ಪಾಪ ಬರ್ತದೆ ತಗೊಂಡವರಿಗೂ ಪಾಪ ಬರ್ತದೆ ನಾನೆಲ್ಲ ಹೇಳಿದ್ದು ಸರ್ಪ ಹೇಳ್ತಾ ಇದೆ ಪಾತ್ರೆ ದತ್ವ ಪ್ರಿಯ ದಾನ ಕೊಡೋಕೆ ಶಕ್ತಿ ಇರಲಿಲ್ಲ ಪ್ರಿಯವಾದ ಮಾತನ್ನಾಡಿ ನಿಮ್ಮ ಗಂಟೇನೂ ಹೋಗಲಿಲ್ಲ ಅಪ್ರಿಯವಾದ ಮಾತನ್ನಾಡಬೇಡಿ If you have something which is not pleasing to the ears of somebody else, don't say it. ಅದು ಮೌನವಾಗಿದ್ದುಬಿಡಿ ಸುಮ್ಮನೆ ಬಿಡಿ ಸ್ವಾಮಿ ನಿಮ್ಮ ತಂದೆ ಹೋಗ್ಬಿಟ್ರು ಒಂದು ಉಪನ್ಯಾಸ ಮಾಡ್ತಾ ಕೂತಿರ್ತೀವಿ ಯಾರು ಬಂದು ನಿಮ್ಮ ಮನೇಲಿ ಅವ್ರು ಸೋತೋದ್ರು ಅಂತ ಇಲ್ಲಿ ಹೇಳಿದ್ರೆ ಇದ್ದಕ್ಕಿದ್ದ ಪೀಠ ಹಾಕಿಬಿಟ್ಟು ಬೇಕಾಗುತ್ತೆ ಸೂತಕ ಬರ್ತದೆ ಅಷ್ಟರ ತೊಂದರೆ ಆಗುತ್ತೆ ಅದು ಅದು ನಿಜ ಇರಬಹುದು ಆದರೆ ಹೇಳೋ ಸಮಯ ನೋಡಬೇಕು ಅದರಿಂದ ತೊಂದರೆ ಆಗುತ್ತೆ ಸೌಕರ್ಯವಾಗುತ್ತೆ ನೋಡಬೇಕು ಪಾತ್ರೇ ದತ್ವ ಪ್ರಿಯಾಣ್ಯುತ್ವ ಸತ್ಯ ಮುಕ್ತ ಚ ಭಾರತ ಅಹಿಂಸಾ ನಿರತಃ ಅಹಿಂಸೆಯಲ್ಲಿ ತೊಡಗಿದ್ದರೆ ಸ್ವರ್ಗಂ ದಿತಿ ಮತಿರ್ಮಮ ಖಂಡಿತ ಅವನು ಒಳ್ಳೇದಾಗತ್ತೆ ಅದರ ಮೇಲೆ ಯುಧಿಷ್ಠರ ಪ್ರಶ್ನೆಯನ್ನು ಕೇಳ್ತಾನೆ ಇದು ಇಂಟರ್ವ್ಯೂ ಹೋದವನೇ ಆ ಕ್ವಶನ್ ಮಾಡೋವ್ರನ್ನ ಪ್ರಶ್ನೆ ಕೇಳಿದ ಹಾಗೆ ಮೊದಲು ಇವನು ಉತ್ತರ ಕೊಟ್ಟ ಎಷ್ಟು ವಿಚಿತ್ರವಾಗಿದೆ ನೋಡಿ ಇದು ನೀ ಪ್ರಶ್ನೆ ಕೇಳಿದ್ರೆ ನಾ ಉತ್ತರ ಕೊಟ್ಟನಲ್ಲ ನಾ ಪ್ರಶ್ನೆ ಕೇಳ್ತೇನೆ ಉತ್ತರ ಹೇಳಿ ನೋಡೋಣ ದಾನಾದ್ವಾ ಸರ್ಪ ಸತ್ಯ ದ್ವಾ ಅವನು ಮೂರು ಹೇಳಿದ ಸತ್ಪಾತ್ರಕ್ಕೆ ದಾನ ಮಾಡು ಪ್ರಿಯವಾದದ್ದನ್ನು ಹೇಳು ಸತ್ಯವನ್ನೇ ಹೇಳು ಅಹಿಂಸೆಯನ್ನು ಮಾಡು ನಿನಗೆ ಒಳ್ಳೇದಾಗತ್ತೆ ಧರ್ಮರಾಜ ಕೇಳಿದ ಈ ನಾಲ್ಕರಲ್ಲಿ ಯಾವ ಶ್ರೇಷ್ಠ ಅಂದ ಯಾವ್ದಾದ್ರು ಒಂದು ಹೇಳು ತದೇಕಂ ವದ ನಿಶ್ಚಿತ್ಯ ಏನ ಅರ್ಜುನ ಕೇಳಿದ ದಾನಾದ್ವಾ ಸರ್ಪ ಸತ್ಯದ್ವಾ ಕಿಮತೋ ಗುರು ದೃಶ್ಯತೆ ಅಹಿಂಸಾ ಪ್ರೇಯೋ ಚೈವ ಗುರುಲಾಘವ ಮುಚ್ಚತಾಂ ಯಾವುದು ಸುಪೀರಿಯರು ಯಾವುದು ಇನ್ಫೀರಿಯರು ಅದು ಸರ್ಪ ಹೇಳಿತು ಆಸ್ ನಾಲ್ಕೈದು ಶ್ಲೋಕ ಇದೆ ಅದರ ಸಾರಾಂಶ ಮೊದಲು ಹೇಳ್ತೇನೆ it is the context that will decide the priority ಯಾವ ಸಂದರ್ಭದಲ್ಲಿ ಸತ್ಯವನ್ನ ಮೇಲಕ್ಕೆ ಎತ್ತಬೇಕು ಯಾವ ಸಂದರ್ಭದಲ್ಲಿ ದಾನ ಮುಖ್ಯ ಯಾವ ಸಂದರ್ಭದಲ್ಲಿ ಅಹಿಂಸೆ ಇದನ್ನ ಇದು ಗಾಂಪುರೊಡೆಯರಿಗೆ ರೂಲ್ಸ್ ಕೊಟ್ಟ ಕೊಡುವುದಲ್ಲ ಗಾಂಪುರೊಡೆಯ ರೂಲ್ಸ್ ಅಂದ್ರೆ ಗೊತ್ತೋ ಇಲ್ವೋ ದಡ್ಡ ಗುರು ದಡ್ಡ ಶಿಷ್ಯ ನಾಲ್ವರು ಶಿಷ್ಯರು ಅವನಿಗೆ ಮುರುಳ ಮಂಕ ಮಡಿಯ ಮಡ್ಡಿ ಮುಟ್ಟಾಳ ಅಂತ ಶಿಷ್ಯರ ಹೆಸರು ಗಾಂಪರು ಇವರಿಗೆ ಒಡೆಯರು ಗುರುಗಳು ಕುದುರೆ ಮೇಲೆ ಹೋಗ್ತಿದ್ದಾರೆ ಶಿಷ್ಯರು ಕೇಳಿದ್ರು ಗುರು ಶುಶ್ರೂಷೆ ಮಾಡುವುದಂದ್ರೇನು ಇದು ಹೇಳಬೇಕೆ ಬರ್ಕೋ ಅಂದ ಪೆನ್ಸಿಲ್ ಪೇಪರ್ ತಗೊಂಡ ಗುರುಗಳಿಗೆ ಅವರು ಮಲ್ಕೊಂಡಾಗ ಪಾದವನ್ನು ಒತ್ತಬೇಕು ಅವ್ರಿಗೆ ಅಡಿಗೆ ಮಾಡಿ ಹಾಕಬೇಕು ಅವ್ರ ಪ್ರಯಾಣ ಹೊರಟಾಗ ಕುದುರೆಯನ್ನು ತಂದು ಮಾಲಿಶ್ ಮಾಡಿ ಎದುರು ನಿಲ್ಲಿಸಬೇಕು ಅವರಿಗೆ ತಲೆಗೆ ಬೇಕಾದ್ದು ಬಟ್ಟೆ ಗಿಟ್ಟೆ ತಂದು ಕೊಡಬೇಕು ಬಟ್ಟೆ ಒಗಿಬೇಕು ಅಡಿಗೆ ಮಾಡಿ ಎಲ್ಲ ಹೇಳಿದರು ಸರಿ ಎಲ್ಲ ಅದಿಷ್ಟು ಆಯಿತು ಗುರು ಶುಶ್ರೂಷೆ ಆಯಿತು ಅವತ್ತು ಜೋರು ಮಳೆ ಬಂತು ಕುದುರೆ ಮೇಲೆ ಹೋಗ್ತಿದ್ದಾರೆ ನಾಲ್ಕು ಜನ ಶಿಷ್ಯರು ಹಿಂದೆ ಆ ಕುದುರೆ ಕಾಲು ಜಾರಿತು ಒಂದ್ ಕಡೆ ಕೆಳಗೆ ಬಿದ್ದರು ಕೆಳಗೆ ಹಳ್ಳ ಇತ್ತು ಅಯ್ಯೋ ನನ್ನನ್ನು ಮೇಲೆ ಕೆತ್ತಿ ಸ್ವಲ್ಪ ತಾಡಿ ಲಿಸ್ಟಲ್ಲಿ ಇದೆಯಾ ನೋಡ್ತೇವೆ ಗುರುಗಳು ಹಳ್ಳದಲ್ಲಿ ಬಿದ್ದರೆ ಮೇಲೆ ಕೆತ್ತಬೇಕು ಅಂತ ಇರಲಿಲ್ಲ ಅದರಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳಿದಾಗೆ ಅರವತ್ತು ವರ್ಷ ಆಯ್ತು ಇವರು ಅವ್ರ ಫೋರ್ಸಿ ಫೋರ್ಸಿ force what as happening down ಆಮೇಲೆ ಒಬ್ಬ ಹೇಳಿದ ಏ ನಾನು ಗುರು ಕಾಣೋ ನಾನೇ ಹೇಳ್ತಿದ್ದೀನಿ ಅವರು ಶಿವಶಿವ ಗುರುಗಳೇ ಬಿದ್ದರು ಅವ್ರು ಹೇಳಿದೆ ಕೆಲಸ ಮಾಡಬಾರ್ದು ನರಕಕ್ಕೆ ಹೋಗ್ತೇವೆ ಮತ್ತೇನು ಮಾಡಬೇಕು ನೀವಲ್ಲೇ ಇರಬೇಕು ನೀವಾಗಿ ಹೇಳುವುದೇ ಸ್ವರೂಪ ಕೂಚಿತ ನಾವು ಹೆಚ್ಚಿದ್ರೆ ಮರ್ಯಾದೆ ಹೋಗ್ತದೆ ಅಂತ ಅವ್ರನ್ನ ಹಾಗೆ ಬಿಟ್ಟು ಅಂತ ಕೂಚಿದ್ರಂತೆ ಅದು ಈಗ ಹೇಳಿಕೊಟ್ಟಷ್ಟು ಹೀಗೆ ಮಾಡಿದ್ರೆ ಹಾಗೆ ಅದು ಹಾಗಲ್ಲ ಅದು ಕಾಂಟೆಕ್ಸ್ ಹೇಳುತ್ತೆ ಒಂದು ಸಂದರ್ಭದಲ್ಲಿ ಒಂದು ಆಪತ್ಕಾಲದಲ್ಲಿ ಒಬ್ಬನಿಗೆ ದಾನ ಕೊಡುವುದರಿಂದ ಒಂದು ಕುಟುಂಬವೇ ಉಳಿಯುವಂತಾದ್ರೆ ನೀವು ಮಾಡಿದ ಸಾರ್ಥಕ ಒಬ್ಬ ಬಡವ ಒಂದು ಹತ್ತು ಸಾವಿರ ರೂಪಾಯಿ ಶಾರ್ಟೇಜ್ ಇದೆ ಮದುವೆ ಆಗಬೇಕು ವರದಕ್ಷಿಣೆ ಒಪ್ಪಿಕೊಂಡಿದ್ದಾರೆ ಇದು ಇವತ್ತು ಆ ಹತ್ತು ಸಾವಿರ ನೀವು ಹಿಡಿದಿದ್ರೆ ನಾಳೆ ಮದುವೆ ಕ್ಯಾನ್ಸಲ್ ಅಂತ ಅವನು ದಯವಿಟ್ಟು ಕೊಡಿಯಮ್ಮ ಅಂತ ಅವರಿಗೆ ಕನ್ಯಾದಾನ ಮಾಡುವವರು ಕೊಡಿ ಬಡವರನ್ನು ನೋಡಿ ಕೊಡಿ ಯಾವನೋ ಬ್ರಹ್ಮಚಾರಿ ಸ್ಕೂಲ್ ಫೀಸ್ ಇಲ್ಲದೆ ಒದ್ದಾಡ್ತಿದ್ದಾನೆ ಒಂದು ಜುಜುಬಿ ಐದುನೂರು ರೂಪಾಯಿ ಫೀಸು ಅವನು ಕೊಡದಿದ್ರೆ ಅವನ ಕೆರಿಯರ್ ಹೋಗ್ತಾರೆ ವರ್ಷವೇ ಹೋಗ್ತಾರೆ ಮುಂದೆ ಏನೋ ಆಗ್ತದೆ ಆಗ ದಾನವೇ ಶ್ರೇಷ್ಠ ಮತ್ತೊಂದು ಸಂದರ್ಭದಲ್ಲಿ ಒಂದು ಒಳ್ಳೆ ಮಾತನ್ನು ಆಡುವುದರಿಂದ ಒಂದು ಕುಟುಂಬ ಒಂದು ರಾಷ್ಟ್ರ ಉಳಿಯುವುದಾದರೆ ಆಗ ಅದೇ ಶ್ರೇಷ್ಠ ಈ ಪ್ರಯಾರಿಟಿ ಕಾಂಟೆಕ್ಸ್ಟ್ ಹೇಳುತ್ತೆ ನಾನು ನೀನು ಹೇಳುವುದಲ್ಲ ಅಂದ ಧರ್ಮರಾಜ ಶ್ಲೋಕ ಬಿಟ್ಬಿಡ್ತೇನೆ ಕಾರ್ಯಾಪೇಕ್ಷಮನಂತರಂ ಏಳನೇ ಶ್ಲೋಕ ಯದಭಿಪ್ರೇತ ಮನ್ಯತ್ರ ತೇ ಬ್ರೂಹಿ ಯಾವತ್ ಬ್ರವೀಮ್ಯಹಂ ಇನ್ನು ಪ್ರಶ್ನೆ ಇದ್ರೆ ಕೇಳು ಯುಧಿಷ್ಠರ ಕೇಳಿದ ಕಥಂ ಸ್ವರ್ಗಂ ಗತಿ ಸರ್ಪ ಕರ್ಮಣಾಂಚ ಫಲಂ ಧ್ರುವಂ ಅಶರೀರಸ್ಯ ದೃಶ್ಯೇತ ಪ್ರಬ್ರೋಹಿ ವಿಷಯಾಂಶತೆ ನಮ್ಮ ಟೈಮ್ ಆಗ್ತಾ ಬಂದ್ಬಿಡ್ತು ಸ್ವರ್ಗಕ್ಕೆ ಹೋಗೋ ದಾರಿ ಯಾವುದು ಕರ್ಮಗಳಿಗೆ ಫಲವೆಂಬುದೇನು ಅಶರೀರವಾದ ಮನುಷ್ಯನಿಗೆ ಗತಿ ತೋರಿಸುವುದು ಯಾವುದು ಎಲ್ಲ ಮನುಷ್ಯರು ಒಂದು ದಿವಸ ಶರೀರ ಹೋಗುವುದನ್ನು ಕಾಣ್ತೇವೆ ಕೇಳ್ತೇವೆ ಇಲ್ಲ ಸುಡ್ತಾರೆ ಇಲ್ಲ ಭೂಮಿಗೆ ಹಾಕ್ತಾರೆ ಹಡದ ಮಕ್ಕಳನ್ನೇ ತಂದೆ ತಾಯಿಂದ್ರೆ ಭೂಮಿಯಲ್ಲಿ ಹೂಳುವ ಸ್ಥಿತಿ ನೋಡ್ತೇವೆ ಇಲ್ಲ ಅಗ್ನಿಗೆ ಹಾಕ್ತಾರೆ ಇಲ್ಲ ಬೂದಿ ಆಗಬೇಕು ಇಲ್ಲ ಮಣ್ಣಾಗಬೇಕು ಹೋಳಿ ಜಾಗ ತೆಗೆದು ನೋಡಿದ್ರೆ ಗೆದ್ದಲು ತಿಂದಿದ್ದು ಸಂಕಟವಾಗಿ ಹೋಗ್ತದೆ ಅವ್ರನ್ನ ಭೂಮಿಯಲ್ಲಿ ಹಾಕಿಬಿಟ್ವಲ್ಲ ಮನೆಯಲ್ಲಿ ಇಟ್ಕೊಳ್ಳೋಕೆ ಬರೋದಿಲ್ಲ ಅಲ್ಲಿ ಹಾಕ್ತೀರಿ ಸತ್ತೇ ಹೋದ ಮೇಲೆ ಶರೀರವೇ ಇಲ್ಲದೆ ಇದ್ದವನಿಗೆ ಗತಿ ಎಂದರೇನು ಕಾಲಿಲ್ಲದೆ ಇದ್ದವನು ಹೇಗೆ ಹೋಗ್ತಾನೆ ನೋಡಿ this is a question we should taunt even the most intelligent among human beings ಇಲ್ಲಂತೂ ಇರೋಕೆ ಬರೋದಿಲ್ಲ ಎಲ್ಲಿಂದ ಬಂದವೋ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಹೋಗಬೇಕಾಗಿದೆ ಆ ಹೋಗೋ ಗತಿಯಾಗುವುದು ಅದಕ್ಕೆ ಸರ್ಪ ಹೇಳಿತು ಇದೆಲ್ಲ ಸಿಂಪಲ್ ಕ್ವಶನ್ನು ತಿಸ್ರೋ ವೈ ಗತಯೋ ರಾಜನ್ ಪರಿದೃಷ್ಟ ಸ್ವಕರ್ಮಭಿ ಮೂರು ಗತಿ ಅನ್ನೋದು ಪ್ರಸಿದ್ಧವಿದೆ ಮಾನುಷ ಸ್ವರ್ಗವಾಸಶ್ಚ ನಿಶ್ಚ ತತ್ವಿಧ ಮೂರು ಗತಿಯಾವುದು ಪುಣ್ಯ ವಿಶೇಷವಿದ್ದರೆ ಒಂದು ಜನ್ಮದಲ್ಲಿ ಅವನು ಮೋಕ್ಷಕ್ಕೆ ಏನು ಸರಿಯಾದ ದಾರಿ ಮಾಡಿಕೊಂಡಿಲ್ಲ ಆದರೆ ಸಾಕಷ್ಟು ಪುಣ್ಯ ಮಾಡಿದ್ದಾನೆ ಅದಕ್ಕೆ ದಿಕ್ಕಿಲ್ಲ ಅಂಥವನಿಗೆ ಮತ್ತೆ ಮನುಷ್ಯ ಜನ್ಮ ಬರ್ತದೆ ಪುಣ್ಯ ಕರ್ಮಗಳನ್ನು ಮಾಡಿದ್ರೆ ದುರ್ಲಭತರಂ ಯೇ ಲೋಕೆ ಜನ್ಮ ಯದೀದೃಶಂ ಶುಚೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟೋಭಿಜಾಯತೆ ಎಂಟನೇ ಅಧ್ಯಾಯದಲ್ಲಿ ಭಗವಂತ ಪುಣ್ಯವಂತರು ಭ್ರಷ್ಟರು ಒಳ್ಳೆ ಗುರುಗಳಲ್ಲಿ ಸೇವೆ ಮಾಡಿಕೊಂಡಿದ್ದಾರೆ ಪ್ರಪತ್ತಿ ಮಾಡಿಲ್ಲ ಭಕ್ತಿ ಮಾರ್ಗಕ್ಕೆ ಬಂದಿಲ್ಲ ಬರೀ ಕರ್ಮಯೋಗ ಮಾಡಿದ್ದಾರೆ ಎಲ್ಲಿ ಆಗಿದೆ ಅಲ್ಲಿಯೇ ಪಾಸ್ ಆಗಲಿ ಮತ್ತೆ ಪರೀಕ್ಷೆ ಕಟ್ಟು ಅಂತ ಹೇಳುವಂತೆ ಭಗವಂತ ಅವನಿಗೆ ಉಚಿತವಾದಂತಹ ಜನ್ಮವನ್ನೇ ಮನುಷ್ಯ ಲೋಕದಲ್ಲಿ ಕೊಡ್ತಾರೆ ಹೋದ ಜನ್ಮದಲ್ಲಿ ನಾನು ಹೈದರಾಬಾದ್ನಲ್ಲಿ ಶ್ರೀವೈಷ್ಣವನಾಗಿ ಹುಟ್ಟಿದ್ದನಂತೆ ಒಬ್ಬರು ದೀಕ್ಷಿತರು ಅಂತ ಧಾರವಾಡದಲ್ಲಿ ಜೋಯಿಸರು ನಾನು ಅವರು ನೋಡಿರಲಿಲ್ಲ ನಮ್ಮ ಮಗ ಹುಟ್ಟೋದಕ್ಕಿಂತ ಮುಂಚೆ ತುಂಬಾ ಕಷ್ಟದಲ್ಲಿದ್ದವು ಏನೇನೋ ಕೇಳು ಒಬ್ಬರು ಮನೆಯಲ್ಲಿ ಹತ್ತು ವರ್ಷ ಬಾಡಿಗೆ ಇದ್ದು ಒಂದು ದಿವಸ ಒಳ್ಳೇದಾಗಲಿಲ್ಲ ಆ ದೀಕ್ಷಿತರಂತಿದ್ದಾರೆ ಅಲ್ಲಿ ಹೋಗಿ ಜಾತಕನೂ ತಗೊಂಡು ಹೋದವು ಜಾತಕ ನೋಡೋದಕ್ಕಿಂತ ಮುಂಚೆನೆ ಅವರು ನಮ್ಮನ್ನು ನೋಡಿ ಹೋದು ಹೋದ ಜನ್ಮದಲ್ಲಿ ನೀವು ಹೈದರಾಬಾದಲ್ಲಿ ಶ್ರೀವೈಷ್ಣವರ ಮನೆಯಲ್ಲಿ ಹುಟ್ಟಿದ್ರಿ ಅಂದ್ಬಿಟ್ಟು ಅವರು ಪಾದ ಹಿಡ್ಕೊಂಡೆ ಆಮೇಲೆ ಜಾತಕ ಕೊಟ್ಟೆ ಕೈ ನೋಡಿದ್ರು ಅವ್ರು ನೋಡಿ ಅವರು ಸ್ಮಾರ್ತರು ಅವ್ರು ಹೇಳಿದ್ರು ಹೋದ ಜನ್ಮದಲ್ಲಿ ನೀವು ಶ್ರೀ ಬ್ರಾಹ್ಮಣರಾಗಿದ್ದು ಮತ್ತೆ ಯಾಕೆ ಕೊಟ್ಟಿದ್ರಿ ಅಂದ್ರೆ ನೀವು ಪ್ರಪತ್ತಿಯನ್ನು ಮಾಡಲಿಲ್ಲ ಅವರು ಪ್ರಪತ್ತಿ ಕೇಳಿದ್ರು ಅವ್ರ ಆ ಮಾತು ಬಂತು ನಮ್ಗೆ ಗೊತ್ತಿಲ್ಲ ಇದು ಮತ್ತೆ ಹೇಳ್ತೇವೆ ಬೇಂದ್ರವರು ಹೇಳ್ತಿದ್ರು ಹೋದ ಜನ್ಮದಲ್ಲಿ ಅಯೋಧ್ಯೆಯಲ್ಲಿ ನಾನು ಬ್ರಾಹ್ಮಣನಾಗಿದ್ದೆ ಒಂದು ಮಹಾಂತನಾಗಿದ್ದೆ ಪೂರ್ವ ಜನ್ಮ ಸ್ಮರಣೆ ಇದು ಯೋಗದಲ್ಲಿ ಮೊತ್ತ ಮೊದಲನೇ ಮೆಟ್ಟಿನಲ್ಲಿ ಜಾತಿ ಸ್ಮಾರಹ ಅಷ್ಟಾಂಗ ಯೋಗ ಸಿದ್ಧಿಯಾಗುವ ಮೊಟ್ಟ ಮೊದಲನೇ ಮೆಟ್ಟಿನಲ್ಲಿ ಪೂರ್ವಜನ್ಮ ಸ್ಮರಣೆ ಬರ್ತದೆ ಅಂತ ಹೇಳ್ತಾರೆ ದನಗಳಿಗೆ ಬರ್ತದೆ ಕೆಲವು ಸಲ ಒಬ್ಬರು ಮನೆಯಲ್ಲಿ ಒಂದು ದನ ನಮ್ಮನೇಲಿ ಒಂದು ಗೋವಿತ್ತು ಲಕ್ಷ್ಮಿ ಅಂತ ಹೆಸರು ಅಳುವುದು ಮಾರಬೇಕು ಇದನ್ನ ಸ್ವಲ್ಪವೇ ಹಾಲು ಕೊಡ್ತಿತ್ತು ಕೊಂಬು ಕೂಡ್ಕೊಂಡ್ಬಿಟ್ಟಿತ್ತು ಬೇಡ ಅವಲಕ್ಷಣ ಅಂತೆಲ್ಲ ಹೇಳೋರು ಮಾರಾಟ ಮಾಡಿ ಒಬ್ಬರಿಗೆ ದಾನ ಮಾಡಿಬಿಟ್ಟಿದ್ರು ನಮ್ಮ ತಂದೆ ಆ ತಗೊಂಡೋದ್ರೆ ಆ ಮನೆಯಲ್ಲಿ ಬಾಳಲಾರದೆ ಎಲ್ಲಿ ಕಿಟಕಿಯೋ ಬಾಗಲೋ ಗವಾಕ್ಷಿ ತೆಗೆದಿದ್ರೆ ಅಂಬಾ ಅಂತ ಅನ್ನೋರು ಮನೆ ಹತ್ತಿರವೇ ಬಂದು ಋಷಶೃಂಗನ ಹಾಗೆ ಆ ತಗೊಂಡವನು ಅಯ್ಯೋ ಇದು ಆಗಿ ಬರಲಿಲ್ಲ ಈ ಗೋವು ನಿಮಗೆ ಕೊಡ್ತೇವೆ ನೀವೇನು ಅದಕ್ಕೆ ನಾವು ದುಡ್ಡು ಕೊಟ್ಟಿದ್ದು ಆ ದುಡ್ಡು ನಿಮ್ಮಲ್ಲೇ ಅಲ್ಲಿಂದ ಕೊಟ್ಟು ಹೋಗೋರು ಅದಕ್ಕೆ ನಮ್ಮ ತಂದೆ ಕೊನೆಯಲ್ಲಿ ಸಂಸ್ಕಾರ ಮಾಡಿದ್ರು ಅದು ಮೆಲಕ್ ಹಾಕೋದನ್ನು ನಿಲ್ಲಿಸ್ಬಿಟ್ಟು ಸುಮ್ಮನೆ ಅಳೋದು ಒಂದೊಂದು ದಿವಸ ನಮ್ಮ ತಂದೆಯವರು ಅದನ್ನು ಡಿಸ್ಟರ್ಬ್ ಮಾಡಬೇಡಪ್ಪ ಏನೋ ಪೂರ್ವಜನ ಸ್ಮರಣೆ ಇದೆ ಅದಕ್ಕೆ ಅನ್ನೋರು ಎಲ್ಲ ನಾಯಿಗಳಿಗೂ ಸ್ಮರಣೆ ಇರ್ತದೆ ಬೆಕ್ಕಿಗೆ ಸ್ಮರಣೆ ಸ್ಮರಣೆ ಇರ್ತದೆ ಪ್ರಾಣಿಗಳಿಗೆ ಸ್ಮರಣೆ ಬರ್ತದೆ ಮನುಷ್ಯರಿಗೆ ಸ್ಮರಣೆ ಇರೋದಿಲ್ಲ ಈ ಜನ್ಮದಲ್ಲಿ ಏನಾಗಿದ್ದೇವೆ ಅಂತಲೇ ಸ್ಮರಣೆ ಬರೋದಿಲ್ಲ ಬಾಟ್ಲಿ ಹಾಕಿದ್ದಾಗ ಓ ಜನ್ಮದ ಹೇಳಿದ್ರೆ ನೀ ಒಂದು ಈ ಜನ್ಮದಲ್ಲಿ ಏನಾಗಿದ್ದೇವೆ ಅನ್ನೋ ತಿಳುವಳಿಕೆ ಮೈ ಮೇಲೆ ಎಚ್ಚರವಿಲ್ಲದೆ ಇರತಕ್ಕಂಥ ಪ್ರಾಣಿಗಳ ರೂಪದಲ್ಲಿರ್ತೇವೆ ನಾವು ಎಲ್ಲ ಬೌದ್ಧರು ದೇವರನ್ನು ಒಪ್ಪದೇ ಇದ್ದವರು ಕರ್ಮವನ್ನು ಒಪ್ತಾರೆ ಜನ್ಮ ಪರಂಪರೆ ಜನ್ಮ ಪರಂಪರೆ ಜೈನರು ಹೇಳ್ತಾರೆ ಬೌದ್ಧರು ಹೇಳ್ತಾರೆ ಕರ್ಮವನ್ನು ಒಪ್ತಾರೆ ಆ ಪರಂಪರೆಗಳಲ್ಲಿ ಎಲ್ಲಿದ್ದೇವೆ ನಾವು ಸದ್ಯಕ್ಕೆ ಏಣಿಯಲ್ಲಿ ಯಾವ ಮೆಟ್ಲಲ್ಲಿ ನಿಂತಿದ್ದೀರಿ ನೋಡಿ ಪುಣ್ಯ ತುಂಬ ಇದ್ರೆ ಮಾನುಷಂ ಸ್ವರ್ಗವಾಸಶ್ಚ ಇನ್ನೂ ಹೆಚ್ಚು ಪುಣ್ಯ ಮಾಡಿದ್ದವರು ಹೋಮ ಹವನ ಯಜ್ಞಾಯಾಗ ಮಾಡಿದ್ದವರು ದಾನಾದಿಗಳನ್ನು ಮಾಡಿದ್ದವರು ಸ್ವರ್ಗವಾಸಶ್ಚ ಊರ್ಧ್ವಗತಿ ದೇವಲೋಕಗಳಿಗೆ ಹೋಗ್ತಾರೆ ತಿರ್ಯಜ್ಞೋ ತತ್ವಿಧ ಪಾಪ ಮಾಡಿದ್ದವರು ಕೆಳಗಿನ ಕೆಳಗಿನ ಜನ್ಮಗಳಿಗೆ ಬರ್ತಾರೆ ನಿಮ್ಮ ಮನೆಗೆ ಯಾರೋ ಬಂದ್ರು ಅಮ್ಮ ಒಂದು ಲೋಟ ನೀರು ಕೊಡಿ ತುಂಬಾ ಬಿಸಿಲು ಒಳ್ಳೆ ಚೆನ್ನಾಯಿತು ಮೂರು ದಿವಸದ ಮುನ್ಸಿಪಲ್ ನಮಗೆ ನೀರು ಬಂದಿಲ್ಲ ನಿನಗೆಲ್ಲಿ ಕೊಡಲಿ ನೀರನ್ನ ಅಳೋಣ ಅಂದ್ರೆ ಕಣ್ಣೀರು ಇಲ್ಲ ಹೊಗೆ ಆಚೆಗೆ ಅಂತ ಕಳಿಸಿದ್ರಿ ಖಂಡಿತವಾಗಿ ಮುಂದಿನ ಜನ್ಮದಲ್ಲಿ ಹಲ್ಲಿಯಾಗಿ ಹುಡ್ತೀರಿ ಪದಾರ್ಥಗಳನ್ನು ಇನ್ನೊಬ್ಬರ ಮನೆಯಿಂದ ಕದ್ರೆ ಅದಕ್ಕೊಂದು ಜನ್ಮ ಬರ್ತದೆ ಕೊಟ್ಟ ದಾನವನ್ನು ವಾಪಸ್ಸು ಪಡೆದರೆ ಹಾವ್ರಾಣಿ ಈ ಹೆಂಟೆ ಹೆಂಟೆ ಗೊದ್ದ ಅಂತಾರೆ ನೋಡಿ ಓಟಿ ಆಚೆ ಕೋಟ ಅದಕ್ಕೇನು ಬೇರೆ ಗೋಸುಂಬೆ ಹೇಳ್ತಾರೆ ನೋಡಿ ಈ ಇದು ಚಕ್ರವರ್ತಿಯ ಕಥೆ ಅದು ಶ್ರೀಮದ್ ಭಾಗವತದಲ್ಲಿ ಬರ್ತದೆ ಉಂಗಳು ಪುಡಕಡೆ ತೋಟತವಾವಿಯುಳ್ ಆ ಪದ್ಯದ ವ್ಯಾಖ್ಯಾನದಲ್ಲಿ ಇದನ್ನೆಲ್ಲ ನಾ ಬರೆದಿದ್ದೇನೆ ಪುಸ್ತಕದಲ್ಲಿ ಕನ್ನಡದಲ್ಲಿ ಹೇಳೋದುಂಟು ಜನ್ಮಗಳುಂಟು ಬುದ್ಧನಿಗೆ ಅನೇಕ ಜನ್ಮಗಳಾಗಿ ಬೋಧಿಸತ್ವನಾಗಿ ಕೊನೆಯಲ್ಲಿ ಪರಿಪೂರ್ಣನಾದ ಅಂತ ಕಥೆ ಹೇಳ್ತಾರೆ ಅದನ್ನು ಸರ್ಪ ಹೇಳಿತು ಅಹಿಂಸಾರ್ಥ ಸಮಾಯುಕ್ತೈ ಕಾರಣೈ ಮನುಷ್ಯ ಮನುಷ್ಯಲೋಕದಿಂದ ದಾನ ಯಜ್ಞ ತಪಸ್ಸು ಉಪನಿಷತ್ತಲ್ಲಿ ಹೇಳಿದ್ರಿ ಮಾತನ್ನ ಯಜ್ಞೇನ ದಾನೇನ ತಪಸ ಅನಾಶಕೇನ ತಮೇತಂ ಬ್ರಾಹ್ಮಣ ವಿವಿಧಿಸಂತಿ ಬ್ರಾಹ್ಮಣರು ಆ ತಮೇತವಿಂಥ ಪರಮ ಪುರುಷನನ್ನ ವೈಭವ ಯುಕ್ತನಾದ ಪರಮಾತ್ಮನನ್ನ ಹೇಗೆ ಅರ್ಥ ಮಾಡಿಕೊಳ್ತಾರೆ ಹೇಗೆ ಹೊಂದೋ ಪ್ರಯತ್ನ ಪಡ್ತಾರೆ ಯಜ್ಞೇನ ದಾನೇನ ತಪಸ ಅನಾಶಕೈಹಿ ಅನಾಶಕ ಅಂದ್ರೆ ಅನಶನ ವ್ರತ ಉಪವಾಸ ಉಪವಾಸ ಅನ್ನೋದು ಒಂದು ಬಹಳ ಶ್ರೇಷ್ಠವಾದ ದಾರಿ ಈ ಹೊಟ್ಟೆಯನ್ನ ಆದಷ್ಟು ತಿನ್ನಿಸಿ ತಿನ್ನಿಸಿ ಕೆಡಿಸುವುದಲ್ಲ ಆದಷ್ಟು ಕಡಿಮೆ ಹಾಕಿ ಹಾಕಿ ಹಾಕಿ ಉಪಯೋಗಕ್ಕೆಷ್ಟು ಬೇಕು ಅಷ್ಟಿಟ್ಕೋಬೇಕು ಹಸಿ ಸೌದೆ ಇದ್ದಷ್ಟು ಹೊಗೆ ಹೆಚ್ಚು ಒಣಗಿ ಸೌದೆ ಇದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರೋದಿಲ್ಲ ಅದು ಬೇಗ ಸುಟ್ಟು ಭಸ್ಮವಾಗ್ತದೆ ಆ ರೀತಿ ಶರೀರವನ್ನು ಶುಷ್ಕವನ್ನಾಗಿಡಬೇಕು ತಪಸ್ಸಿಗೆ ಅಲ್ಲಿ ಗೀತೆಯಲ್ಲಿ ಹೇಳುವ ವಿಷಯ ಒಂದು ಸರ್ಪ ಅವನೆಲ್ಲ ಹಿಂದಿನ ಜನ್ಮದಲ್ಲಿ ಎಲ್ಲ ಕೇಳಿದ್ದ ದೊರೆಯಾಗಿ ಅಗಸ್ತ್ರ ಶಾಪದಿಂದ ಬಂದಿದ್ದವನು ಅಹಿಂಸಾರ್ಥ ಸಮಾಯುಕ್ತೈ ಕಾರಣೈ ಸ್ವರ್ಗಮಷ್ಣುತೆ ವಿಪರೀತೈಶ್ವರಾಜೇಂದ್ರ ಕಾರಣೈ ಮಾನುಷೋ ಭವೇತ್ ಇದು ಹೀಗೆ ಹೇಳ್ಕೊಂಡು ಹೋಗ್ತಾನೆ ಊರ್ಧ್ವಗತಿ ಅಧೋಗತಿ ಮಧ್ಯಮಗತಿ ವೈಕುಂಠದ ಗತಿ ಹೇಳಲಿಲ್ಲ ಯಾಕೆ ಅದು ಗೊತ್ತಿಲ್ಲ ಪುನರಾವರ್ತನೆ ಅದು ಗತಿ ಬೇಕಾಯಿತು ಶಾಶ್ವತವಾಗಿ ಧ್ರುವ ಪದವಿ ಅದಕ್ಕೆ ಎರಡೇ ದಾರಿ ಒಂದು ಭಕ್ತಿಯೋಗ ಅಷ್ಟಾಂಗ ಯೋಗ ಭಕ್ತಿ ಇನ್ನೊಂದು ಶರಣಾಗತಿ ಸುಲಭವಾದದ್ದು ಎಲ್ಲ ಜಾತಿಯವರು ಎಲ್ಲ ವರ್ಣದವರು ಸ್ತ್ರೀಯರು ಪುರುಷರು ಎಲ್ಲ ದೇಶದವರು ರಾಕ್ಷಸರು ಬ್ರಾಹ್ಮಣರು ವ್ಯತ್ಯಾಸವಿಲ್ಲದೆ ಮಾಡಬಹುದಾದ್ದು ಶ್ರೀಮದ್ ಭಾಗವತ ಹೇಳುವ ದಾರಿ ಪ್ರಪತಿ ಪ್ರಪತಿ ಪ್ರಪತಿ ನನ್ನಲ್ಲಿ ಏನೂ ಇಲ್ಲಪ್ಪ ಕೊಡಲಿಕ್ಕೆ ಪರೀಕ್ಷೆ ಮಾಡಬೇಡ ನನ್ನನ್ನು ಏನ್ ತಂದಿದ್ದೀಯ ಏನೋ ಅತೈತಿ ಕೇಳಬೇಡ ಎಂಬುದಾಗಿ ಆತ್ಮ ಆತ್ಮೀಯ ವಸ್ತುಗಳನ್ನು ಭಗವಂತನಿಗೆ ಅರ್ಪಿಸಿ ಕೊನೆಗಳಿಗೆ ಪ್ರಾಣ ಬಿಡುವಾಗ ಯಾವುದು ನನ್ನ ಜೊತೆಗೆ ಬರುವುದಿಲ್ಲ ಅಂತ ತಿಳುವಳಿಕೆ ಇರಬೇಕು ಅದನ್ನು ಈಗಲಿಂದ ಅಭ್ಯಾಸ ಮಾಡಿಕೊಂಡು ನಿಷ್ಕಿಂಚನತ್ವ ಉಂಟಾದರೆ ಅದು ಪ್ರಪಂಚ ಎಂಬುದು ದಾರಿ ಅದಕ್ಕೆಲ್ಲ ಗುರುಗಳು ಹೇಳಿಕೊಡ್ತಾರೆ ಅದಕ್ಕೆಲ್ಲ ಮಂತ್ರೋಪದೇಶ ಬೇಕು ಅದನ್ನು ಹೇಳಲಿಲ್ಲ ಅದಾದ ಮೇಲೆ ಇನ್ನೂ ಪ್ರಶ್ನವನ್ನು ಕೇಳ್ತಾನೆ ಶಬ್ದೇ ಸ್ಪರ್ಶೇ ಚ ರೂಪೇ ಚ ಇವತ್ತು ಪ್ರಸಂಗಕ್ಕೆ ನಿಂತುಕೊಳ್ಳುತ್ತೆ ತಥೈವ ಸಗಂಧಯೋ ತಸ್ಯಾಧಿಷ್ಠಾನಯೋರ್ಮಧ್ಯೆ ಬ್ರೂಹಿ ಸರ್ಪ ಯಥಾ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದು ಐದು ಅನುಭವಗಳು ಐದು ಇಂದ್ರಿಯಗಳಿಗೆ ಐದು ಅನುಭವಗಳು ಶಬ್ದ ಕಿವಿಯಿಂದ ಕೇಳ್ತೇವೆ ರೂಪ ಕಣ್ಣಿಗೆ ಕಾಣಿಸ್ತದೆ ಸ್ಪರ್ಶವೆಂಬುದು ಚರ್ಮಕ್ಕುಂಟಾಯಿತು ರಸನ ನಾಲಿಗೆ ಎಂಬುದು ರಸವನ್ನು ಅನುಭವಿಸ್ತದೆ ಇವೆಲ್ಲ ಇದೆಯಲ್ಲ ಇದಕ್ಕೆ ಅಧಿಷ್ಠಾನ ಯಾವುದು ಬೇಸ್ ಯಾವುದು ಅಂತ ಕೇಳಿದ ಕಣ್ಣು ಕಾಣಿಸದಲ್ಲ ಕಾಣುವ ಶಕ್ತಿ ಅದರಲ್ಲಿದೆ ಏನ್ ಪ್ರಶ್ನೆ ಇದು ಕಣ್ಣು ಕಾಣಿಸೋ ಶಕ್ತಿ ಕಣ್ಣಲ್ಲೇ ಇದೆಯಲ್ಲ ಅಂತ ನೀವು ಹೇಳ್ಬೋದಲ್ವೇ ಆದರೆ ಒಬ್ಬನು ಪ್ರಾಣ ಬಿಟ್ಟ ಮೇಲೆ ಕಣ್ಣನ್ನು ತೆಗೆದ್ರೂ ಕಾಣಿಸೋದಿಲ್ವಲ್ಲ ಅದಕ್ಕೆ ಒಬ್ಬನು ಗಾಢ ನಿದ್ದೆಯಲ್ಲಿ ಮಲಗಿದ್ದಾಗ ಕಿವಿ ತೆರೆದಿದ್ರು ಅದರೊಳಗೆ ಹುಳ ಟೈಪ್ ಬಿದ್ರು ಗೊತ್ತಾಗೋದಿಲ್ವಲ್ಲ ಯಾತಕ್ಕೆ ಒಬ್ಬನಿಗೆ ಮೂರ್ಛೆ ರೋಗವಿದ್ರೆ ಬೆಂಕಿಯಲ್ಲಿ ಕೈ ಬಿದ್ದರು ಸುಟ್ಟರು ಅನುಭವ ಆಗೋದಿಲ್ವಲ್ಲ ಯಾತಕ್ಕೆ ಪಂಚೇಂದ್ರಿಯಗಳ ಅನುಭವ ಇಂದ್ರಿಯಗಳಲ್ಲಿಯೇ ಇದ್ದ ಪಕ್ಷದಲ್ಲಿ if the experiences sense experiences are rooted in those very senses then they should be available for a dead body also ಯಾಕೆ ಬರೋದಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಧರ್ಮರಾಜ್ ಹೇಳಿದ ಇದು ಮನಸ್ಸೆಂಬ ತತ್ವದಲ್ಲಿರುತ್ತದೆ ಕಣ್ಣಿಗೆ ಕಾಣಿಸದೇ ಇರೋ ಒಂದು ವಸ್ತು ಮನಸ್ಸು ಮನಸ್ಸಂತ ಒಂದಿದೆ ಮನಸ್ಸಿದೆ ಅಂತ ಹೇಗೆ ಗೊತ್ತಾಗುತ್ತೆ ಆ ಮನಸ್ಸು ಕೆಟ್ಟ ಮೇಲೆ ಗೊತ್ತಾಗುವುದು ಹುಚ್ಚಾಸ್ಪತ್ರೆಗೆ ಸೇರಿದ ಮೇಲೆ ಗೊತ್ತಾಗುವುದು ಕೆಲವರಿಗೆ ಕ್ರ್ಯಾಕ್ ಅಂತ ಹೇಳ್ತಾರೆ ಕ್ರ್ಯಾಕ್ ಅಂದ್ರೆ ಏನು ಮನಸ್ಸು ಒಡೆದಿರುತ್ತದೆ ಡಿಸ್ಯೂನಿಫೈಡ್ ಮೈಂಡ್ ಮನಸ್ಸನ್ನುವುದು ನೋಡಿ ಕೂತ್ಕೊಂಡಿರ್ತೀರಿ ಮನೆಯಲ್ಲಿ ಮಹಾಭಾರತ ಪ್ರವಚನ ನೀವು ನೆನೆಸಿಕೊಂಡರೆ ನೆನೆಸಿಕೊಂಡ ಕೂಡಲೇ ನಿಮಗೆ ಬೇಕೋ ಬೇಡೋ ನನ್ನ ಚಿತ್ರ ನಿಮ್ಮ ಕಣ್ಣಿಗೆ ಬರುತ್ತದೆ ಹಾಗೆ ಬರ್ತದೆ ನಮ್ಮ ಅನುಭವ ಒಬ್ರು ಪತ್ರ ಬರೀತಾರೆ ನಿಮಗೆ ಪತ್ರ ನೀವು ಓದಿದ್ರೆ ಅವರು ಧ್ವನಿಯೇ ಜ್ಞಾಪಕ ಬರ್ತದೆ ಅವರೇ ಎದುರಿಗಿದ್ದು ಮಾತನಾಡಿದಾಗ ಆಗ್ತದೆ ಈ ಶಕ್ತಿಯಲ್ಲಿ ಬಂತು ಒಂದು ಪತ್ರ you are seeing our handwriting ಒಂದು ಪತ್ರದ ಅಕ್ಷರವನ್ನು ನೋಡಿದರೆ ಆ ಕಣ್ಣಿನಿಂದ ಇಡೀ ವ್ಯಕ್ತಿತ್ವವನ್ನು ಹಿಡ್ಕೊಡುವ ಶಕ್ತಿಯಲ್ಲಿದೆ ಧ್ವನಿ ಕೊಡುವ ಶಕ್ತಿಯಲ್ಲಿದೆ ಅದು ಮನಸ್ಸಿನಲ್ಲಿದೆ ಅದಾದ್ಮೇಲೆ ಪ್ರಶ್ನೆ ಕೇಳಿದ ಇಪ್ಪತ್ತು ನಾಲ್ಕನೇ ಶ್ಲೋಕದಲ್ಲಿ ಹಾಗಿದ್ರೆ ಮನಸ್ಸಿಗೆ ಬುದ್ಧಿಗೆ ಏನು ವ್ಯತ್ಯಾಸ ಅಂತ ಕೇಳಿದ ಇವತ್ತು ನೀವು ಇದು ನಿರೀಕ್ಷೆ ಮಾಡಿರಲಿಲ್ಲ ಗೊಂಡಾರಣ್ಯಕ್ಕೆ ಹೋಗ್ತಾ ಇದ್ದೇವೆ ನಾವೀಗ ಪಾಂಡವರ ಜೊತೆಯಲ್ಲಿ ಇದೇನಪ್ಪ ಹೈ ಫಿಲಾಸಫಿ ವೇದ ಅಂತ ಅಂದ್ರೆ ಇದು ಇಂಟ್ರೊಡಕ್ಷನ್ ಟು ಭಗವದ್ಗೀತಾ ನಿಮಗೆ ಮುಂದೆ ಬರುವ ಡೋಸಿಗೆ ಎಲ್ಲ ಉಪಯೋಗ ಅಂತ ತಿಳ್ಕೊಳ್ಳಿ ಮನಸ್ಸು ಅಂದ್ರೇನು ಬುದ್ಧಿ ಅಂದ್ರೇನು ಎಲ್ಲ ಮೂಢ ಅಂದ ಅವನು ಸರ್ಪ ಮನಸ್ಸೆಂಬುದು ಮನುಷ್ಯನಿಗೆ ಹುಟ್ಟಿನಿಂದಲೇ ಸಹಜವಾಗಿ ಬರ್ತದೆ ಆ ಮನಸ್ಸಿನ ಹೊಯ್ದಾಟದಲ್ಲಿ ವಿಚಾರವೆಂಬ ಶಕ್ತಿ ಉಂಟಾದರೆ ಅದಕ್ಕೆ ನಾವು ಬುದ್ಧಿ ಅಂತ ಹೇಳ್ತೇವೆ ಎಂದ ಹುಟ್ಟಿದಾಗ ಮಕ್ಕಳಿಗೆ ಬುದ್ಧಿ ಇರೋದಿಲ್ಲ ಹಾಗಂತ ಸಾಯವಾಗಲೂ ಕೆಲವರಿಗೆ ಇರೋದಿಲ್ಲ ಅದು ಬೇರೆ ವಿಚಾರ ಆದರೆ ಮನಸ್ಸೆಲ್ಲರಿಗೂ ಇರ್ತದೆ ಮನಸ್ಸಿಲ್ದೇ ಒಬ್ಬರು ಇಲ್ಲ ಒಂದು ಬೆಲೂನ್ ಬಣ್ಣದ ಬೆಲೂನ್ ತೋರಿಸಿದ್ರೆ ಆರು ತಿಂಗಳು ಮಗು ಕೂಡ ಕೈ ಚಾಚ್ತದೆ ಅಲ್ಲ ಮನಸ್ಸಿದೆ ಅದಕ್ಕೆ ಅನುಭವ ಬರ್ತಿದೆ colourful balloon the child is able to see there is allure ಬೇಕು ಅಂತ ಚಾಚ್ತದೆ ಆದರೆ ಇದನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಇದು ಒಡೀತದೆ ದುಃಖ ಬರ್ತದೆ ಅನ್ನುವ ಬುದ್ಧಿ ಇಲ್ಲ ನಮಗೂ ಹಾಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟರು ಒಬ್ಬರು ಲಾಟ್ರಿಯಲ್ಲಿ ಬಂತು ಆ ಹಿಗ್ಗು ಬಿಟ್ರೆ ಆಯಿತು ಬಹಳ ಸಂತೋಷವಾಯಿತು ಆಮೇಲೆ ಯೋಚನೆ ಮಾಡ್ತೀರಿ ಇದಕ್ಕೆ ಟ್ಯಾಕ್ಸ್ ಕೊಡಬೇಕಲ್ಲ ಒಂಬತ್ತು ಲಕ್ಷ ಟ್ಯಾಕ್ಸ್ ಅಲ್ಲಿ ಹೋಗ್ತದಲ್ಲ ಮಾರನೇ ದಿವಸ ಬೆಳಗ್ಗೆ ಇಲ್ಲ ಹಾರ್ಟ್ ಫೇಲ್ಯೂರ್ ಸತ್ತು ಹೋಗ್ಬಿಡ್ತಾರೆ ಒಬ್ಬ ಡಾಕ್ಟರ್ ಕತೆ ಕೇಳಿಲ್ವೆ ಒಬ್ಬ ಹೃದಯ ರೋಗಿ ಹಾರ್ಟ್ ತುಂಬಾ ಫೇಲ್ಯೂರ್ ಆಗಿರುವಂತಹ ಒಬ್ಬ ವ್ಯಕ್ತಿ ಅವನಿಗೆ ಲಾಟ್ರಿ ಟಿಕೆಟ್ ಅಲ್ಲಿ ದುಡ್ಡು ಬಂದಿತ್ತು ಅವನ ಹೆಂಡತಿ ಹೇಳಿದ್ದು ನಮ್ಮ ಯಜಮಾನರಿಗೆ ಇದನ್ನು ಹೇಳಬೇಡಿ ನಿಧಾನವಾಗಿ prepare his mind and give it ವೈದ್ಯರು ಹೋಗಿ ಅದು ಇದು ಮಾತನಾಡ್ತಾ ತಲೆ ಎಲ್ಲ ನೇವರಿಸಿ ಅಂಗಡಿಯಲ್ಲಿ ಆಸ್ಪತ್ರೆಯಲ್ಲಿ ಅವರು ತಲೆ ಏನೇನೋ ಮಾತನಾಡ್ತಿರ್ತಾರೆ ಅಕಸ್ಮಾತ್ ನಿಮಗೆ ಒಂದು ಲಕ್ಷ ರೂಪಾಯಿ ಲಾಟ್ರಿ ಟಿಕೆಟ್ ಬಂತು ಅಂದ್ರೆ ಏನು ಮಾಡ್ತೀರಿ ಅಂತ ಕೇಳಿಬಿಟ್ರು ರೋಗಿಯನ್ನ ರೋಗಿ ಹೇಳಿದ್ರು ಅಯ್ಯ ಬಂದಾಗ ನೋಡ್ಕೊಳ್ಳೋಣ ಇಲ್ರಿ ಒಂದು ವೇಳೆ ಅಂದ್ರೆ ಏನ್ರಿ ಮಾಡ್ತೀರಿ ಅರ್ಧ ನಿಮಗೆ ಕೊಡ್ತೇನೆ ಅಂದ್ರು ವೈದ್ಯರಿಗೆ ಹಾರ್ಟ್ ಫೇಲ್ಯೂರ್ ಆಯಿತು ವಿಚಾರ ಪರತೆ ಎಲ್ಲಿ ಬರ್ತದೆ ಅಲ್ಲಿ ಮನಸ್ಸಿಗೆ ಅಪಾಯ ಇಂಗ್ಲಿಷ್ನಲ್ಲಿ ನಾವು ಮೈಂಡ್ ಅಂತ ಒಂದೇ ಶಬ್ದ ಇಟ್ಟು ಮನಸ್ಸು ಬುದ್ಧಿ ಎರಡನ್ನೂ ವ್ಯವಹಾರ ಮಾಡ್ತೇವೆ ಅದರಿಂದ ಕ್ರ್ಯಾಕ್ಗಳಾಗ್ತಾರೆ ಅವರು ಯಾತಕ್ಕೆಂದ್ರೆ ಮನಸ್ಸಿನ ಶಕ್ತಿ ಬೇರೆ ಬುದ್ಧಿಯ ಶಕ್ತಿ ಬೇರೆ ಬುದ್ಧಿ ವಿಚಾರವನ್ನು ಮಾಡ್ತದೆ ಅನಲಿಟಿಕಲ್ ಮನಸ್ಸು ಇಂಪ್ರೆಸಿವ್ ಇದು ಇಮೋಷನಲ್ ಅದು ಅನಾಲಿಟಿಕಲ್ ಭಾವನಾತ್ಮಕ ಮೊದಲು ಬರುವುದು ಒಂದು ಪದಾರ್ಥ ನೋಡ್ತೀರಿ ಅನುಭವ ಒಂದು ಬಿಡುತ್ತದೆ ಅನುಭವಕ್ಕೆ ಮನಸ್ಸು ಬೇಕು ಆಮೇಲೆ ಪರಾಮರ್ಶೆ ಮಾಡ್ತೀರಿ ಒಳ್ಳೇದೋ ಕೆಟ್ಟದ್ದೋ ಅದು ಬುದ್ಧಿ ಎಂಬುದಾಗಿ ಅದಕ್ಕೆ ಬುದ್ಧಿ ಆತ್ಮಾನುಘಾತಾತ ಉತ್ಪಾತೇನ ವಿಧೀಯತೆ ತದಾಶ್ರಿತ ಹಿ ಸಂಜ್ಞೇಯ ಮುಂದೆ ಹೇಳ್ಕೊಂಡು ಹೋಗ್ತಾನೆ ಬುದ್ಧಿ ಉತ್ಪದ್ಯತೆ ಕಾರ್ಯಾತಿ ಒಂದು ಕಾರ್ಯ ಇದ್ದರೆ ಬುದ್ಧಿ ಅದರಿಂದ ಬರ್ತದೆ ಕಾರ್ಯಕಾರಣ ಸಂಬಂಧವಿಲ್ಲದೆ ಅದರ ಬುದ್ಧಿ ಬರೋದೇ ಇಲ್ಲ ಒಬ್ಬ ಮನುಷ್ಯನಿಗೆ ಮನೆಯಲ್ಲಿ ಯಾರೋ ಅಡಿಗೆ ಮಾಡ್ತಾರೆ ಊಟ ಹಾಕ್ತಿರ್ತಾರೆ ಅವನ ತಂದೆ ಸಾಯೋದೇ ಇಲ್ಲ ತೊಂಬತ್ತು ವರ್ಷ ಆಯಿತು ಮಗನಿಗೆ ಅರವತ್ತು ವರ್ಷ ಆಯಿತು ಅವನಿಗೆ ನಾನು ದುಡಿಯಿದೆ ಇದ್ರೆ ನನಗೆ ಅನ್ನ ಸಿಕ್ಕೋದಿಲ್ಲ ಅನ್ನೋ ಬುದ್ಧಿಯೇ ಬರೋದಿಲ್ಲ ಅಪ್ಪ ಬದುಕಿದ್ದಾನಲ್ಲ ಅವನು ಹಾಕ್ತಾನೆ ಅವನು ಕೊಡೋ ತನಕ ಬುದ್ಧಿ ಬರೋದಿಲ್ಲ ಮಕ್ಕಳಿಗೆ ಬುದ್ಧಿ ಬರೋದು ಯಾವಾಗ ತಂದೆ ತಾಯಿ ಸಾಯೋ ತನಕ ಬರೋದಿಲ್ಲ ಬುದ್ಧಿ ಇದು ಈ ಕೋಲು ಕೋಲಣ್ಣ ಕೋಲೆ ಅಂತ ಕೇಳ್ತಿದ್ರು ಹಾಡು ಕೇಳಿದ್ದೀರಾ ತಾಯಿ ತಂದೆ ಸತ್ತ ಮೇಲೆ ತಬ್ಲಿಕಾಣು ಮಾವಯ್ಯ ಕೋಲು ಕೋಲಣ್ಣ ಕೋಲೆ ತಾಲಿ ಎಂಬುದು ಚಿನ್ನ ಇದು ಚಿಕ್ಕ ವಯಸ್ಸಲ್ಲಿ ಹಳ್ಳಿಯಲ್ಲಿ ಹಾಡ್ತಿದ್ರು ತಾತ ಎಂಬುದು ಮುದುಕ ತಾಲಿ ಎಂಬುದು ಚಿನ್ನ ತಾ ಹೇಳೋದಿಕ್ಕೆ ತಾಯಿ ತಂದೆ ಸತ್ತ ಮೇಲೆ ತಂಬಲಿ ಕಾಣುವ ಮಾವಯ್ಯ ನಾವೆಲ್ಲ ಒಪ್ತೇವೆ ಅದು ಹುಡುಗರಿಗೆ ತಂದೆ ತಾಯಿ ಜೀವಂತವಾಗಿರುವಾಗ ಬುದ್ಧಿ ಬರೋದು ತುಂಬಾ ಅಪರೂಪ ಆ ತಂದೆ ತಾಯಂದ್ರಿಗೂ ಭಾಗ್ಯ ಬೇಕು ಹುಡುಗರಿಗೂ ಭಾಗ್ಯ ಬೇಕು ಬುದ್ಧಿರುತ್ಪದ್ಯತೆ ಕಾರ್ಯಾತೆ ಮನಸ್ಸು ಉತ್ಪನ್ನಮೇವ ಇಟ್ಸ್ ಆಲ್ರೆಡಿ ಪ್ರೊಡ್ಯೂಸ್ಡ್ ಬುದ್ಧಿಯ ಗುಣ ವಿವಾದ ವಿಧಾನೇನ ಮನಸ್ಸಸ್ತು ಗುಣವದ್ಭವೇತ್ ಈಗೆಲ್ಲ ಎಷ್ಟೋ ಪ್ರಶ್ನೆಗಳನ್ನು ಕೇಳಿದ ನಾವು ಅದರ ಕೊನೆಗೆ ಬರ್ತಾ ಇದ್ದೇವೆ ಆಗ ಸರ್ಪ ಹೇಳಿತು ನನಗೆ ಪ್ರಜ್ಞೆ ಚೆನ್ನಾಗೇ ಇದೆ ನಿನಗೆ ಮನದಟ್ಟಾಯ್ತಲ್ಲ ಧರ್ಮರಾಜ ಹೌದು ಮತ್ತೆ ಹಾವ್ಯಾಕಾದಿಯೋ ಏನು ಮಾಡೋಕ್ಕಾಗುತ್ತೆ ಋಷಿಗಳಿಗೆ ಅವಮಾನವನ್ನು ಮಾಡಿದೆ ಅದರಿಂದ ನನಗಿಂತಹ ದುಸ್ಥಿತಿ ಉಂಟಾಯಿತು ತೇಜಸ್ಸಲ್ಲಿ ತೇಜಸ್ ತೇಜಸ್ವಿನಾಮಪಿ ಗೀತೆಯಲ್ಲಿ ಹೇಳ್ತಾರೆ ಭಗವಂತ ತೇಜೋವಂತರ ತೇಜಸ್ಸಿನಲ್ಲಿ ನಾನಿದ್ದೇನೆ ತೇಜೋವಂತರಾದವ್ರನ್ನ ಅಪಮಾನ ಮಾಡಿದಿರಿ ಇದು ಭಗವಂತನಿಗೆ ಅಪಮಾನ ಮಾಡಿದಂತೆ ತೇಜೋವಧೆಂದ್ರೆ ಒಬ್ಬ ಮನುಷ್ಯನನ್ನು ಕೊಂದಂತೆ ಅದ್ರ ಬ್ರಾಹ್ಮಣರು ಬುದ್ಧಿ ಇದೆಯನ್ರಿ ಅಂತ ದೊಡ್ಡವರು ದೊಡ್ಡವ್ರು ನಿಮಗೇನು ಗೊತ್ತು ಯಾವಾಗಲೂ ಪುಸ್ತಕ ತಗೊಂಡು ಕೂತಿರ್ತೀರಿ ಪ್ರವಚನ ಮಾಡ್ತಾರೆ ನಿಮಗೇನು ಗೊತ್ತು ಕಾಯಿ ಪಲ್ಯ ಬೆಳೆಯೋದು ಯಾವಳು ಕಾಯಿ ಪಲ್ಯ ಮಾರೋಳು ಹೀಗೆ ಅಂದುಬಿಟ್ರೆ ನನ್ನನ್ನು ಕೊಂದ ಪಾಪ ಅವಳಿಗೆ ಬರುತ್ತೆ ಇದರ ಶ್ರಮ ಅವಳಿಗೆ ಗೊತ್ತಿಲ್ಲ she is recuring something which can only build the nation ರಾಷ್ಟ್ರವನ್ನು ಕಟ್ಟಿ ಜನಸಮೃದ್ಧಿಯನ್ನ ಮಾಡಿಕೊಡ್ತಕ್ಕಂತಹ ಗುಣವನ್ನು ಯಾರು ದೂಷಿಸಿದರೆ ಅವರನ್ನು ಕೊಂದ ಪಾಪ ಬರ್ತದೆ ಅದಕ್ಕೆ ನಾನೇ ಸಾಕ್ಷಿ ಎಂಬುದಾಗಿ ಹೇಳಿದ ಇದು ಹೇಳಿದ ಮೇಲೆ ದಿವ್ಯ ಸ್ವರೂಪ ಉಂಟಾಯಿತು ಅವನು ಮತ್ತೆ ಸ್ವರ್ಗಕ್ಕೆ ಹೋದ ಎಂಬುದಾಗಿ ಇದನ್ನು ಹಶೋಪಾಖ್ಯಾನ ಇಂಥ ಪರಶುರಾಮರ ಕಥೆ ಇವತ್ತು ತಾವು ಕೇಳಿದ್ದೀರಿ ಪರಶುರಾಮರ ಕಥೆಯಲ್ಲಿ ಅಗಸ್ತ್ಯರ ಕಥೆ ಕೇಳಿದ್ದೀರಿ ಪ್ರಸಂಗಾತ್ ನಹುಷ ಚರಿತ್ರೆಯನ್ನು ಕೇಳಿದ್ದೀರಿ ಋಷ್ಯಶೃಂಗ ಚರಿತ್ರೆ ನಾನು ಹೇಳುವುದಿಲ್ಲ ಗೊತ್ತಿದೆ ನಿಮಗೆ ರಾಮಾಯಣದಲ್ಲಿ ಒಂದು ಕಥೆ ಬರ್ತದೆ ರಾಮಾಯಣದಲ್ಲಿ ಮುಂದೆ ಹೇಳುವ ಯಾವುದಾದ್ರು ಸಂದರ್ಭ ಬಂದಾಗ ದಶರಥನಿಗೆ ಅಳಿಯನಾಗಿ ದಶರಥನ ಯಾವುದೋ ಪತ್ನಿಯಲ್ಲಿ ಹುಟ್ಟಿದ್ದ ಮಗಳು ಶಾಂತ ಎಂಬುವಳನ್ನು ಮದುವೆಯಾಗಿ ರೋಮಪಾದನ ಮನೆಯಲ್ಲಿದ್ದ ಈ ಮಹಾನುಭಾವನಿಗೆ ಕಾಲಲ್ಲಿ ಕ್ಷೇಮಚಕ್ರವಿತ್ತು ಅವನು ನಡೆದ ಕಡೆಯಲ್ಲಿ ಸುಭಿಕ್ಷ ಮಳೆ ಬೆಳೆ ಆಗ್ತಿತ್ತು ಅಂಥವರನ್ನು ದಶರಥ ಕರ್ಕೊಂಡ್ಬಂದು ಅಶ್ಪುತ್ರ ಕಾಮೇಷ್ಠಿ ಯಾಗವನ್ನು ಮಾಡಿಸಿದ ಅಂತ ಕಥೆ ಇವರ ತಂದೆ ವಿಭಂಡಕ ಈ ಹುಡುಗನನ್ನು ಒಂದು ಕಡೆ ಕೂಡಿಟ್ಟು ಹೆಂಗಸರನ್ನೇ ಕಣ್ಣಿಂದ ಕಾಣದೇ ಇರುವಂತೆ ಮಾಡಿದ್ದ ಕಾಲ ಒಂದಿತ್ತು ಈ ಹುಡುಗ ಹುಟ್ಟಿದಾಗ ತಾಯಿ ಸತ್ತು ಹೋಯಿತು ಜಿಂಕೆ ಅಂತ ಹೇಳ್ತಾರೆ ತಲೆಯಲ್ಲಿ ಕೊಂಬಿತ್ತು ಅಂತ ಕತೆಗೆಲ್ಲ ಸಿಂಬಾಲಿಕ್ ಮೀನಿಂಗ್ ಇದೆ ಅಂಥವನನ್ನು ಊರಿಗೆ ಬರೋದಕ್ಕೆ ರೋಮಪಾದ ಗಣಿಕಾಶ್ರೀಯರನ್ನು ಕಳುಹಿಸಿ ಋಷಿವೇಷಗಳಲ್ಲಿದ್ದಂತೆ ಮಾಡಿ ನಾವೆಯನ್ನು ಮಾಡಿ ಆಶ್ರಮ ಅಂತ ಕಲ್ಪಿಸಿ boy was kidnap from a hermitage ಒಂದು ಆಶ್ರಮದಿಂದ ಅವನನ್ನು ಕದ್ದುಕೊಂಡು ಹೋದರು ಅಯ್ಯೋ ಮಗು ಮಗು ಅಂತ ವಿಭಾಂಡಕ ಬಂದ ನೋಡಿದ ಆದ್ರೆ ಅಳಿಯ ಒಳ್ಳೆ ರಾಜಸ್ಥಾನದಲ್ಲಿದ್ದಾನೆ ಪರವಾಗಿಲ್ಲ ಅಂತ ಆಶೀರ್ವಾದ ಮಾಡಿದ ಇದು ಒಂದು ಅದ್ಭುತವಾದ ಕಥೆ ರಾಮಾಯಣದಲ್ಲಿ ಸ್ವಲ್ಪ ಇದೆ ಮಹಾಭಾರತದಲ್ಲಿ ವಿಸ್ತಾರವಾಗಿದೆ ಸಗರ ಚಕ್ರವರ್ತಿ ಕಥೆ ನೀವು ಕೇಳೇ ಇದ್ದೀರಿ ಎಲ್ಲ ಬರೀ ಚುಟುಕಿ ಮಾಡ್ತಿದ್ದೇನೆ ಭೂಮಂಡಲವನ್ನೆಲ್ಲ ನೀರಿನಿಂದ ಸಮೃದ್ಧವಾಗಿ ತುಂಬಿದ ವಂಶ ಸಗರನ ವಂಶ ಭಗೀರಥ ಮಹಾರಾಜ ಆ ಗಂಗೆಯನ್ನೇ ಭೂಮಿಗಿಳಿಸಿದ ಪರಶುರಾಮರ ಕಥೆ ಆಗಲೇ ಹೇಳಿದ್ದೇನೆ ಇವತ್ತು ಅಷ್ಟಾವಕ್ರ ಕಥೆ ಒಂದಾಗಬೇಕಾಗಿತ್ತು ಅದು ಹೇಳಿದ್ರೆ ಈಗ ತುಂಬ ವೇಳೆಯೂ ಆಗಿದೆ ಮತ್ತು ತುಂಬ ಗಡುಸಾದ ಕಥೆ ಬ್ರಹ್ಮಾದ್ವೈತವನ್ನು ಪ್ರತಿಪಾದನೆ ಮಾಡತಕ್ಕಂತಹ ದಿವ್ಯವಾದ ಕಥೆ ಅದನ್ನು ನಾಳೆಗಿಟ್ಕೊಳ್ಳೋಣ ಭೀಮ ಹನುಮ ಪರಸ್ಪರ ಭೇಟಿಯಾಗುವಂತಹ ಸೌಗಂಧಿಕಾ ಪುಷ್ಪಹರಣದ ಕಥೆ ಧರ್ಮವ್ಯಾಧನ ಕಥೆ ಅದರ ಜೊತೆಗೆ ನಾಳೆ ದಿವಸ ದೂರ್ವಾಸ ಆತಿಥ್ಯದ ಕಥೆ ಕ್ರಮದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತೇನೆ ಯಾಕೆಂದ್ರೆ ದುರ್ವಾಸ ಆತಿಥ್ಯ ದುರ್ವಾಸನ ನಮಗೂ ಭಯ ನಿಮಗೂ ಭಯ ಕೊನೆಗಿಟ್ಕೊಂಡು ಆ ಕಥೆ ಅವತ್ತು ಸರಿಯಾದ ವೇಳೆಗೆ ಬರಲಿಲ್ಲ ಅಂದ್ರೆ ಮಾಡಿಸುವ ಈ ಈ ಪ್ರಸಾದ ವ್ಯರ್ಥ ಆಗಬಾರದು ಅದು ಮೊದಲೇ ದುರ್ವಾಸರ ಕಥೆ ಹೇಳಿಬಿಡ್ತೇನೆ ದುರ್ವಾಸರ ಕಥೆ ಹೇಳಿ ಅಷ್ಟಾವಕರ ಕಥೆ ಸೌಗಂಧಿಕ ಹರಣ ಘೋಷಯಾತ್ರೆ ಅವಕಾಶ ಇದ್ರೆ ದ್ರೌಪದಿ ಸತ್ಯಭಾಮ ಸಂವಾದದ ಕಥೆ ಇಲ್ಲದ್ರೆ ಅದನ್ನು ನಾಡಿದಿಗೆ ಹಾಕ್ಕೊಳ್ತೇನೆ ಉಪಾಖ್ಯಾನದಲ್ಲಿ ಸ್ವಲ್ಪ ರಾಮಾಯಣ ಸಾವಿತ್ರಿ ಚರಿತ್ರೆ ಕುಂಡಲಾಹರಣ ಇದು ಹೇಳಿದರೆ ನಾಡಿದ್ದಕ್ಕೆ ಮುಗಿಯುತ್ತೆ ಈ ವನಪರ್ವದ ಕಥೆ ಅಂತ ಹೇಳಿ ಇನ್ನು ಮಂಗಳವನ್ನು ಆಚರಣೆ ಮಾಡೋಣ ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಪಠೇತ್ ಸ ಭಾರತಫಲಂ ಪ್ರಾಪ್ಯ ಪರಂ ಬ್ರಹ್ಮಾದಿ ಗಚ್ಚತಿ ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಮೇ ಧರ್ಮಾದರ್ಥಶ್ಚ ಕಾಮಶ್ಚಾಸ ಕಿಮರ್ಥಂ ನ ಸೇವ್ಯತೆ ನ ಜಾತು ಕಾಮಾನ್ನ ಭಯಾನ್ನ ಲೋಭಾತ್ ಧರ್ಮಂ ತ್ಯಜೇತ್ ಇವೋ ನಿತ್ಯ ಹೇತುರಸ್ಯ ತ್ವನಿತ್ಯ ಕಾರ್ಷ್ಣಂ ವೇದಂ ಇಮಂ ವಿದ್ವಾನ್ ಶ್ರಾವಯಿತ್ವಾರ್ಥಮಶ್ನುತೆ ನಿಯಮಸ್ಥ ಶುಚಿಶ್ರೋತ ಶೃಣ್ವನ್ ಸಬಲಮಶ್ನುತೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ततो जयमुदीरयेत् नारायणम् नमस्कृत्य ञ्चैव नरोत्तमम् देवीम् सरस्वतीम् व्यासम् ततो जयमुदीरयेत् स्वस्य प्रजाभ्य परिपालयन्ताम् न्यायेन मार्गेण महीम् महिषाः गोब्राह्मणेभ्यः शुभमस्तु नित्यम् लोकाः समस्ताः सुखिनो भवन्तु मङ्गलम् मङ्गलम् मङ्गलम् नित्यश्रीर्नित्यमङ्गलम्